समस्ताः सुखिनो भवन्तु वेदान्ताचार्यवर्यो मे सन्निधत्ताम् सदा ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वदुष्टनप्तारम् शक्तेः पौत्रमकल्मषम् पराशरात्मजम् वन्दे सुखदातन्तपोनिधिम् सम्यज्ञाय कलापेन महता भारतेन च उपब्रह्मितवेदाय नमो व्यासाय विष्णवे नमोऽस्तु ते व्यासविशालबुद्धे उल्लारविन्दाय येन त्वया भारततैलपूर्णः प्रज्वालितो ज्ञानमयप्रदीपः जडान्तवधिरोन्मत्तम् तमो भूतुम् जगद्भवेत् जिज्ञानहुताशेन त्वयानोज्ज्वलितम् तमसान्धस्य लोकस्य वेक्षितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः मोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणेः ज्ञानमुद्राय कृष्णाय गीतामृतवे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगज्योतिम् नौमि नारायणम् हरिम् कृष्णाय यादवेन्द्राय ज्ञानमुद्रा ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದನೆ पाराशर्यवचःसरोजमपदम् गीतार्थगन्धोत्कटम् नानाख्यारकचेतरम् हरिकथा सम्बोधनाबोधितम् लोके सज्जनषट्पदैरारः पेपीयमानम् मुदा भुजाद्भारतपङ्कजम् कलिमलप्रध्वंसनश्रेयसे द्वैपायनोष्टपुटनिःसृतमप्रमेयम् पुण्यं पवित्रमथ पापहरं शिवम् च यो भारतम् समधिगच्छति वाच्यमानम् किम् तस्य पुष्करजलैरभिषेचनेन यो घोषतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य च तस्य धर्मे चार्थे च कामे च मोक्षे च भरदर्षभ यहास्ति तदन्यत्रयन्नेहास्ति महत्वाद्भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनस्य शाखा मातृसुतौ पुष्पफले समर्थे मूलम् कृष्णो ब्रह्म च ब्राह्मणाश्च ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ಲೋಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣಕಟಾ ಜಯದ್ಗದ ಜಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ त्वत्तीर्णाकुल कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಈ ಹೊತ್ತು ಪ್ರವಚನ ಆರಂಭಿಸುವ ಮುನ್ನ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಶಿವರಾತ್ರಿ ರಾಮಾಯಣದ ಶ್ರೀ ಆಂಜನೇಯ ಸ್ವಾಮಿ ಅವನಲ್ಲಿ ಮಾರುತಿ ಮಾರುತನ ಅಂಶದ ಜೊತೆಗೆ ರುದ್ರಾಂಶವೂ ಉಂಟು ಎಂಬುದಾಗಿ ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ ಆಂಜನೇಯ ಸ್ವಾಮಿಯ ಸರಣೆ ಸ್ಮರಣೆಯಿಂದ ಸಕಲ ಕಾರ್ಯಗಳ ಸಿದ್ಧಿಯುಂಟು ಅದು ಅನುಭವಿಸಿದವರಿಗೆ ಗೊತ್ತು ನಮ್ಮ ಮಿತ್ರರಲ್ಲಿ ಆಂಜನೇಯ ಸ್ವಾಮಿಯ ಪರಮ ಭಕ್ತರಾದಂತಹ ಶ್ರೀಮಾನ್ ಶ್ರೀನಿವಾಸಯ್ಯನವರು ಒಂದು ಅಪರೂಪದ ಆಂಜನೇಯ ಸ್ವಾಮಿಯ ಚಿತ್ರವನ್ನು ಶ್ರೀಮತಿ ಪಡಿಯಾರ್ ಅವರಿಗೆ ಕೊಡಬೇಕು ಅಂತ ಉದ್ದೇಶ ಮಾಡಿದ್ದಾರೆ ಅವರು ಬಂದು ಅವರ ಕೈಯಲ್ಲಿ ಸ್ವೀಕಾರ ಮಾಡಬೇಕು ಅವರು ದೊಡ್ಡವರು ನನಗೂ ಒಂದು ಚಿತ್ರವನ್ನು ಕೊಡುತ್ತಿದ್ದಾರೆ ನಾರಾಯಣ ನಾರಾಯಣ ಮಂಗಳಾಲಿ ಆ ಚಿತ್ರದ ವೈಶಿಷ್ಟ್ಯ ಹೇಳ್ತೇನೆ మెల్లగా మెల్లగా జాగ్రత్త నారాయణ నారాయణ ಸ್ವಾಮಿಯ ಈ ಚಿತ್ರದಲ್ಲಿ ಕೈಯಿನ ಕಮಲದಲ್ಲಿ ರಾಮಚಂದ್ರ ಸ್ವಾಮಿಯನ್ನು ದರ್ಶನ ಮಾಡುತ್ತಿರುವಂತಹ ಆಂಜನೇಯ ತೋಳುಗಳಲ್ಲಿ ತಲೆ ಮುಡಿಯಲ್ಲಿ ಕೊರಳಲ್ಲಿ ರುದ್ರಾಕ್ಷಿಯ ಮಾಲಿಕೆಗಳ ಅಂಶ ಇಂಥದೊಂದು ಚಿತ್ರವನ್ನು ನಾವೆಲ್ಲಿ ನೋಡಿಲ್ಲ ತುಂಬಾ ಅಪರೂಪದ ಚಿತ್ರ ಇವತ್ತು ತಮಗೆಲ್ಲರಿಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಉಂಟಾಗಲಿ ಪ್ರಾರ್ಥನೆ ಮಾಡ್ತೇನೆ ಇಡಿ ಮುಂದೆ ಇಡಿ ಮುಂದೆ ಇಡಿ ಮಹಾಭಾರತದಲ್ಲಿಯೂ ಮಾರುತಿ ಉಂಟು ಸಾಕ್ಷಾತ್ ಆಂಜನೇಯನೇ ಬರ್ತಾನೆ ಮತ್ತು ಭೀಮಸೇನ ಅವನ ಇನ್ನೊಂದು ರೂಪ ಇವರಿಬ್ಬರು ಇಲ್ಲದೆ ರಾಮಾಯಣ ಮಹಾಭಾರತವಿಲ್ಲ ಇವತ್ತು ಪೂರ್ತಿ ಇದು ಭೀಮಸೇನನ ಕಥೆ ಇವತ್ತು ದುರ್ಯೋಧನ ಸಂಹಾರದವರೆಗೆ ನಾವು ಬರಬೇಕು ಈಗ ಕಥಾರಂಭ ಮಾಡ್ತಾ ಇದ್ದೇವೆ ನಿನ್ನೆ ಸಂಜೆವರೆಗೆ ತಾವು ಕಥೆಯನ್ನು ಕೇಳಿದಿರಿ ಶಲ್ಯನೂ ಯುದ್ಧದಲ್ಲಿ ಸತ್ತು ಹೋದ ಶಲ್ಯ ಸೋದರ ಸತ್ತು ಹೋದ ಶಕುನಿ ಹೋದ ಶಕುನಿಯ ಮಗ ಉಲೂಕನು ಹೋದ ಕೌರವ ಸೈನ್ಯದಲ್ಲಿ ಉಳಿದವರು ಯಾರು ದುರ್ಯೋಧನ ಒಬ್ಬ ಅಶ್ವತ್ಥಾಮ ಒಬ್ಬ ಕೃತವರ್ಮ ಒಬ್ಬ ಕೃಪಾಚಾರ್ಯ ಒಬ್ಬ ಸಂಜಯ ಲೆಕ್ಕಕ್ಕಿಲ್ಲ ಅವನು ಯುದ್ಧವೀರನಲ್ಲ ಇವರು ನಾಲ್ವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಪಾಂಡವರ ಕಡೆ ಆನೆ ಎಷ್ಟಿತ್ತು ಕುದುರೆ ಎಷ್ಟಿತ್ತು ಸೈನ್ಯ ಎಷ್ಟಿತ್ತು ಅದೆಲ್ಲ ಲೆಕ್ಕಾಚಾರ ಕೊಟ್ಟಿದ್ದೇನೆ ಹದಿನೆಂಟು ದಿವಸಗಳ ಯುದ್ಧ ಒಂದು ರೀತಿಯಲ್ಲಿ ಮುಕ್ತಾಯವಾಗ್ತಾ ಬಂತು ಇನ್ನು ಸೂರ್ಯಾಸ್ತಮಾನಕ್ಕೆ ವೇಳೆ ಇತ್ತು ಅವತ್ತು ಸಂಜೆ ಏನಾಯಿತು ಸಂಜೆಯ ಬಯಸ್ಕೊಂಡ ಧೃತರಾಷ್ಟ್ರನ ಕೈಯಲ್ಲಿ ಬರೀ ಮರಣವಾರ್ತೆಯನ್ನೇ ಹೇಳ್ತೀಯೇ ನಮ್ಮ ಹುಡುಗರು ಸತ್ತದ್ದೇ ಹೇಳ್ತೀಯೇ ಒಂದಾದರೂ ಪಾಂಡವರು ಸತ್ತದ್ದು ಹೇಳೋದಿಲ್ವಲ್ಲ ಅವರು ಸತ್ತಿದ್ರೆ ತಾನೇ ಹೇಳಬೇಕು ನ್ಯೂಸ್ ಪೇಪರ್ನ ಬೈದೇನು ಪ್ರಯೋಜನ ಇದ್ದದ್ದನ್ನು ಅವರು ಹೇಳಬೇಕು ಇಲ್ಲದೆ ಇದ್ದದನ್ನು ಹೇಳಬಾರ್ದು ಬೇಜಾರಾಯಿತು ಯುದ್ಧ ಭೂಮಿ ಸುತ್ತಾಡಬೇಕು ಅಂತ ಬಂದ ಸಾತ್ಯಕಿ ಕೈಗೆ ಸಿಕ್ಕಾಕೊಂಡ ಸಾತ್ಯಕಿ ಸಂಜಯನನ್ನು ಹಿಡಿದಾಗ ಕೌರವ್ರ ಕಡೆ ಅವನು ಮುಗಿಸ್ಬೇಕು ಅಂದಾಗ ಧೃಷ್ಟಜುಮ್ನ ಬಂದ ಇವನು ವ್ಯಾಸ ಶಿಷ್ಯ ಇವು ನಮಗೆ ಯುದ್ಧಕ್ಕೆ ಸಂಬಂಧವಿಲ್ಲ ಸ್ವಲ್ಪ ಮುಂದಕ್ಕಿಡಿ ಆಯ್ತು ಆಯ್ತು ಬಿಡಿ ಆಯ್ತು ಆಯ್ತು ಸ್ವಯಂ ವೇದವ್ಯಾಸರೇ ಬಂದು ಸಂಜಯನನ್ನು ಬಿಡಿಸಿದರು ಆದರೆ ಸಂಜಯನಿಗೆ ಯುದ್ಧ ಭೂಮಿಯನ್ನು ದಾಟಿಕೊಂಡು ಬರುವುದು ಕಷ್ಟವಾಯಿತು ಎಲ್ಲಿ ನೋಡಿದರೆ ಆನೆಗಳ ಹೆಣ ಕುದುರೆಗಳ ಹೆಣ ದುರ್ವಾಸನೆ ಕಾಡು ಪ್ರಾಣಿಗಳು ತೋಳ ಮೊದಲಾದವೆಲ್ಲ ನದಿಗಿರಿ ಎಲ್ಲ ತಿಂತಾ ಇವೆ ಹೆಣಗಳನ್ನು ರಕ್ತ ಅಲ್ಲಲ್ಲಿಯೇ ಮಡ್ಡು ಕಟ್ಟಿದೆ ದಿಕ್ಕು ತಿಳಿತಾ ಇಲ್ಲ ಯುದ್ಧ ಭೂಮಿಯಲ್ಲಿ ಹಾಗಾಗೋ ಓಡಾಡ್ಕೊಂಡು ಬರುವಾಗ ಒಂದು ಮರದ ಕೆಳಗಡೆ ಅಶ್ವತ್ಥಾಮಾದಿಗಳನ್ನು ಕಂಡ ಅಶ್ವತ್ಥಾಮ ಕೃಪಾ ಕೃತವರ್ಮ ಕೂತಿದ್ದಾರೆ ಅವರಿಗೆ ದುರ್ಯೋಧನ ಬದುಕಿದ್ದಾನೆಯೋ ಎಲ್ಲವೋ ಗೊತ್ತಿಲ್ಲ ದುರ್ಯೋಧನನಿಗೆ ಅವರು ಬದುಕಿದ್ದಾರೆಯೋ ಇಲ್ವೋ ಗೊತ್ತಿಲ್ಲ ಕಮ್ಯುನಿಕೇಷನ್ ಇಲ್ಲ ಎಲ್ಲ ಸಮಾಚಾರ ಕೊಡೋರೆಲ್ಲ ಹೋಗ್ಬಿಟ್ಟಿದ್ದಾರೆ ದುರ್ಯೋಧನ ಬದುಕಿದ್ದಾನೆಯೋ ಇಲ್ವೇ ಅಂತ ಬೆದಕಿ ಬೆದಕಿ ಕೇಳ್ತಾರೆ ಕೃಪಾಶ್ವತ್ಥಾಮರು ಅವನು ಬದುಕಿರೋದನ್ನು ಪ್ರತ್ಯಕ್ಷ ಕಂಡವನು ಸಂಜಯ ಆ ಕಥೆ ಹೇಳ್ತೇನೆ ಮುಂದೆ ಇವರಿಗೆ ಹೇಳುವುದಕ್ಕೂ ಹಿಂದೆ ಮುಂದೆ ನೋಡಿದ ಸಮಾಚಾರ ಎಲ್ಲಿ ಹೋಗಿಬಿಡ್ತದೆಯೋ ಅಂತ ಆಮೇಲೆ ಇವರು ಕೈಲಿ ಪ್ರಮಾಣ ಮಾಡಿಸಿಕೊಂಡು ಬನ್ನಿ ಬನ್ನಿ ಮೇಲ್ಗಡೆ ಬಂದುಬಿಡಿ ಮೇಲ್ ಬನ್ನಿ ಅಲ್ಲಿ ಹಿಂದೆ ಕುರ್ಚಿ ಇದೆ ಇನ್ನೊಂದು ಹಾಕಿ ನಡೆದದ್ದೇನೋ ಎಂಬುದನ್ನ ವಿವರಿಸ್ತಾ ಇದ್ದಾನೆ ದುರ್ಯೋಧನ ತುಂಬ ದಣಿದು ಮೈ ಕೈಯಲ್ಲೆಲ್ಲ ತುಂಬ ಗಾಯಗಳಾಗಿ ಮನಸ್ಸಿನಲ್ಲಿಯೂ ತುಂಬ ಚಿಂತೆಯಿಂದ ತನ್ನ ನಂಬಿದವರೆಲ್ಲ ಹೋಗಿ ಒಬ್ಬರೂ ಸಹಾಯಕ್ಕೆ ಇಲ್ಲದೆ ಒಂದು ಒಳ್ಳೆಯ ಮಾತನ್ನು ಹೇಳಿದೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ ಮನಸ್ಸು ಮತ್ತು ಮೈ ಸಂಬಂಧ ಹೇಗಿರ್ತದೆ ನೋವು ಪಟ್ಟವರು ಗೊತ್ತಾಗುತ್ತೆ ಮನಸ್ಸಿಗೆ ನೋವಾದರೆ ಶರೀರಕ್ಕೂ ನೋವಾಗುತ್ತೆ ಶರೀರಕ್ಕೆ ನೋವಾದರೆ ಮನಸ್ಸಿಗೂ ನೋವಾಗುತ್ತೆ ಆ ಉರಿ ಮನಸ್ಸಿನ ಉರಿ ಶರೀರದ ಉರಿ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅರ್ಜುನ ಕೂಡ ಯುದ್ಧ ಭೂಮಿಯಲ್ಲಿ ಹೇಳ್ತಾನೆ ಶೋಕವೆಂಬುದು ಮನಸ್ಸಿಗೆ ಬಂದರೆ ಉಚ್ಛೋಷಣಂ ಇಂದ್ರಿ ಇಂದ್ರಿಯಗಳನ್ನು ಶೋಷಣೆ ಮಾಡಿಬಿಡುತ್ತದೆ ಕಣ್ಣು ಕಿವಿ ಮೂಗು ಇದೊಂದು ವಿಚಿತ್ರ ರೀತಿಯಲ್ಲಿ ಉರಿಯುವುದಕ್ಕೆ ಆರಂಭ ಆಗುತ್ತೆ ಹೊರಗಿಂದ ಹೊಗೆ ಬಂದರೆ ಉರಿಯೋದು ಬೇರೆ ಘಾಟಿಗೆ ಮೈ ಉರಿಯೋದು ಇಂದ್ರಿಯಗಳು ಉರಿಯೋದು ಬೇರೆ ಮನಸ್ಸಿಗೆ ಶೋಕ ಉಂಟಾದರೆ ಶೋಕ ಅನ್ನೋದಕ್ಕೆ ಶುಚ್ ಧಾತುವಿನಿಂದ ಬಂದದ್ದು ಸುಡುವುದು ಅಂತ ಅರ್ಥ ಶೋಕ ಅಂದ್ರೆ ಒಳಗಿಂದ ಸುಡುವುದು ಕೆಲವು ಭಾವನೆಗಳು ಹೀಗೆ ಸುಡ್ತವಲ್ಲ ನಮಗೆ ಕಣ್ಣಿಗೆ ಕಾಣಿಸದೇ ಇರುವ ಮನಸ್ಸು ಅದರ ಸುಳಿ ಅದರ ಆಳ ಸೈಕಿ ಅದು ಎಷ್ಟು ದಿವಸ ಆದರೂ ಕೆಲವು ಶೋಕಗಳಾಗೋದಿಲ್ಲ ಬಹಳ ಬಹಳ ಸಂಕಟವಾಗುತ್ತೆ ಅದನ್ನು ಆ ಸಂಕಟ ಅನ್ನೋದಕ್ಕೆ ಭಗವದ್ಗೀತೆ ಕೇಳಿ ಭಾಗವತ ಕೇಳಿ ಹರಿವಂಶ ಕೇಳಿ ರಾಮಾಯಣ ಕೇಳಿ ಅಂತ ಯಾತಿ ಹೇಳ್ತೇವೆ ಭಗವಂತನ ಸ್ಮರಣೆ ಆ ಗುಣಗಳ ಸ್ಮರಣೆ ಬಿಟ್ಟು ಕೆಲವೊಂದು ರೀತಿಯ ಶೋಕಗಳಿಗೆ ಔಷಧಿ ಇಲ್ಲ ಯಾವ ಬಯೋಕೆಮಿಕಲ್ ಆಯುರ್ವೇದಿಕ್ ಯಾವ ಔಷಧಿಯನ್ನು ಗುಣ ಮಾಡೋದಿಲ್ಲ ಕೆಲವು ರೋಗಗಳನ್ನು ಅದರಲ್ಲಿ ದುರ್ಯೋಧನಂದಂಥ ರೋಗ ತಾನೇ ಮಾಡಿಕೊಂಡು ರೋಗ ಲೋಕದಲ್ಲಿ ಯಾರೆಲ್ಲ ಎಂಥ ಸಾಮಾನ್ಯರೆಲ್ಲ ಬಂದು ಬುದ್ಧಿ ಹೇಳಿದರು ನೀ ಸಾಯಬೇಡ ನಿನ್ನ ತಮ್ಮಂತರನ್ನು ಸಾಯಿಸಬೇಡ ಇದ್ದದ್ದನ್ನು ಕಳ್ಕೋಬೇಡ ಒಂದು ಐದು ಹಳ್ಳಿ ಕೊಟ್ಬಿಡು ರಾಜಿ ಮಾಡ್ಕೋ ಪಾಂಡವರ ಜೊತೆಯಲ್ಲಿ ನೀ ಹೇಳ್ದಾಗ ಕೇಳ್ತಾರವರು ಇವನಿಗೆ ನಂಬಿಕೆ ಇಲ್ಲ ಅದೇ ರೋಗ ಜನರಲ್ಲಿ ನಂಬಿಕೆ ಇಲ್ಲ ಯಾರಲ್ಲಿ ವಿಶ್ವಾಸವಿಲ್ಲ ಬರೀ ಅಪನಂಬಿಕೆ ಹೌ ಕ್ಯಾನ್ ಯು ಲಿವ್ ಇನ್ ಎಟರ್ನಲ್ ಡೌಟ್ ಯೋಚನೆ ಮಾಡಿ ಎಲ್ಲವನ್ನೂ ಸಂಶಯ ಪಡ್ತಾ ಸಂಶಯದಲ್ಲಿ ಸಂಶಯದಲ್ಲಿ ಸಂಶಯದಲ್ಲಿ ಬಾಳುವುದಕ್ಕಾಗ್ತದೆಯೇ ಕಮ್ಯುನಿಸ್ಟ್ ವಿಷಯ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನಿನ್ನೆ ಮೊನ್ನೆಯಿಂದ ಟಿ ಎಸ್ ಎಲಿಯಟ್ ಎಂಬ ಕವಿ ಅವನು ಬೇರೆ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅದು ಇದಕ್ಕೆಲ್ಲ ಅನುಕೂಲವಾಗುತ್ತೆ ನೋಡಿ ವಿ ಕೆನಾಟ್ ಲಿವ್ ಇನ್ ಅನ್ ಎಟರ್ನಲ್ ಸ್ಟೇಟ್ ಆಫ್ ಪರ್ಪೆಚುವಲ್ ರೆವಲ್ಯೂಷನ್ ಪರ್ಪೆಚುವಲ್ ರೆವಲ್ಯೂಷನ್ ಅಂತಿಲ್ಲ ಪರ್ಪೆಚುವಲ್ ಎವಲ್ಯೂಷನ್ ಇದೆ ಪರ್ಪೆಚುವಲ್ ಎವಲ್ಯೂಷನ್ ಕಾಲಪುರುಷ ಮುಂದೆ ಹೋಗ್ತಾನೆ ಋತುಗಳು ಬದಲಿಯಾಗ್ತವೆ ಚಳಿ ಬಿಸಿಲು ಮಳೆ ಗಾಳಿ ಹಣ್ಣು ಹೂವು ಮನುಷ್ಯ ಎಲ್ಲ ಪಕ್ವಾಗುವುದಕ್ಕೆ ದೇವರೊಂದು ಗತಿ ಒಂದು ಸ್ಪೀಡ್ ಇಟ್ಟಿದ್ದಾನೆ ಕಾಲದಲ್ಲಿ ಅದಕ್ಕೆ ಎವಲ್ಯೂಷನ್ ಅಂತ ಹೇಳ್ತೇವೆ ಉದ್ಗತಿ ರೆವಲ್ಯೂಷನ್ ಅನ್ನುವುದು ಇದು ನಹುಷ ತ್ರಿಶಂಕು ಇವರೆಲ್ಲ ಮಾಡಿದ್ದು ಕ್ವಿಕ್ ರೆವಲ್ಯೂಷನ್ ಕ್ವಿಕ್ ರೆವಲ್ ಆಗಬೇಕು ಕಣ್ಣಿಗೆ ಬೇಕಾದಾಗಬೇಕು ಮಾಮಸ್ಯತ್ವಂ ಹಿಟ್ಲರ್ ಇವರು ಮಾಡಿದ್ದು ಅದರ ಅರ್ಲಿಯರ್ ರೂಪಾಂತರ ದುರ್ಯೋಧನ ಅವರು ಕೇಳಿದ್ರು ಬೆಳಗ್ಗೆ ಫೋನ್ ಮೇಲೆ ದುರ್ಯೋಧನನ ಒಂದು ಸ್ವಲ್ಪ ಮಟ್ಟಿಗೆ ಹಿಟ್ಲರ್ನ ಹೋಲ್ಬೋದೆ ಅಂತ ಕೇಳಿದರು ಖಂಡಿತ ಹೋಲ್ತಾನೆ ಯಾಕೆ ಹೋಲೋದಿಲ್ಲ ಇನ್ನು ಮುಂದೆ ಅವರು ಇದು ಕಲಿಯುಗ ಹೇಳಿ ಕೇಳಿ ಯಾರಲ್ಲಿಯೂ ನಂಬಿಕೆ ಇಲ್ಲದೆ ಇದ್ದ ಹೃದಯ ಅದು ಎಂಥ ಭಯಂಕರ ಹೃದಯ ಅದು ತನ್ನಲ್ಲಿಯೇ ನಂಬಿಕೆ ಇಲ್ಲ ಗುರುಗಳಲ್ಲಿ ನಂಬಿಕೆ ಇಲ್ಲ ವ್ಯಾಸರು ಹೇಳಿದ್ರೆ ನಂಬಿಕೆ ಇಲ್ಲ ಸಂಜಯ್ನಲ್ಲಿ ನಂಬಿಕೆ ಇಲ್ಲ ಕರ್ಣನನ್ನು ನಂಬಬಾರದೇ ಇದ್ದವನನ್ನು ನಂಬಿದ ಆ ನಂಬಿಕೆನಾದರೂ ಎಷ್ಟು ದೂರ ಇತ್ತು ಐ ಡೋಂಟ್ ನೋ ಸಮ್ ಪೀಪಲ್ ಸಿಂಪ್ಲಿ ಡೋಂಟ್ ಹ್ಯಾವ್ ದಿ ಕೆಪಾಸಿಟಿ ಟು ಲವ್ ಆರ್ ಅಂಡರ್ಸ್ಟ್ಯಾಂಡ್ ಆರ್ ಟ್ರಸ್ಟ್ ಅದರ್ ಪೀಪಲ್ ಆ ಜೊತೆ ಏನು ಮಾಡ್ತೀರಿ ಸ್ವಾಮಿ ನಂಬುವುದಂದ್ರೆ ಏನು ಯಾರು ಕೇಳಿದ್ರೆ ಏನು ಹೇಳ್ಕೊಡ್ತೀರಿ ಕೆಲವನ್ನು ಕಲಿಸೋಕ್ಕಾಗೋದಿಲ್ಲ ಪ್ರೇಮ ಮಾಡುವುದಂದ್ರೇನು ವಿಶ್ವಾಸ ಮಾಡುವುದಂದ್ರೇನು ಆತ್ಮವಿಶ್ವಾಸ ಅಂದ್ರೇನು ಇದು ಕಲಿಸುವಂತಹ ವಿಷಯವಲ್ಲ ಜೀವನದಲ್ಲಿ ತಾನೇ ಬರಬೇಕು ಅನುಭವಕ್ಕೆ ಬಂದಿದ್ರೆ ನಾವು ಅದನ್ನು ವಿವರಿಸಬಹುದು ಅನಾಲಿಸ್ ಮಾಡಬಹುದು ಆದ್ದರಿಂದ ಅವನು ನೋಡಿದ ಇವತ್ತಿನ ಕಥೆಯಲ್ಲಿ ನಿಮಗೆ ಅಯ್ಯೋ ಅನಿಸುತ್ತೆ ನಿನ್ನೆ ಕರ್ಣನ ಸ್ಥಿತಿ ಇದ್ದಾಗೆ ತಾನೇ ಮಾಡಿಕೊಂಡಿದ್ದು ಮನುಷ್ಯ ಮಾತ್ರನಿಗಿಂತಹ ಕಷ್ಟ ಬರಬಾರದು ತಾನು ನಂಬಿದ್ದು ಎಲ್ಲ ಕಳ್ಕೊಂಡ ಏನು ಉಳಿಲಿಲ್ಲ ಏನು ಕಳ್ಕೊಂಡ ಕೊನೆಯಲ್ಲಿ ಯಾತಕ್ಕೆ ಬದುಕಬೇಕು ಅನ್ನುವ ಗುರಿಯನ್ನು ಕಳ್ಕೊಂಡ ಮೋಟಿವ್ ಫೋರ್ಸ್ ಆಫ್ ಲೈಫ್ ಹೋಯಿತು ಆದರೆ ಬಂಡುಬಾಳು ಜೀವತ್ತು ಇವತ್ತು ಜೀವ ಉಳಿಸಿಕೊಂಡ್ರೆ ನಾಳೆ ಏನಾದರೂ ತಲೆಗೆ ಇನ್ನೊಂದು ವಿಷಮ ಚಿಂತನೆ ಬರ್ಬೋದು ಅಂತ ತಿಳ್ಕೊಂಡು ಎಲ್ಲ ಬಿಟ್ಟು ವೈಶಂಪಾಯನ ಸರೋವರಕ್ಕೆ ಹೋದ ತಪಸ್ ತಪಸ್ಸು ಮಾಡಿದ್ದಾಗ ನನ್ನ ಹೇಳಿದೆ ದಾರಿಯಲ್ಲಿ ಎರಡು ದೆವ್ವಗಳು ಮಾತಾಡ್ಕೊಳ್ತಾ ಇದ್ದು ನೆನ್ನೆ ಓದಿ ತೋರಿಸಿದ್ದೇನೆ ಬಹಳಷ್ಟು ಜನ ನಮಗೆ ಬೇಕಾದವ್ರು ನಿನ್ನೆ ಬರಲಿಲ್ಲ ಓದೋದು ನಮಗೆ ವೇಳೆ ಇಲ್ಲವಾದರೂ ಅದು ರನ್ನನ ಕದಾ ಮಾತು ಏನು ಹುಚ್ಚುಗಳು ದೆವ್ವಗಳು ನೀವು ಅಂತ ಬೈದ ಅವು ಹೇಳಿದ್ರು ನೀ ಹುಚ್ಚನೋ ನಾ ಹುಚ್ಚನೋ ನೀ ದೆವ್ವನೋ ನಾ ದೆವ್ವನೋ ಅಂತ ಹೇಳಿತು ಭೀಷ್ಮ ರಕ್ತ ಕುಡಿಯೋಣ ಅಂದರೆ ಅವನಿನ್ನೂ ಬದುಕಿದ್ದಾನೆ ದ್ರೋಣ ರಕ್ತ ಕುಡಿಯೋಣ ಅಂದ್ರೆ ಅಯ್ಯೋ ಬ್ರಾಹ್ಮಣರ ರಕ್ತ ಅದು ದುಶಾಸನ ರಕ್ತ ಕುಡಿಯೋಣ ಅಂದ್ರೆ ಎಲ್ಲವನ್ನೂ ಭೀಮನೇ ಕುಡಿದು ಬಿಟ್ಟ ನೀನೊಬ್ಬ ಬದುಕಿದ್ದೀಯೇ ನಿನ್ನ ರಕ್ತ ಕುಡಿಯೋಣ ಅಂದ್ರೆ ಯಾವತ್ತು ಸಾಯ್ತೀಯೇ ಹೇಳು ಅಂತ ಕೇಳ್ತು ಒಂದು ದೇವ ನಡುಗಿ ಹೋದ ಪಾಪ ಅವನ ಸ್ಥಿತಿ ನೋಡಿದ್ರೆ ಅವನಿಗೆ ಹಾಗಾಗಬಾರ್ದಿತ್ತು ಆಗಬಾರ್ದಿತ್ತು ಅನ್ನುವಷ್ಟರ ಮಟ್ಟಿಗೆ ಕರುಣೆ ನಮಗೆ ಒಳ್ಳೆಯದೇ ಅದು ಅದು ಅವನೇ ಮಾಡಿಕೊಂಡಿದ್ದು ಈಗ ವೈಶಂಪಾಯನ ಸರೋವರದಲ್ಲಿ ಸಂಜಯನ ಎದುರಿಗೆ ಒಳಕ್ಕೆ ಹೋಗಿದ್ದಾನೆ ಒಂದೆರಡು ಮಂತರದಿಂದಂ ಪೊರಮಟ್ಟ ಪಜ್ಜಯ ಪಜ್ಜಯ ಎಂಬುದನ್ ಎನಿಸಲ್ ಪಿಂದು ಪೆರಗಾಗಿ ಪುಗೆ ಛಿಹಿ ಎಂದು ಅವನಂ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟ್ಟಳ್ ಒಂದೆರಡು ಅಂತರದಿಂದಂ ಅವನಿಗೆ ಸರೋವರದೊಳಕ್ಕೆ ಹೇಗೆ ಹೋಗಬೇಕು ಅದರಲ್ಲೂ ಒಂದು ಶತ್ರುಗಳನ್ನು ಏಮಾರಿಸಬೇಕು ಅಂತ ಬುದ್ಧಿ ಹೆಜ್ಜೆ ಹಿಂಬದಿಯಾಗಿ ಹೆಜ್ಜೆ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾನೆ ಸರೋವರದೊಳಕ್ಕೆ ಒಳಗಿಂದ ಸರೋವರದಿಂದ ಹೊರಗೆ ಬಂದವರು ಇಬ್ಬರು ಬಂದ ಹಾಗೆ ಎರಡು ಕಡೆ ಹೆಜ್ಜೆ ಗುರುತನ್ನು ಬಿಟ್ಟ ಹಸನಾದ ಹುಡಿಮಂಡಿತಲ್ಲಿ ಆ ವೈಶಂಪಾಯನ ಸರೋವರ ಚಿತ್ರ ಆಗಿದೆ ಒಂದು ಕಡೆ ದೊಡ್ಡ ಮರಗಳು ಗುಡ್ಡ ಇನ್ನೊಂದು ಕಡೆ ಕೋರಕಲು ಭೂಮಿ ಇನ್ನೊಂದು ಕಡೆ ಸಮಸ್ಥಳ ಇನ್ನೊಂದು ಕಡೆ ಒಳ್ಳೆ ಗ್ಯಾಲರಿ ಮಾಡಿದಾಗ ಕಲ್ಲುಗಳು ಯಾರು ಕೂತ್ಕೊಳ್ಳೋದಕ್ಕೆ ಈ ಗದಾಯುದ್ಧ ಕಾಯಿ ಕಟ್ಟಾದ ಜಾಗ ಅದು ಒಂದೆರಡು ಮಂತರದಿಂದ ಪೊರಮಟ್ಟ ಪಜ್ಜ ಎಂಬುದೆನಿಸಲು ಪೊರಮಟ್ಟದು ಹೊರಗೆ ಬಂದದ್ದು ಹೆಜ್ಜೆ ಅಂತ ತಿಳಿಸು ಹಾಗೆ ಇಬ್ಬರು ಹೊರಗೆ ಬಂದ ಹಾಗೆಯೂ ಇಂದು ಪೆರಗಾಗಿ ಪುಗೆ ಹಿಮ್ಮಡಿ ಹಿಂದೆ ಹಿಂದೆ ಇಟ್ಕೊಂಡು ಇದು ಬ್ಯಾಕ್ವರ್ಡ್ ಫುಟ್ ಅಂತಾರೆ ಒಳಕ್ಕೆ ನುಗ್ಗಿದ ನಡೆಯುವ ಗತಿ ಅದಲ್ಲ ಅಂದರೆ ಯುದ್ಧದಿಂದ ಹಿಮ್ಮೆಟ್ಟಿದಾಗಾಯ್ತಲ್ಲ ವೀರನಾದವನು ಮುಂದೆ ಹೆಜ್ಜೆ ಇಡಬೇಕೆ ಹೊರತು ತಾನು ಒಬ್ಬನೇ ಇರಲಿ ಯಾರೇ ಇರಲಿ ಹಿಂದಕ್ಕೆ ಹೆಜ್ಜೆ ಇಟ್ಟದ್ದನ್ನು ನೋಡಿ ಕ್ಷಿಹಿ ಎಂದು ಅವನು ರಾಜ್ಯಲಕ್ಷ್ಮಿ ಪೇಸಿ ಬಿಸುಟ್ಟ ಅವನಲ್ಲಿ ಏನೋ ಒಂದು ಕಿಂಚಿತ್ ಪುಣ್ಯ ವಿಶೇಷದಿಂದ ರಾಜ್ಯವನ್ನು ಆಳುವ ಶಕ್ತಿ ಇತ್ತು ಏನು ಕಥೆಯೋ ವೀರಲಕ್ಷ್ಮಿ ರಾಜ್ಯಲಕ್ಷ್ಮಿ ಅವನು ಒಲಿದೆ ಎದುರಿಸಿ ಆಳ್ತಾ ಇದ್ನೆ ಯಾರೋ ಜನ್ಮಾಂತರದ ಪುಣ್ಯ ಇದ್ದಿರಬೇಕು ಓ ಯಾವತ್ತಿವನು ಹೇಳಿ ಆದನೋ ಇವನ ಸಾವಾಸ ಬೇಡ ಅಂತ ಅವಳನ್ನು ಬಿಟ್ಟು ಹೊರಟಳು ಮೂದೇವಿ ಆಕ್ರಮಿಸಿಕೊಂಡಿತು ಶ್ರೀ ಸೂಕ್ತದಲ್ಲಿ ಒಂದು ಮಂತ್ರ ಅನೇಕರು ಆ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆ ಮಂತ್ರಕ್ಕೆ ಸಂಬಂಧಪಟ್ಟದ್ದು ಹೇಳ್ತೇನೆ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುಧಾರಾಂ ತಾಂ ಪದ್ಮನೇಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಈ ಮಂತ್ರಕ್ಕೆ ಲಕ್ಷ್ಮೀದೇವಿಯನ್ನು ಆವಾಹನ ಮಾಡಿ ಮೂದೇವಿಯನ್ನು ತೊಲಗಿಸುವ ಶಕ್ತಿ ಇದೆ ಇದು ನಾನೊಂದು ಪುಸ್ತಕದಲ್ಲಿ ಬರೆದಿದ್ದೆ ಒಂಬತ್ತು ಹತ್ತನೇ ಸಂಪುಟ ವೇದ ಸಂಸ್ಕೃತಿ ಬರೆದಿದ್ದು ನಾನೇ ಮರೆತಿದ್ದೆ ಮೈಸೂರಲ್ಲಿ ಯಾರೋ ಒಬ್ಬರು ಒಬ್ಬರು ಹೆಣ್ಣುಮಗಳು ನಾನು ನಿತ್ಯ ವಾಕಿಂಗ್ ಹೋಗ್ತಾ ಇದ್ದಾಗ ಒಂದು ಅಶ್ವತ್ ಕಟ್ಟೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ತಾ ಇದ್ದೆ ಹತ್ತು ಹೆಜ್ಜೆ ನಡೆದ್ರೆ ಕೂತ್ಕೊಳ್ಬೇಕು ನನ್ನ ಸ್ವಭಾವ ಹಿಂದೆ ಹಿಂದೆಯೇ ಬಂದರು ವಾಕಿಂಗ್ ಹೋಗ್ತಾ ಎರಡು ದಿವಸ ಮೂರು ದಿವಸ ನೋಡಿದೆ ಯಾಕಮ್ಮ ಯಾರು ನೀವು ಏನು ಬೇಕು ನಿಮಗೆ ಅವರು ನಾನು ಪ್ರಶ್ನೆ ಕೇಳ್ತೇನೆ ಏನು ಹೇಳಿ ಈ ಪುಸ್ತಕದಲ್ಲಿ ಮಹಾಲಕ್ಷ್ಮಿ ವೈಭವದಲ್ಲಿ ಶ್ರೀ ಸೂಕ್ತ ಕೊಟ್ಟಿದ್ದೀರಿ ವ್ಯಾಖ್ಯಾನ ಮಾಡಿದ್ದೀರಿ ಈ ಮಂತ್ರದ ವ್ಯಾಖ್ಯಾನದಲ್ಲಿ ಇದನ್ನು ಭಕ್ತಿಯಿಂದ ಜಪ ಮಾಡಿದವರಿಗೆ ಮನೆಯಲ್ಲಿ ಮೈಯಲ್ಲಿ ಏನಾದರೂ ಒಂದು ಅವಲಕ್ಷಣ ರೋಗದ ಲಕ್ಷಣ ಮೂದೇವಿ ಜಾಡ್ಡೆ ಇದ್ರೆ ಹೋಗದೆ ಅಂತ ಹೋಗುತ್ತೆ ಅಂತ ಬರೆದಿದ್ರಿ ಈ ಮಂತ್ರವನ್ನು ನೀವು ನನಗೆ ಉಪದೇಶ ಮಾಡಬಹುದೇ ಅಂತ ಕೇಳಿದ್ರು ನೀವು ಲಕ್ಷಣವಾಗಿದ್ದೀರಿ ಏನಮ್ಮ ನಿಮ್ಮ ನೋಡಿದ್ರೆ ರಾಜಕಳೆ ಇದೆ ಏನು ತೊಂದರೆ ನಿಮಗೆ ಅವ್ರು ಹೇಳಿದ್ರು ನನಗೊಬ್ಬ ಮಗ ಇದ್ದಾನೆ ಅರವತ್ತೈದು ಪರ್ಸೆಂಟ್ ತಗೊಂಡಿದ್ದಾನೆ ಇದು ವೈಯಕ್ತಿಕ ಡೀಟೇಲ್ಸ್ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಅದು ಪುರಾಣ ಕಥೆಗಳಿಗಿಂತ ತುಂಬ ಮುಖ್ಯವಾದದ್ದು ಅನೆಕ್ಡೋಟ್ಸು ಇದೆಲ್ಲ ನನ್ನ ಜೀವನ ಚರಿತ್ರೆ ಬರೀರಿ ಅಂತ ಕೂತಿದ್ದಾರೆ ಪಡಿಯಾರವರು ಅನೇಕರು ಉಪಯೋಗ ಬರುತ್ತೆ ಅಂತ ಅವರು ಪಬ್ಲಿಷ್ ಮಾಡ್ತಾರಂತೆ ಅವರು ಹೇಳ್ತಿದ್ದಾರೆ ಬರೀರಿ ಅಂತ ಅವ್ರ ಹೆಸರು ಹೇಳೋದಿಲ್ಲ ನನಗೆ ಗೊತ್ತಿಲ್ಲ ಯಾರೋ ಅವ್ರ ಹೆಸರು ನನ್ನ ಮಗನಿಗೆ ಅರವತ್ತೈದು ಪರ್ಸೆಂಟ್ ಬಂದಿದೆ ಎಂಜಿನಿಯರಿಂಗ್ನಲ್ಲಿ ಅರವತ್ತೈದು ಪರ್ಸೆಂಟ್ ಯಾತಕ್ರಮ ಆಗುತ್ತೆ ಇಲ್ಲ ಅವನಿಗೆ ಎಲ್ಲಿಯೂ ಕೆಲಸ ಸಿಗ್ತಾ ಇಲ್ಲ ಅದಕ್ಕೆ ಇದರಿಂದ ಏನಾದ್ರು ಒಳ್ಳೇದಾಗ್ಬೋದು ಹೆಚ್ಚು ಹೊಟ್ಟೆ ನೋಡಿ ಎಷ್ಟಾದರೂ ತಾಯಿ ಅದರ ಸಮೀಪದಲ್ಲಿ ಒಂದು ಗ್ರಹಣ ಬಂತು ನಾನು ಹೇಳಿದ ಮಂತ್ರ ಉಪದೇಶಕ್ಕೆ ಗ್ರಹಣ ಒಳ್ಳೆ ಕಾಲ ಒಂದು ದಿವಸ ಮುಂಚೆ ನೀವು ಬಂದು ಹೋಗಿ ನಿಮ್ಮ ಮಗನ ಕರ್ಕೊಂಡು ಬನ್ನಿ ಏನು ಸಮಸ್ಯೆ ಇದೆ ನೋಡೋಣ ನಾನು ಮಂತ್ರವಾದಿ ಅಲ್ಲ ಅವ್ರಿಗೆ ಆ ನಂಬಿಕೆ ಇತ್ತು ನಂಗೆ ಗೊತ್ತಿಲ್ಲ ಬಂದ್ರೆ ಆ ಹುಡುಗನ ಲಕ್ಷಣ ಮುಖದಲ್ಲಿ ಲಕ್ಷಣವಾಗಿ ಅವಲಕ್ಷಣವಾಗಿ ಒಂದು ಪ್ರೇತ ಕಳೆ ಆ ಹುಡುಗನ ಮುಖ ನೋಡಿದ್ರೆ ಏನೋ ಮೆಟ್ಕೊಂಡಿದೆ ಎನ್ನುವಂಥ ಭಾವನೆ ಆ ಹುಡುಗನ ಕಳಿಸ್ಬಿಡಿ ಅಂತ ಹೇಳಿದೆ ಹೌದಮ್ಮ ಸಮಸ್ಯೆ ಇದೆ ಅದಕ್ಕೇನು ಮಾಡಬೇಕು ಅಂದರೆ ನಾನೆಲ್ಲೋ ಹಿರಿಯರ ಕೈಯಲ್ಲಿ ಕೇಳಿದ್ದೆ ನಮ್ಮ ಅತ್ತಿಗೆ ಇದನ್ನು ಮಾಡಿ ಪಾಪ ತುಂಬ ಕಷ್ಟದಲ್ಲಿದ್ದವರು ಆಮೇಲೆ ಒಳ್ಳೆ ಸ್ಥಿತಿಗೆ ಬಂದರು ಅವರ ತಂದೆ ಉಪದೇಶ ಮಾಡಿದ್ದು ವೇದದ ಗಣಪಾಠಿಗಳು ಅದಕ್ಕೆ ಹೇಳಿದೆ ಒಂದು ಒಳ್ಳೆಯ ಗಂಧದ ಕಲ್ಲು ಗುಂಡು ಕಲ್ಲು ನಮ್ಮ ಹೆಣ್ಮಕ್ಕಳಿಗೆಲ್ಲ ಉಪದೇಶ ಮಾಡಿದ್ದೇನೆ ಅದರ ಮೇಲೆ ಈ ಕೃತಿಯಲ್ಲಿ ರಂಗವಲ್ಲಿಯಿಂದ ಸುದರ್ಶನ ಯಂತ್ರವನ್ನು ಬರೆದು ಅದರ ಮೇಲೆ ಒಂದು ದೀಪವನ್ನು ಇಡಬೇಕು ಆ ದೀಪ ನಲವತ್ತೆಂಟು ದಿವಸ ಆರಬಾರದು ಫಾರ್ಟಿ ಡೇಸ್ ಎಣ್ಣೆ ಬತ್ತಿ ಹೆಚ್ಚು ಕಮ್ಮಿ ಆಯಿತು ಮೊದಲೇ ಇನ್ನೊಂದು ದೀಪವನ್ನು ಹಚ್ಚಿ ಆ ಜಾಗದಲ್ಲಿ ಇಟ್ಟೆ ಅದು ವಾಪಸ್ ತೆಗಿಬೇಕೆನ್ನೊಂದನ್ನು ಮತ್ತು ಬೆಳಗ್ಗೆ ಸಾಯಂಕಾಲ ನೂರೆಂಟು ಆವರ್ತಿ ನೀವು ವೈದಿಕರೋ ಅವೈದಿಕರೋ ಗೊತ್ತಿಲ್ಲ ಸ್ವರ ಬಿಟ್ಟು ಇದನ್ನು ನೀವು ನಿಮ್ಮ ಕಿವಿ ಕೇಳಿಸೋ ಹಾಗೂ ಉಚ್ಚಾರ ಮಾಡಿ ಅಕ್ಷತೆಯಿಂದ ದೀಪವನ್ನು ಪೂಜಿಸಿ ನೋಡಿ ಇದರ ಫಲವನ್ನು ಹೇಳಿ ಎಂಟು ದಿವಸಕ್ಕೆ ಬಂದರು ಅವರು ಎಂಟೇ ದಿವಸ ಏನಾಯಿತು ಇದು ಕೇಳಿದರೆ ಬರ್ಕೊಡಿ ಮಂತ್ರ ನಾನು ದಯವಿಟ್ಟು ಉಪದ್ರವ ಕೊಡಬೇಡಿ ದೊಡ್ಡವ್ರ ಕೈಲಿ ನಿಮ್ಗೆ ಹತ್ತಿರ ಯಾರಿದ್ದಾರೆಯೋ ನೀವು ಮಾಡಿ ಖಂಡಿತ ಫಲವನ್ನು ಕೊಡುತ್ತೆ ಲೋಕಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೆ ನಮ್ಮ ಸ್ವಾರ್ಥ ಇಲ್ಲ ಬಂದರು ಒಂದು ಕನಸಾಯಿತು ಏನಾಯ್ತು ಕನಸು ಕನಸಿನಲ್ಲಿ ಯಾವುದೋ ಒಂದು ಮನೆ ನಾನು ಬಾಗಿಲು ತೆಗಿತೀನಿ ಬರೀ ಧೂಳು ಧೂಳಿನಲ್ಲಿ ಯಾರದೋ ಹೆಜ್ಜೆಗಳನ್ನು ಕಂಡಂತಾಯಿತು ಇದೇನು ಒಳ್ಳೇದೋ ಕೆಟ್ಟದ್ದೋ ಗೊತ್ತಾಗಲಿಲ್ಲ ನಾ ಕೇಳಿದೆ ಇದು ಒಳಗಿಂದ ಹೊರಗೆ ಬಂದ ಹೆಜ್ಜೆಯೋ ಹೊರಗಿಂದ ಒಳಗೆ ಹೋದ ಹೆಜ್ಜೆಯೋ ಒಳಗಿಂದ ಹೊರಗೆ ಹೋದದ್ದು ಬಹಳ ಸಂತೋಷ ಅಂದರೆ ಇದು ಈ ನಲವತ್ತೆಂಟು ದಿವಸ ನೀವು ಪೂಜೆ ಮಾಡೋ ಹೊತ್ತಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಹಾಸ್ಟೆಲ್ಗೆ ಚೆನ್ನಾಗಿ ಪೂಜೆ ಮಾಡಿ ಯಾವ ಹೆಣ್ಣು ಮಗಳು ಮನೆಗೆ ಬಂದರೂ ಒಳಕ್ಕೆ ಕರೆದು ನಿಮ್ಮ ಕೈಲಿದ್ದಿದ್ದು ದಕ್ಷಿಣೆ ತಾಂಬೂಲ ಕನಿಷ್ಠ ಪಕ್ಷ ಒಂದು ಹಣ್ಣು ಬಾಳೆಹಣ್ಣು ಮತ್ತೊಂದು ಇಟ್ಟು ಕೊಡಿ ನೀವು ನೋಡಿ ಮಾಡ್ತಾ ಹೋಗಿ ಇನ್ನೆಂಟು ದಿವಸ ಹೋಯಿತು ಅವರೇ ಬಂದರು ಹಣ್ಣು ಕಾಯಿ ಎಲ್ಲ ತಗೊಂಡು ನಮ್ಮ ಹುಡುಗನಿಗೆ ಕೆಲಸ ಆಯಿತು ಹದಿನೈದು ಸಾವಿರ ರೂಪಾಯಿ ಸಂಬಳ ಹೇಳಿದರು ಆಮೇಲೆ ತಿರುಗಿ ಬಂದರೆ ಪ್ರಮೋಷನ್ ಆಗಿದೆ ಚೆನ್ನಾಗಿದ್ದಾನೆ ನೋಡಿ ಜಾತಿ ಕೆಡ್ತೇವೆ ಅಂದರೆ ಮೂದೇವಿ ದೇವಿಗೆ ದೊಡ್ಡವಳೊಬ್ಬ ಇದ್ದಾಳೆ ಅವಳು ಅವಳು ಸಮುದ್ರ ಮಸನದಲ್ಲಿ ಬಂದವಳೆ ಅಲಕ್ಷ್ಮಿ ಅಂತ ಹೆಸರು ಅವಳಿಗೆ ಲಕ್ಷ್ಮೀ ನೀನು ಬಾಮ್ಮ ನಿಮ್ಮ ಅಕ್ಕ ನಮ್ಮ ಮನೆ ಬಿಟ್ಟು ಹೋಗಲಿ ಅಂತ ಹೇಳೋ ಮಂತ್ರ ಅದು ಆರೋಗ್ಯಕ್ಕೆ ಸಂಬಂಧ ಐಶ್ವರ್ಯಕ್ಕೆ ಸಂಬಂಧ ಮನಸ್ಸಿಗೆ ನೆಮ್ಮದಿಗೆ ಸಂಬಂಧಪಟ್ಟ ಮಂತ್ರ ಒಂದು ಶ್ರೀ ಸೂಕ್ತದಲ್ಲಿ ಎಷ್ಟಿದೆಯಪ್ಪ ಇದು ಹತ್ತೊಂಬತ್ತು ಮಂತ್ರ ಪುರುಷ ಸೂಕ್ತ ಹದಿನೆಂಟು ಮಂತ್ರ ತಂದೆಗೆ ಹದಿನೆಂಟು ತಾಯಿಗೆ ಹತ್ತೊಂಬತ್ತು ಅಮ್ಮನವರ ಯೋಗ್ಯತೆ ಒಂದು ಮಂತ್ರ ಹೆಚ್ಚು ಇವನೇನು ಮಂತ್ರ ಹೇಳ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ ಯಾವ ಪೂರ್ವಜರು ಕುರುವಂಶದ ಯಾರು ಪೂರ್ವ ಕುಂಡಿದಂದ್ರೋ ಏನೋ ಅವನಿಗೆ ರಾಜ್ಯ ಸಿಕ್ಕಿತು ಯಾವಾಗ ಹಿಂಬದಿಗೆ ಹೆಜ್ಜೆ ಇಟ್ಟುಕೊಂಡು ಹೋದ ಲಕ್ಷ್ಮೀದೇವಿ ಬಿಟ್ಟು ಹೋರಡು ಮೂದೇವಿ ಅಡರಿಕೊಂಡಿತು ಸ್ವಲ್ಪ ಹೊತ್ತಲ್ಲಿ ಭೀಮನ ಕೈಯಲ್ಲಿ ಮರಣ ಬರುವಂತಹ ದುರ್ಯೋಗ ಉಂಟಾಯಿತು ಇದೆಲ್ಲ ಕಟ್ಟುಕತೆ ಅಂತ ತಿಳ್ಕೋಬೇಡಿ आदित्यवर्णे ವನಸ್ಪತಿ ಸ್ತವ ವೃಕ್ಷೋಥ ಬಿಲ್ವ ಬಿಲ್ಲು ಗಿಡದ ಬುಡದಲ್ಲಿ ಕೂತಿರ್ತಾಳಂತೆ ಲಕ್ಷ್ಮಿ ಯಾವ ರೂಪದಲ್ಲಿ ಇರ್ತಾಳೆ ಲಕ್ಷ್ಮಿ ನಮಗೆ ಗೊತ್ತಿಲ್ಲ ಲಕ್ಷ್ಮಾಂದ್ರ ಗುರುತು ಭಗವಂತನನ್ನ ಇವನು ಅಂತ ಗುರುತು ಮಾಡಿಕೊಡುವ ಲಕ್ಷಣವುಳ್ಳವಳು ಲಕ್ಷ್ಮೀದೇವಿ ಅದು ಎಂಟು ಲಕ್ಷ್ಮಿ ಅಷ್ಟಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತೇವೆ ಕೇಳ್ತೇವೆ ಮಹಾಲಕ್ಷ್ಮಿ ಕೃಪೆ ಇಲ್ಲದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಪಾಂಡವರ ಜಾತಕದಲ್ಲಿ ಏನೇನಿತ್ತೋ ತೊಂದರೆಗಳಿತ್ತೋ ದೇವಾಂಶ ಸಂಭೂತರಾಗಿಯೂ ಕಷ್ಟಗಳನ್ನು ಅನುಭವಿಸಿದರು ಈ ಒಂದು ಉತ್ತರಾಭಾದ್ರ ನಕ್ಷತ್ರ ದುರ್ಯೋಧನಂದು ಅವತ್ತು ಹೇಳೋದು ಮರೆತೆ ದುರ್ಯೋಧನರಿಗೆ ಅತ್ಯಂತ ಕ್ರೂರ ಗ್ರಹ ಸ್ಥಿತಿ ಚಿತ್ರ ನಕ್ಷತ್ರದಲ್ಲಿ ಶನಿ ಆಗಿದ್ದ ಅಂಗಾರಕ ಆಗಿದ್ದ ಮತ್ತೊಂದು ಆಗಿದ್ದ ಎಲ್ಲ ಕೊಟ್ಟಿದ್ದಾರೆ ವೇದಿವ್ಯಾಸರು ನಮ್ಮ ಗಡಿಬಿಡಿ ಇದೆಲ್ಲ ಡೀಟೇಲ್ ಆಗಿ ಪ್ರತಿಯೊಂದು ಶ್ಲೋಕವನ್ನು ಓದಿ ಹೇಳುವ ಸ್ಥಿತಿ ಇಲ್ಲ ಇವತ್ತು ಅವರು ಕೇಳಿದರು ಒಂದು ದೇವಸ್ಥಾನ ಕಟ್ಟಿಸಬೇಕಾಗಿದೆ ಅಂತ ನಾನು ಹೇಳಿದೆ ವೇದವ್ಯಾಸರ ಗುಡಿ ಕಟ್ಟಿಸಿ ಯಾರೂ ಕಟ್ಟಿಲ್ಲ ವೇದವ್ಯಾಸರ ಗುಡಿ ಕಟ್ಟಿಸಿ ಹತ್ತಾರು ಜನರ ಸಹಾಯ ತಗೊಳ್ಳಿ ಒಂದು ನಿಬಂಧನೆ ಹಾಕಬೇಕು ಚಂದ್ರ ಸೂರ್ಯ ಇರೋ ತನಕ ದಿನಂಪ್ರತಿ ಯಾರಾದರೊಬ್ಬರು ವ್ಯಾಸಭಾರತವನ್ನು ಓದ್ತಾ ಇರಬೇಕಲ್ಲಿ ಬಂದವರಿಗೆ ಎರಡೇ ಶ್ಲೋಕ ಮೂರೇ ಶ್ಲೋಕ ಜನರಿಗೆ ನನ್ನ ತಲೆಯಲ್ಲಿ ಬಂತು ನಾಲ್ಕು ದಿವಸ ಐದು ದಿವಸ ಹಿಂದೆ ವೇದವ್ಯಾಸರಿಗೆ ಉತ್ತರ ಭಾರತದಲ್ಲಿ ಅವರ ಅವತಾರ ಸ್ಥಳದಲ್ಲಿ ಮತ್ತು ಹರಿದ್ವಾರದಲ್ಲಿ ಕಾಶಿ ಮಠದ ಜಗದ್ಗುರುಗಳು ಸುಧೀಂದ್ರ ತೀರ್ಥ ಸ್ವಾಮಿಗಳು ಎಂಥ ದೇವಸ್ಥಾನ ಕಟ್ಟಿದ್ದಾರೆ ಕೋಟಿ ಕೋಟಿ ಕೋಟಿ ಹಣದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ವೇದವ್ಯಾಸರಿಗೆ ಪರಾಶರರಿಗೆ ಒಂದು ಗುಡಿಯಿಲ್ಲ ರಾಮಾನುಜಾಚಾರ್ಯರು ತಮ್ಮ ಗುರುಗಳಿಗೆ ಗುರುಗಳು ಯಾಮುನಾಚಾರ್ಯರು ಪ್ರಾಣ ಬಿಡೋ ಕಾಲದಲ್ಲಿ ಕೈಯಲ್ಲಿ ಬೆರಳು ಕೊರತೆ ಇತ್ತು ಅವರು ಶಿಷ್ಯರು ಹೇಳಿದರು ವ್ಯಾಸರಿಗೆ ಪರಾಶರರಿಗೆ ಸ್ಮಾರಕ ಮಾಡಲಿಲ್ಲ ಅಂತ ಕೊರತೆ ನಾನು ತೀರಿಸ್ತೇನೆ ಎಂದರು ಕೂರು ತಾಳ್ವಾರರ ಮಕ್ಕಳಿಗೆ ವ್ಯಾಸಭಟ್ಟ ಪರಾಶರ ಭಟ್ಟ ಅಂತ ಹೆಸರಿಟ್ಟರೆ ಹೊರತು ಮುಂದೆ ಬಂದವರು ನಮ್ಮಲ್ಲಿ ಶ್ರೀ ವೈಷ್ಣವರಲ್ಲಿ ವ್ಯಾಸ ಪರಾಶರ ಹೆಸರಿಟ್ಕೊಳ್ಳೋದು ಬಿಟ್ಬಿಟ್ರು ಪರಂಪರೆ ಅನ್ಫ್ಯಾಷನಬಲ್ ನೇಮ್ಸ್ ಗುಡಿ ಕಟ್ಟೋದು ಇನ್ನೂ ದೂರದ ಮಾತಾಯಿತು ನಮ್ಮ ಸಂಸ್ಕೃತಿ ಕೊಟ್ಟವರೇ ವ್ಯಾಸರು ವಾಲ್ಮೀಕಿ ಇವರಿಗೆ ನೀವು ಗುಡಿ ಕಟ್ಟದೆ ಪೂಜೆ ಮಾಡಿದೆ ನೀನು ಏನು ಶನೀಶ್ವರನಿಗೆ ನವಗ್ರಹಗಳಿಗೆ ಎಷ್ಟು ಗುಡಿ ಕಟ್ಟ ಅವ್ರನ್ನ ತಿರಸ್ಕಾರ ಮಾಡ್ತಾರೆ ನಿಮ್ಮ ಕಷ್ಟ ಪರಿಹಾರ ಮಾಡ್ತಾರೆ ನಿಜ ಅಲ್ಲ ವ್ಯಾಸರು ಕೊಟ್ಟದ್ದು ಇಡೀ ಭರತ ವರ್ಷದ ಸಂಸ್ಕೃತಿ ವ್ಯಾಸ ವ್ಯಾಸರ ಕೊಡುಗೆ ಒಂದು ಮಹಾಭಾರತವೇ ಬ್ರಹ್ಮಸೂತ್ರವೇ ಹದಿನೆಂಟು ಪುರಾಣವೇ ಹದಿನೆಂಟು ಉಪಪುರಾಣವೇ ನಿತ್ಯ ದೀಪ ಹಚ್ಚಿ ಅವರನ್ನು ಸಾಯಂಕಾಲ ಬೆಳಗ್ಗೆ ಎರಡೆರಡು ಶ್ಲೋಕ ಓದ್ತಾ ಇದ್ರು ಯಾರೊಬ್ರು ಮೊನ್ನೆ ಕೇಳಿದ್ರು ಈ ಮಾತು ಸ್ವಲ್ಪ ಗಟ್ಟಿಯಾಗಿ ಹೇಳಿ ವೇದಿಕೆ ಮೇಲಿಂದ ಅಂತ ನಮ್ಮಲ್ಲಿ ದುಸ್ಥಿತಿ ಎಷ್ಟು ಬಂದಿದೆ ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಇನ್ನೂ ಅನುಮಾನ ಪಡ್ತಾರೆ ಮನೆಯಲ್ಲಿ ಮಹಾಭಾರತ ಪುಸ್ತಕ ಇಡಬಹುದೇ ನೋಡಿ ನೀವೇ ಮಿಶ್ರ ಮಿಶ್ರ ಪ್ರತಿಕ್ರಿಯೆ ನಿಮ್ಮಲ್ಲೇ ಕೆಲವರಿಗೆ ಇನ್ನೂ ಭಯ ಇದೆ ಮನೆಯಲ್ಲಿ ಮಹಾಭಾರತ ಇಡ್ಬೋದೇ ಮನೆಯಲ್ಲಿ ರಾಮಾಯಣ ಇಡ್ಬೋದೆ ಮನೆಯಲ್ಲಿ ವಿಷ್ಣು ಶಾಸನ ಇಡ್ಬೋದೆ ವಿಶ್ವರೂಪ ಚಿತ್ರ ಇಡ್ಬೋದೆ ಬೇಡ ದಯವಿಟ್ಟು ಎಲ್ಲ ಕ್ರಿಶ್ಚಿಯನ್ರಾಗಿ ಯಾರು ಬೇಡ ಅಂತಾರೆ ನನಗೆ ನರಸಿಂಹಾವತಾರದಷ್ಟು ಕೋಪ ಬರುತ್ತೆ ಇಂಥ ಪ್ರಶ್ನೆಗಳನ್ನು ಕೇಳಿದರೆ ಪಂಚಮ ವೇದ ಅಂತವೇ ಇದು ಓದಬೇಕು ಅಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನ ಒಂದು ಅಕ್ಷರವನ್ನು ಓದಿದರೂ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ <coughs> ಇಂಥ ದಿವ್ಯ ಗ್ರಂಥ ಈ ದುರ್ಯೋಧನ ಯಾತಿ ಹೇಳ್ತಾ ಇದ್ದೇವೆ ಅಂದರೆ ಅವನು ಮೂದೇವಿ ಆವರಿಸ್ತು ಮಹಾಲಕ್ಷ್ಮಿ ಬಿಟ್ಟು ಹೋದಳು ಸರೋವರದೊಳಕ್ಕೆ ಹೋಗಿದ್ದಾನೆ ನಾನು ಇಲ್ಲಿದ್ದೇನೆ ಅಂತ ಯಾರಿಗೂ ಹೇಳಬೇಡ ಅಷ್ಟೇ ಅಲ್ಲ ಅವನ ಮನಸ್ಸಲ್ಲಿ ಬಹಳಷ್ಟು ಭಯ ಆವರಿಸಿತು ಸ್ಪಷ್ಟವಾಗಿ ಬರೆದಿದ್ದಾರೆ ವೇದವ್ಯಾಸರು ಗಂಡುಗಲಿ ನೀವು ತಿಳ್ಕೊಂಡಿದ್ದೀರಿ ದುರ್ಯೋಧನನ ಮನಸ್ಸಿನಲ್ಲಿ ಭಯ ಆವರಿಸಿತು ಅಲ್ಲ ಭಯ ಅನ್ನೋದು ಮೂದೇವಿ ಭಯ ಹಿಡಿದವನೇನೊಳ್ಳೆ ಒಳ್ಳೆ ಕೆಲಸ ಮಾಡ್ತಾನೆ ಜೀವನದಲ್ಲಿ ಧೈರ್ಯ ಅನ್ನೋದು ಒಂದು ಲಕ್ಷ್ಮಿ ಮನುಷ್ಯನಿಗೆ ಇದನ್ನು ಮಾಡಿ ಏನು ಅಂತ ಆತ್ಮವಿಶ್ವಾಸ ಬೇಕು ಅದು ಒಳ್ಳೆ ಕೆಲಸ ನಮ್ಮ ಕೈಲಾಗುತ್ತೆ ಒಂದು ತಿಂಗಳವ್ರು ಕೇಳಿಬಿಟ್ರು ಮಹಾಭಾರತ ಇಪ್ಪತ್ತು ವರ್ಷ ಆಗಿತ್ತು ಮಹಾಭಾರತ ಪ್ರವಚನ ಮಾಡಿ ನಾನು ಒಂದೂವರೆ ಲಕ್ಷ ಶ್ಲೋಕ ಇದೆ ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಆರಿಸ್ಕೋಬೇಕು ಹ್ಯಾಕ್ ಗಂಟು ಹಾಕಬೇಕು ಭಗವದ್ಗೀತೆ ಅಂದ್ರೂ ಹೂಂದೆ ಮಹಾಭಾರತ ಅಂದ್ರೂ ಹೂಂದೆ ಧೈರ್ಯ ಮಾಡಿದೆ ಕೂತೆ ನಡೆಸಿಬಿಟ್ಟು ವೇದವ್ಯಾಸರು ನೋಡಿ ಇದು ಲಕ್ಷ್ಮಿ ಧೈರ್ಯ ಬೇಕು ಒಂದೇ ಸಮ ಕೂತು ಕೇಳೋಕ್ಕಾಗತ್ತೆ ನಿಮಗೂ ಆ ಧೈರ್ಯ ಇದ್ದಿರಬಹುದು ನಿಮ್ಮಲ್ಲಿ ಕೆಲವರಾದರೂ ದಿನಂಪ್ರತಿ ಕೂತು ಕೇಳಿದ್ದೀರಿ ಕೆಲವರು ಮುಖಗಳು ನಮಗೆ ಪರಿಚಯ ಉಂಟು ಎಲ್ಲೆಲ್ಲಿ ಯಾರು ಕೂತಿರ್ತಾರೆ ದಿವಸ ನೋಡ್ತೇವೆ ಬೇಕಾದ್ರೆ ಪರೀಕ್ಷೆ ಮಾಡ್ಬೋದಾಗಿತ್ತು ಇವತ್ತು ಯಾರು ಬಂದಿಲ್ಲ ಹೇಳಿ ನೋಡೋಣ ಅಂತ ಹೇಳ್ತೇನೆ ಇಲ್ಲಿ ಕೂತಿದ್ರಲ್ಲ ಅವರು ಬಂದಿಲ್ಲ ಇಲ್ಲಿ ಕೂತಿದ್ರಲ್ಲ ಅವರು ಬಂದಿಲ್ಲ ಯಾಕೆ ಹೇಳ್ತೇವೆ ಅಂದರೆ ಇದು ಒಂದು ವಾರ ಎರಡು ವಾರ ಮಾಡಿ ಬಿಡೋದಲ್ಲ ಇದು ಒಂದು ರೀತಿ ಸಾಂಸ್ಕೃತಿಕವಾದಂತಹ ಒಂದು ಸಾರ್ವಜನಿಕವಾದ ಒಂದು ವಿದ್ಯಾಭ್ಯಾಸ ಕ್ರಮ ಪಬ್ಲಿಕ್ ಎಜುಕೇಷನಲ್ ಸ್ಕೀಮ್ ಅಂತ ಕರೆದ್ರೆ ತಪ್ಪಿಲ್ಲ ನೀವು ಓದೋದು ಬೇಡ ಯಾರೋ ಓದ್ತಾರೆ ಹೇಳ್ತಾರೆ ಇದು ಒಂದು ಲಕ್ಷ್ಮಿ ಐಶ್ವರ್ಯವನ್ನು ಹೇಗೆ ಲಕ್ಷ್ಮಿಯೋ ದುಡ್ಡು ಕಾಸು ಮಾತ್ರವಲ್ಲ ಧೈರ್ಯವೆನ್ನುವುದು ಲಕ್ಷ್ಮಿ ಬುದ್ಧಿ ಎನ್ನುವುದು ಲಕ್ಷ್ಮಿ ಸಮಯ ಪ್ರಜ್ಞೆ ಎನ್ನುವುದು ಲಕ್ಷ್ಮಿ ಅದು ಬಿಟ್ಟು ಹೋಯಿತು ಸರೋವರದಲ್ಲಿ ಹೋಗಿ ಅಡಿಗೆಕೊಂಡ ಕೊಂಡ ಅದು ಹೇಗೆ ಅಡಿಕೊಂಡ ಅದನ್ನು ಹೆಜ್ಜೆ ಹಿಂದೆ ಹಿಂದಕ್ಕೆ ಇಟ್ಕೊಂಡು ಹೋದ ಪ್ರಶಾಂತವಾದ ಸರೋವರದೊಳಗಡೆ ಮೀನುಗಳಿದ್ದವು ಆಮೆಗಳಿದ್ದವು ಅದು ನೋಡೋದಕ್ಕೆ ಹ್ಯಾ ಕಾಣಿಸ್ತಾ ಇತ್ತು ಕುಮಾರವ್ಯಾಸ ಏನು ವರ್ಣನೆ ಮಾಡಿದ್ದಾನೆ ಅದು ನಮಗೆ ಓದೋಕ್ಕೂ ವೇಳೆ ಇಲ್ಲ ಆ ತೆಗೆದ್ರೆ ಮತ್ತೆಲ್ಲೋ ಹೋಗುತ್ತೆ ಇದು ಚತುರ್ಮುಖ ಬ್ರಹ್ಮನ ಆಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ ನಾಲ್ಕು ಕಡೆ ಅದರ ಮೆಟ್ಟಲುಗಳು ಅದರ ಸೌಂದರ್ಯ ಒಳಗೆ ಓಡಾಡ್ತಾ ಇದ್ದ ಹಂಸಗಳು ಆಡ್ತಾ ಇದ್ದ ಕಮಲದಳ ಪುಷ್ಪಗಳು ಈ ಕಡೆ ಆಡ್ತಾ ಇದ್ದದ್ದು ಅದು ಚತುರ್ಮುಖ ಬ್ರಹ್ಮನಂತಿತ್ತು ಆ ಸರೋವರ ವರ್ಣನೆ ಮಾಡಿದ್ದಾನೆ ಅದರೊಳಗೆ ನುಗ್ಗಿದ್ದಾನೆ ಇವನು ಈ ಕಡೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಸ್ತ್ರೀಯರನ್ನು ಸೇರಿಸಬಾರದು ಅಂತ ನಿಯಮ ಇದ್ದರೂ ಕೌರವರ ಕಡೆ ಅನೇಕ ವೀರರು ನಿಯಮವನ್ನು ಮುರಿದು ತಮ್ಮ ತಮ್ಮ ರಾಣಿಯರನ್ನು ಕಟ್ಕೊಂಡವರನ್ನು ಇಟ್ಕೊಂಡವರನ್ನು ಕರ್ಕೊಂಡು ಬಂದಿದ್ರು ಯುದ್ಧ ಭೂಮಿಗೆ ಇದನ್ನೆಲ್ಲ ಹೇಳಬೇಕೆ ನೀವು ಅಂದ್ರೆ ಹೇಳಬೇಕಾಗಿದೆಯಲ್ಲ ಹಣೆ ಬರಹ ಪಾಂಡವರ ಕಡೆ ಸ್ತ್ರೀಯರನ್ನು ಸೂತರಾಮ್ ನಿಷೇಧ ಮಾಡಲಾಗಿತ್ತು ಅವರೆಲ್ಲ ಮಹಾ ತಪಸ್ಸು ಯಾಕೆಂದರೆ ಪ್ರವಚನ ಮಾಡೋದು ಹೇಗೆ ಒಂದು ಪವಿತ್ರ ಕೆಲಸವೋ ಯುದ್ಧವೆಂಬುದು ಕ್ಷತ್ರಿಯನಿಗೆ ಪವಿತ್ರವಾದ ಯಜ್ಞದಂತಹ ಕೆಲಸ ಅಂತ ಹೇಳಿಕೊಂಡು ದ್ರೌಪದಿ ಸುಭದ್ರೆ ಮೊದಲುಗೊಂಡು ಎಲ್ಲರನ್ನೂ ಅವರ ಊರು ಕಳಿಸಿಬಿಟ್ಟಿದ್ರು ಪಾಂಡವ ಕಡೆ ಒಬ್ಬ ಹೆಣ್ಣು ಮಗಳು ಯುದ್ಧ ಭೂಮಿಯಲ್ಲಿರಲಿಲ್ಲ ಹೆಂಗಸರನ್ನು ಪಕ್ಕದಲ್ಲೇ ಇಟ್ಕೊಂಡು ಅವನು ಯುದ್ಧ ಆಗಿ ಮಾಡ್ತಾನೆ ನೋಡಿ ಚಲಚಿತ್ರ ಆಗಿರ್ತದೆ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಇದು ಅನೇಕರು ಬಂದು ಕೂತಿದ್ದಾರೆ ಯುದ್ಧ ಭೂಮಿಯಲ್ಲಿ ಯಾವ ಬಳವಿಗೆ ತಮ್ಮ ಗಂಡಂದರೆಲ್ಲ ಸಾಯುವುದನ್ನು ನೋಡುವುದಕ್ಕೆ ಇದು ಭಾಗ್ಯವೇ ಅವ್ರು ನೆನೆಸ್ಕೊಂಡು ಇವ್ರು ಯುದ್ಧ ಮಾಡ್ತಾರೆ ಅವ್ರು ಹೋದದ್ದು ನೋಡಿ ಇವ್ರು ನಮ್ಮ ಎದೆ ಬಡ್ಕೋತಾ ಇದ್ದಾರೆ ಎಷ್ಟೋ ರಾಣಿಯಂದರು ಗೋಳಾಡ್ತಾ ಇದ್ದಾರೆ ಧರ್ಮರಾಜ ಅಪಣೆ ಮಾಡಿದ ತನ್ನ ಸೈನಿಕರಿಗೆ ಆ ಕೌರವರ ಕಡೆ ರಾಣಿ ವಾಸ್ತವ್ರು ಯಾರಿದ್ದಾರಪ್ಪ ಅವ್ರನ್ನ ಗೌರವದಿಂದ ಸೈನಿಕರ ಶೈಲಿ ಊರಿಗೆ ಬಿಟ್ಟು ಬರತಕ್ಕದ್ದು ಹಸ್ತಿನಾವತಿಗೆ ಇದೆಲ್ಲ ಬರೆದಿದ್ದೇನೆ ಆ ಹದಿನೆಂಟು ದಿವಸಗಳು ಮೊದಲನೇ ಸಲ ಪ್ರಿಂಟ್ ಆದಾಗ ಪುಸ್ತಕ ಇಷ್ಟು ದೊಡ್ಡ ಪುಸ್ತಕ ನಮ್ಮ ಶ್ರೀನಿವಾಸ ಪ್ರಿಂಟ್ ಮಾಡಿಸಿದ್ದು ಮೂರು ಸಾವಿರ ಪ್ರತಿ ಈಗ ಎರಡನೇ ಸಲ ಪ್ರಿಂಟ್ ಆಗಿ ನಾಲ್ಕು ತಿಂಗಳಲ್ಲಿ ಪ್ರತಿ ಮುಗಿಯಿತು ಕೆಲ ಒಂದೋ ಎರಡೋ ಕೆಲವು ಇರಬೇಕು ನೋಡಿಕೊಳ್ಳಿ ಮತ್ತೆ ಮುದ್ರಣಕ್ಕೆ ಬಂದಿದೆ ಇದರಲ್ಲಿ ತುಂಬ ಡೀಟೇಲ್ ಆಗಿ ಕೊಟ್ಟಿದೆ ಹದಿನೆಂಟು ದಿವಸಗಳ ಯುದ್ಧ ಅದು ವೇದವ್ಯಾಸರು ಏನು ಬರೆದಿದ್ದಾರೆ ಹಿಂಟ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಂಡು ಆ ವೇಸ್ಟ್ಫುಲ್ ಫೀಲ್ಡ್ ಯುದ್ಧ ಭೂಮಿಯಲ್ಲಿ ಆ ಸ್ತ್ರೀಯರ ಗೋಳನ್ನು ನೋಡಲಾರದೆ ಧರ್ಮರಾಜ ಭೀಮಾ ಇವರನ್ನೆಲ್ಲ ಊರು ಕಳಿಸೋ ಏರ್ಪಾಡನ್ನು ಮಾಡಯ್ಯ ಎಲ್ಲ ಹೋಗಿ प्रविष्टाश्चा ಪಶ್ಯತಃ ತೇತು ಪಾಂಡವ ತು ಪಾಂಡವಮಾಸಾಧ್ಯ ಮಹಾಬಲಂ ಮುಂದೆ ಹಾಕೊಂಡು ಹೋಗ್ತಾರೆ ಅಳ್ತಾ ಇದ್ದಾರೆ ಅವ್ರಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ನಮ್ಮ ಗಂಡ ಹೋದ್ಮೇಲೆ ಹಾಕಿರಬೇಕು ನಾವು ಇಲ್ಲೇ ಇರ್ತೇವೆ ಸಾಯ್ತೇವೆ ಅಂತ ನೀವಿಲ್ಲಿದ್ದು ಸತ್ತು ಮಾಡುವುದೇನು ಮತ್ತೆ ಈ ಹಣ ಸುಡೋದೇ ಕಷ್ಟ ಆಗಿದೆ ನಿಮ್ಮನ್ನು ಬೇರೆ ಸುಡಬೇಕಿಲ್ಲ ತಗೊಂಡು ಸೋದೇನ ಹೋಗ್ತಿರಲ್ಲೋ ಮನೆಗೆಯಿಂದ ಮುಸ್ಕು ಗಿಸ್ಕು ಹಾಕಿ ಅವ್ರನ್ನೆಲ್ಲ ಪಲ್ಲಕ್ಕಿ ಗಿಲ್ಲಕ್ಕಿ ಏನೇನು ಉಳಿದಿತ್ತು ಕಳಿಸ್ತಾ ಇದ್ದಾರೆ ಅದಲ್ಲದೆ ಆ ರಾಣಿಯರಿಗೆ ಮತ್ತು ವೀರರಿಗೆ ಸತ್ತವರಿಗೆ ಬೇಕು ಅಂತ ದೊಡ್ಡ ದೊಡ್ಡ ಹಾಸಿಗೆ ತರಿಸಿದ್ರು ಮಂಚ ತರಿಸಿದ್ರು ಕುಡಿಯುವುದಕ್ಕೆ ಬೇಕು ಬೇಕಾದ ಪಾನೀಯಗಳು ಬಂಗಾರದ ಹೂಜುಗಳು ದಿನಕ್ಕೊಂದು ಆಭರಣಗಳು ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ಹುರಿದುಂಬಿಸುವುದಕ್ಕೆ ಎರಚುವುದಕ್ಕೆ ಬೇಕಾದಷ್ಟು ಬಂಗಾರ ನಾಣ್ಯ ಮೊದಲಾದವು ಅವೆಲ್ಲವನ್ನು ಲೆಕ್ಕಾಚಾರ ಮಾಡಿ ಬೊಕ್ಕಸಕ್ಕೆ ಹಾಕಬೇಕು ಇದು ದುರ್ಯೋಧನ ಬೊಕ್ಕಸ ಅಲ್ಲ ಇನ್ನು ಮೇಲೆ ಇದು ಧರ್ಮರಾಜನ ಬೊಕ್ಕಸ ಲೆಕ್ಕ ಎಚ್ಚರಿಕೆಯಿಂದ ಬರೀಬೇಕು ನೋಡಿ ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ವೇದಿವ್ಯಾಸರು ಅದೆಲ್ಲ ಲೆಕ್ಕಾಚಾರ ಮಾಡಿ ಊರು ಕಳಿಸಿದ್ದಾರೆ ಅದಾದ ಮೇಲೆ ಧರ್ಮರಾಜಾದಿಗಳು ಶಿಬಿರದಲ್ಲಿ ಕೂತ್ಕೊಂಡ್ರು ಸಮಾಲೋಚನೆ ಮಾಡಿದರು ಕೃಷ್ಣ ನಿನ್ನ ಕೃಪೆಯಿಂದ ನಾವು ಕೌರವರನ್ನು ಹೆಚ್ಚು ಕಮ್ಮಿ ಗೆದ್ದಾಗಾಯಿತು ಇದು ಒಂದು ಪಾಪೀಟೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಇವನನ್ನು ಏನು ಮಾಡುವುದು ಉಪೇಕ್ಷೆ ಮಾಡಿ ಊರಿಗೆ ಹೋಗುವುದೇ ಮುಂದಿನ ಕರ್ತವ್ಯ ಏನು ಸಲಹೆ ಕೊಡು ಆಗ ಕೃಷ್ಣ ಹೇಳಿದ ಇವನನ್ನು ಮುಗಿಸ್ತಾ ಹೋಗುವಾಗಿಲ್ಲ ಎಲ್ಲ ಮುಗಿಸಿಯೇ ಹೋಗಬೇಕು ಎಷ್ಟೇ ಹೊತ್ತಾದರೂ ಅವನನ್ನು ಪತ್ ಮಾಡಬೇಕು ಆಮೇಲೆ ಮುಂದಿನ ಕೆಲಸ ಮುಂದಿನ ಕೆಲಸ ಧೃತರಾಷ್ಟ್ರನನ್ನು ಭೇಟಿಯಾಗಿ ಅಧಿಕಾರವನ್ನು ಅವನ ಕೈಯಿಂದ ಹಸ್ತಾಂತರ ಮಾಡಿಕೊಂಡು ಪಡೆಯುವುದು ಅವನೇ ನಿಮಗೆ ಗೌರವದಿಂದ ಕರೆದು ಪೂಮಾಲೆ ಹಾಕಿ ನನ್ನ ಕರ್ಮಕ್ಕೆ ನಾನು ಅನುಭವಿಸಬೇಕಾದ ಅನುಭವಿಸದೆ ಇದೋ ಶಸ್ತ್ರವನ್ನು ಹಿಡಿ ನೀವೇನು ನೀನೇ ದೊರೆ ಅಂತ ಅಧಿಕಾರ ಕೊಡ್ತಾನೋ ಗಲಾಟೆ ಮಾಡ್ತಾನೆಯೋ ಅಳ್ತಾನೆಯೋ ಬಲಾತ್ಕಾರದಿಂದ ನಾವೇ ಅಧಿಕಾರ ಕಿತ್ಕೊಳ್ಳಬೇಕು ಇದು ಹ್ಯಾಂಡಿಂಗ್ ಓವರ್ ಚಾರ್ಜ್ ಹ್ಯಾಂಡಿಂಗ್ ಓವರ್ ಪವರ್ ಅಂತ ಒಂದಿರ್ತದೆ ಯುದ್ಧದಲ್ಲಿಯೂ ಅದನ್ನು ಕೊಡಲಿಲ್ಲ ಅಂದರೆ ನಾವೇ ಚಾರ್ಜ್ ಅಸ್ಯೂಮ್ ಮಾಡೋದು ಬೇರೆ ಲೌಕಿಕದಲ್ಲಿ ಅವನ ಕೊಟ್ಟ ಅವನು ಮರ್ಯಾದೆ ಅದೇನು ಮಾಡ್ತಾನೋ ನೋಡಬೇಕು ಗಾಂಧಾರಿಯನ್ನು ಸಂತೈಸಬೇಕು ಧರ್ಮರಾಜ ಹೇಳಿದ ನನಗೆ ಭಯವಾಗುತ್ತೆ ಆ ಮುದುಕನ್ನ ಮುದುಕಿಯನ್ನು ನೋಡೋದಕ್ಕೆ ನೂರು ಮಕ್ಕಳು ಹಡಿದು ಎಲ್ಲ ಸತ್ತಿದ್ದಾರೆ ಏನು ಅನಂತ ಹುಚ್ಚೋರಿ ಕೃಷ್ಣ ಐದು ಉಪಾಯದ ನೀನೇ ರಹದಾರಿ ಮಾಡಬೇಕು ನಾನೆಲ್ಲ ಮಾಡ್ತೀನಿ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಕೇಳಿದೆ ಆಮೇಲೆ ಊರಿಗೆ ವೈಭವ ಸಮೇತವಾಗಿ ಹೋಗಬೇಕು ವಿಜಯಾತ್ರೆಯಲ್ಲಿ ಎಷ್ಟು ಸೈನ್ಯ ಉಳಿದೆಯೋ ಅವ್ರ ಜೊತೆಯಲ್ಲಿ ಹೋಗಿ ಊರಿಗೆಲ್ಲ ಹೇಳಿ ಸ್ವಚ್ಛ ಮಾಡಿ ಅಂತ ಹೇಳಿ ಅರಮನೆಗೆ ಹೋಗಿ ಸೇರಬೇಕು ಮುಂದಿನ ಕೆಲಸ ಆಮೇಲೆ ನೋಡೋಣ ಇಂದ್ರಪ್ರಸ್ಥ ರಾಜಧಾನಿಯೋ ಹಸ್ತಿನಾವತಿಯ ರಾಜಧಾನಿಯೋ ಆಮೇಲೆ ನೋಡೋಣ ಇನ್ನೂ ಒಂದು ಕೆಲಸ ಅಧಿಕಾರ ವಹಿಸಿಕೊಂಡ ಮೇಲೆ ಈ ಹೆಣಗಳಿಗೆಲ್ಲ ಒಂದು ಗತಿ ತೋರಿಸಬೇಕು ಯಾನೇ ಕೂದರೆ ಹೇಗಾದರೂ ಅದನ್ನು ಮಾಡ್ಬೋದು ಆದರೆ ವೀರರು ದಾಯಾದಿಗಳು ಬಂಧುಗಳು ಗೂರು ಯಾರ ಶರೀರ ಹಚೋಕ್ ಬರ್ತದೆ ಅದೊಂದು ರೀತಿ ಸರಿಯಾದ ಗತಿ ಕಾಣಿಸಬೇಕಲ್ಲ ಸತ್ತು ಕಾಡಬಾರದು ಪ್ರೇತಗಳಾಗಿರೋದ್ರಿಂದ ಅದನ್ನೆಲ್ಲ ಗಂಗಾ ತೀರದಲ್ಲಿ ಚಿತೆ ಒಡ್ಡಿಸಬೇಕು ಅದು ಆಮೇಲಿನ ಸಹ ಎಲ್ಲ ಲೆಕ್ಕಾಚಾರ ಹಾಕಿದ್ದಾರೆ ಈ ಕಡೆಯಲ್ಲಿ ಭೀಮಸೇನ ಅವನು ಮುಂದೆ ಕವನು ಕ್ರೌನ್ ಪ್ರಿನ್ಸ್ ಧರ್ಮರಾಜನಾದ್ರೆ ಇವನು ಪ್ರಿನ್ಸ್ ಆಗುವನು ಕೂಡಿಸಾರರನ್ನು ಕರೆದ ದೊಡ್ಡ ನೆಟ್ವರ್ಕ್ ಇತ್ತು ಪಾಂಡವರಿಗೆ ವಿದುರನ್ ನೆಟ್ವರ್ಕ್ ಎಲ್ಲ ಇವರ ಕೈಯಲ್ಲೇ ಇತ್ತು ಅದರಲ್ಲಿ ಅರಮನೆ ಅಡಿಯವರಿದ್ರು ಬೇಡರಿದ್ರು ದಿವಸ ಮಾಂಸ ಸಪ್ಲೈ ಮಾಡುವರು ಅವರಿಗೆಲ್ಲ ಹೇಳಿದ ಈ ಪಿಶಾಚಿ ದುರ್ಯೋಧನ ಎಲ್ಲಿ ಅಡಗಿಕೊಂಡಿದ್ದಾನೆ ವಿಶೇಷವಾಗಿ ಹುಡುಕಿ ಆದಷ್ಟು ಬೇಗ ಸಮಾಚಾರ ತರಬೇಕು ನಮಗೆ ತಂದವರಿಗೆ ಹೆಚ್ಚು ಬಹುಮಾನ ಕೊಡ್ತೇನೆ ಅಂತ ಬಂಗಾರದ ತೈಲಗಳನ್ನ ಒಡವೆಗಳನ್ನೆಲ್ಲ ತೋರಿಸಿದ ಆ ಚಾರರು ದುಡ್ಡಿನ ಆಸೆಗೆ ಎಲ್ಲ ಕಡೆ ಹೊರಟರು ರಾಜಭತಿ ಇದ್ದವರು ಪಾಪ ಧರ್ಮದ ಶ್ರದ್ಧೆ ಇದ್ದವರು ಅಷ್ಟರಲ್ಲಿ ಇನ್ನೇನು ಸೂರ್ಯ ಮುಳುಗಬೇಕನ್ನುವಷ್ಟರಲ್ಲಿ ಈ ಅಶ್ವತ್ಥಾಮಾದಿಗಳು ಒಂದು ಅವಿವೇಕದ ಕೆಲಸ ಮಾಡಿದರು ಏನು ಮಾಡಿದರು ಸಂಜಯ ಹೇಳಿದ್ನಲ್ಲ ವೈಶಂಪಾಯನ್ ಸರೋವರದಲ್ಲಿ ಅಡ್ಕೊಂಡಿದ್ದಾನೆ ಅಂತ ಒಂದ್ಸಲ ಮಾತಾಡಿಸ್ಬಿಡೋಣ ಅಂತ ಹೋದ್ರಲ್ಲಿ ಅಶ್ವತ್ಥಾಮ ಕೃಪ ಮತ್ತು ಕೃತವರ್ಮ ಕೊಳದ ಸಮೀಪಕ್ಕೆ ಹೋಗಿ ಮಂಡಿ ಊರಿಕೊಂಡು ಮೇಲಿನಿಂದ ಮಾತನಾಡ್ತಾರೆ ಒಳಗಡೆ ಅದು ರಿಫ್ರಾಕ್ಷನ್ ಲೈಟ್ಗಾಗ್ತದೆ ಸೌಂಡ್ಗಾಗ್ತದೆ ಅವನು ಜಲಸ್ತಂಭ ಮಂತ್ರವನ್ನು ಜಪ ಮಾಡ್ತಾ ಇದ್ದಾನೆ ವರುಣ ಮಂತ್ರ ಆ ಮೂಲ ಮೂಲೆಗೆ ಚೇಂಜ್ ಮಾಡ್ತಾ ಇದ್ದಾನೆ ಮೀನುಗಳು ಕಿತ್ತು ತಿಂತಾ ಇವೆ ಅವನನ್ನ ಆದರೆ ನೀರು ಸ್ವಲ್ಪ ತಂಪಾಗ್ತಾ ಇದೆ ಮನಸ್ಸಿಗೆ ಶಾಂತಿಗೆ ಮಂತ್ರ ಜಪ ವರುಣ ಜಪ ಮಾಡ್ತಾ ಇದ್ದಾನೆ ಹೊರತು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದು ಮಂತ್ರ ಗೊತ್ತಿಲ್ಲ ಅವನಿಗೆ ಅಷ್ಟಾಕ್ಷರ ಗೊತ್ತಿಲ್ಲ ದ್ವಯಮಂತ್ರ ಗೊತ್ತಿಲ್ಲ ವಾಸುದೇವ ಮಂತ್ರ ಗೊತ್ತಿಲ್ಲ ಯಾವ ಗುರುಗಳಲ್ಲಿ ಏನು ಕಾಲಕ್ಷೇಪ ಮಾಡಿದ್ದ ಇವನು ಪಾಪಿ ಏಕಾಂತದಲ್ಲಿ ಕೂತಾಗ ನಿಮಗೆ ನಿಜವಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವುದು ಮಂತ್ರ ಒಂದೇ ಮಂತ್ರ ಥೆರಪಿ ನಾವು ಅನುಭವಿಸಿದ್ದೇನೆ ಆ ಮಂತ್ರ ಕೆಲವು ಮಂತ್ರಗಳು ಹೇಗಿರ್ತವೆ ನಿದ್ದೆ ಬರೋದಿಲ್ಲ ನಿದ್ದೆ ಬರೋದಿಲ್ಲ ಅಂತಾರೆ ಆ ಮಂತ್ರವನ್ನು ಏಕಾಂತದಿಂದ ಜಪಿಸಿದರೆ ಐದು ನಿಮಿಷದಲ್ಲಿ ನಿದ್ದೆ ಬರುವ ಅದೇನು ಹೊಸ ಮಂತ್ರ ಅಲ್ಲ ಎಲ್ಲರಿಗೂ ತಿಳಿದಿರೋ ಮಂತ್ರನೇ ಇರ್ಬೋದು ಏಕಾಂತದಲ್ಲಿ ಜಪಿಸುವ ಅಭ್ಯಾಸವನ್ನು ಮಾಡ್ಕೋಬೇಕು ಮನಸ್ಸಿಗೆ ಪಳಿಸೋದಕ್ಕೆ ದಾರಿ ಅಂದರೆ ಮಂತ್ರ ಜಪತೋ ನಾಸ್ತಿ ದುರ್ಭಿಕ್ಷಂ ಆ ಜಪ ಅನ್ನೋದು ಅದರ ಬೆಲೆ ಗೊತ್ತಿಲ್ಲ ಅನೇಕರಿಗೆ ಅವನು ಬರೀ ವರುಣ ಮಂತ್ರ ನೀರಿಂದ ತನ್ನನ್ನು ಅದು ಹೊರಗೆ ಹಾಕದೇ ಇರಲಿ ಅಂತ ಒಳಗೆ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಏನೋ ಜಪ ಮಾಡ್ತಿದ್ದಾನೆ ಇವರು ಶುರು ಮಾಡಿದರು ಅಶ್ವತ್ಥಾಮ ಹೇಳಿದ ಮಹಾರಾಜ ನಿನಗಿಂತ ದುಸ್ಥಿತಿ ಬರಬಹುದೇ ಯಾರನ್ನು ಕೇಳ್ತಾರೆ ಇದು ಬರಬಹುದೇ ಅಂತ ಬಂದಾಯ್ತಲ್ಲ ನಿನಗಿಂತ ದುಸ್ಥಿತಿ ಬರಬಹುದೇ ಒಳಗಿಂದ ಗುಳುಗುಳುಗಳು ನೀರಿನ ಶಬ್ದ ಹನಿ ಆಮೇಲೆ ಧ್ವನಿ ಕೇಳಿಸ್ತು ಕಿವಿ ಹತ್ರ ನೀರಿನ ಹತ್ರ ಕಿವಿ ಇಟ್ಕೊಂಡು ಕೇಳ್ತಿದ್ದಾರೆ ನೀವಿನ್ನೂ ಬದುಕಿದ್ದೀರಾ ಅಂದ ದುರ್ಯೋಧನ ಹೌದಪ್ಪ ಬದುಕಿದ್ದೇವೆ ನೀ ಬದುಕಿರೋದು ನಮಗೆ ಗೊತ್ತಿರಲಿಲ್ಲ ನಾವಿದ್ದುಕೊಂಡು ನೀನು ಒಳಗಿಸು ಹೀಗೆ ಆಡಿಕೊಂಡಿದ್ದೀಯಲ್ಲ ಹೊರಗೆ ಬಾ ನಾವು ಸೇರಿ ಯುದ್ಧ ಮಾಡೋಣ ಸೈನ್ಯ ಇಲ್ಲ ಇವರು ನಾಲ್ಕು ಜನ ಯುದ್ಧ ಮಾಡ್ತಾರಂತೆ ಈ ಮನಸ್ಸಿಗೆ ಹುಚ್ಚಲ್ವೇ ನೋಡಿ ಆಗ ದುರ್ಯೋಧನ ಹೇಳ್ದ ಇನ್ಯಾರಿಗೋಸ್ಕರ ಯುದ್ಧ ಮಾಡಬೇಕು ನಾನು ನನಗೆ ವೈರಾಗ್ಯ ಬಂದು ಹೋಯಿತು ಅಬಾ ಬಾ ಬಾ ಬಾ ವೈರಾಗ್ಯ ಬಂತೀಗ ಯುದ್ಧದಲ್ಲಿ ಆಗ ಅಶ್ವತ್ಥಾಮ ಹೇಳ್ದ ಯುದ್ಧ ಇನ್ನೂ ಮುಗಿದಿಲ್ಲ ನಾಲ್ವರು ಮಹಾವೀರರಿದ್ದೇವೆ ಸೈನ್ಯ ಹೋದರೆ ಏನಾಯಿತು ಬಾ ಇವತ್ತು ಎಷ್ಟೇ ಹೊತ್ತಾದರೂ ಯುದ್ಧ ಮುಗಿಸ್ಬಿಡೋಣ ಐವರು ಪಾಂಡವರನ್ನು ಕೊಲ್ಲೋದೇನು ಕಷ್ಟ ಅಲ್ಲ ಅವ್ರ ಕಡೆಯೂ ಸೈನ್ಯ ಉಳಿದಿಲ್ಲ ದುರ್ಯೋಧನ ಹೇಳಿದ ಇವತ್ತು ಬೇಡ ನಾ ತುಂಬ ದಣಿದಿದ್ದೇನೆ ಮನಸ್ಸಿಗೆ ಬೇಜಾರಾಗಿದೆ ಆ ನೀರಲ್ಲಿ ಒಂದು ಹನ್ನೆರಡು ಗಂಟೆ ನಾನು ಮುಳುಗಿದರೆ ವಿಶ್ರಾಂತಿ ಆಗ್ತದೆ ದಯವಿಟ್ಟು ಹೋಗಿಬಿಡಿ ಅಶ್ವತ್ಥಾಮ ಹೇಳಿದ ನಾಳೆ ಎಂಬುದು ಅನಿಶ್ಚಿತ ಅದು ಹಾಗೆ ಆಯ್ತು ಅವನ ಬಾಯಿ ಮಾತು ಇವತ್ತೇ ಹೊರಗೆ ಈಗಲೇ ಮುಗಿಸೋಣ ದುಶೋಸನ ದುರ್ ದುರ್ಯೋಧನ ಹೇಳ್ತಾನೆ ನನ್ನ ತಮ್ಮಂದರೆಲ್ಲ ಹೋದರು ನಂಬಿದವರೆಲ್ಲ ಹೋದರು ನಾ ಭೀಷ್ಮ ಅದು ಹೇಳಿದ್ದೇ ಹೇಳ್ತಾನೆ ಅನುಭವ ಮಾಡ್ತಾನೆ ಲುಕಿಂಗ್ ಟು ದಿ ಪಾಸ್ಟ್ ಇದು ಡಿಸೀಸ್ ಮೈಂಡ್ ಯಾವ ಮನಸ್ಸಿಗೆ ರೋಗ ಇರ್ತದೆ ಅದು ಹಿಂದಕ್ಕೆ ನೋಡ್ತದೆ ಮುಂದಕ್ಕೆ ನೋಡೋದಿಲ್ಲ ಜಗತ್ತು ಮುಂದಕ್ಕೆ ಹೋಗ್ತದೆ ಹಿಂದೆ ಹೋಗೋದಿಲ್ಲ ಆಯಿತು ಆಗಿದ್ದಾಗಿ ಹೋಯಿತು ಅದು ನನ್ನ ತಮ್ಮಂದರೆಲ್ಲ ಹೋದರು ಭೀಷ್ಮನ್ ನಂಬಿದ್ದೆ ಕೈ ಕೊಟ್ಟರು ದ್ರೋಣನ್ ನಂಬಿದ್ದೆ ಕೈ ಕೊಟ್ಟರು ಅಲ್ಲ ಬಲಾತ್ಕಾರದಿಂದ ಹಿಡ್ಕೊಂಬಂದು ಯುದ್ಧ ಮಾಡ್ತಾರೆ ಕರ್ಣನ ಬಿದ್ದೆ ಕರ್ಣನೂ ಹೋದ ಶಲ್ಯನೂ ಹೋದ ನನ್ನ ತಮ್ಮಂದರೆಲ್ಲ ಹೋದ್ರು ಒಬ್ಬರು ಉಳಿಲಿಲ್ಲ ನಾನು ಯಾತಕ್ಕೋಸ್ಕರ ರಾಜ್ಯ ಮಾಡು ಇದು ಮೊದಲೇ ತಿಳುವಳಿಕೆ ಇದ್ದಿದ್ದರೆ ಇಷ್ಟು ದೂರ ಬರ್ತೈತೆ ಯೋಚನೆ ಮಾಡಿ ಎಂತೆಂಥ ಅವರೆಲ್ಲ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಕರ್ಣ ದುಶಾಸನ ಇಲ್ಲದೆ ಯುದ್ಧದಲ್ಲಿ ಗೆದ್ದರು ಯಾರಿಗೋಸ್ಕರ ರಾಜ್ಯವನ್ನಾಡಲಿ ಅಶ್ವತ್ಥಾಮ ಹೇಳ್ದ ಸೇಡು ಅಂತ ಒಂದಿದೆ ಸೇಡಿಗೋಸ್ಕರ ಬಾಳು ಅಂದ ಅವನು ಲಿವ್ ಫಾರ್ ರಿವೆಂಜ್ ಎಂಥ ಮಾತು ನೋಡಿ ಇದು ಈಸ್ ಇಟ್ ಎಲಿವೇಟಿಂಗ್ ಐಡಿಯಲ್ ಒಬ್ಬ ಬ್ರಾಹ್ಮಣ ಈ ಮಾತನ್ನು ಹೇಳ್ತಾನೆ ದುಶಾಸನ ಹೇಳಿದ ನಾಳೆ ಬನ್ನಿ ಇವತ್ತು ಬೇಡ ನಾ ಬರೋದಿಲ್ಲ ಅಂತ ಧ್ವನಿ ಶಾಂತವಾಯಿತು ಇನ್ನು ಹೇಳಿ ಪ್ರಯೋಜನ ಇಲ್ಲ ಅಂತ ಅವರು ಎದ್ದರು ದೂರ ಹೋಗಿ ಒಂದು ಮೈಲ್ ಎರಡು ಮೈಲ್ ದೂರದಲ್ಲಿರೋ ಒಂದು ಆಲದ ಮರದ ಕೆಳಗಡೆ ಅವರು ಅಡಗಿಕೊಂಡು ಕೆಳಗಡೆ ಏನ್ ಮಾಡೋಣ ಅಂತ ಮುಂದಿನ ತಿಳಿದೆ ಯೋಚನೆ ಮಾಡ್ತಾ ಕೂತಿದ್ದಾರೆ ಇಷ್ಟರಲ್ಲಿ ಭೀಮಸೇನ ಕಳುಹಿದ್ದ ಚಾರರು ಇಲ್ಲಿ ಕೊಳದ ಒಳಗಡೆಯಿಂದ ಹೊರಗಡೆಗೆ ಹೊರಗಡೆಯಿಂದ ಒಳಗಡೆಗೆ ಮಾತನಾಡದಿದ್ದನ್ನು ಕೇಳಿಸ್ಕೊಂಡ್ರು ಸಾಯಂಕಾಲದ ಅಡಿಗೆಗೆ ಬೇಕಾದಷ್ಟು ಮಾಂಸವನ್ನೆಲ್ಲ ಕಟ್ಟಿ ಮೂಟೆಯಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಂದವರು ಮರಗಳ ಹತ್ರ ಕುದುರೆ ಕಟ್ಟಾಕಿದ್ದನ್ನು ನೋಡಿದ್ರು ಆ ಕಡೆ ಮಾತಾಡಿದವರು ಕೇಳಿಸೋದಿಲ್ಲ ಈ ಕಡೆ ಮಾತಾಡಿದ ಅರ್ಧ ಕೇಳಿಸ್ಕೊಂಡ್ರೆ ಒಂದು ಏನಿರಬಹುದು ಅಂತ ಇವರು ಮೂವರಿಗೆ ಅಂದ್ರೆ ಇಲ್ಲೇ ಇರಬೇಕು ದುರ್ಯೋಧನ ಇದ್ದಾನೆ ಕಾಣುತ್ತೆ ಅಂತ ಆ ಕುದುರೆಗಳ ಕುದುರೆ ಕೃಪಾಚಾರನ ಕುದುರೆ ನೇರವಾಗಿ ಬಂದರು ಭೀಮಸೇನ ಬೋನಿನಲ್ಲಿ ಸಿಕ್ಕಿದ್ದ ಹುಲಿಯಂತೆ ಶತಪಥ ಹಾಕ್ತಾ ಇದ್ದಾನೆ ಈ ಪಾಪಿ ಸಮಾಚಾರ ಸಿಕ್ಕಲಿಲ್ವಲ್ಲ ಸಿಕ್ಕಲಿಲ್ವಲ್ಲ ಅಂತ ಅವರು ಬಂದರು ಸ್ವಾಮಿ ಜೀವಂತ ಮಾಂಸವನ್ನು ತಂದಿದ್ದೇವೆ ಈ ಪುಸ್ತಕದಲ್ಲಿ ಆ ಶಬ್ದ ಹಾಕಿದ್ದೇನೆ ನೋಡಿ ಜೀವಿತ ಮಾಂಸ ಅಂದ್ರೇನು ತಲೆ ಒಡೆದು ಬಿಡ್ತಾನೆ ಬೀಚಳು ಅಂದ ಭೀಮಸೇನ ಅವನ ಕಿವಿಯಲ್ಲಿ ಹೇಳ್ದ ನೀವು ಹುಡುಕ್ತಾ ಇದ್ದ ಪ್ರಾಣಿ ಸಿಕ್ಕಿಬಿಡ್ತು ಆ ಕೊಳದಲ್ಲಿದೆ ಅಂತ ಕಾಣುತ್ತೆ ಕೃಷ್ಣ ಕೇಳಿದ ಭೀಮನನ್ನ ಅದೇನು ಸಮಕಾರ ಭೀಮ ಬಂದು ಕೃಷ್ಣನ ಕಿವಿಯಲ್ಲಿ ಹೇಳ್ದ ನಮ್ಮ ಕೆಲಸ ಆಯಿತು ನಾವು ಬೇಗ ಅಲ್ಲಿ ಹೋಗಬೇಕು ಆಗ ಕೃಷ್ಣ ಹೇಳ್ದ ಧರ್ಮರಾಜ ಇದು ಕೊನೆಯ ಯುದ್ಧ ಆತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ದಯವಿಟ್ಟು ನೀನು ಈ ಕೆಲಸವನ್ನು ಕೆಡಿಸಬೇಡ ಅಂತ ಧರ್ಮರಾಜನಲ್ಲ ಅಪನಂಬಿಕೆ ಅವನ ಆಚೆ ಅವರು ಕೃಷ್ಣ ಇಷ್ಟು ಹೇಳಿಯೂ ಅವಿವೇಕದ ಕೆಲಸ ಮಾಡ್ತಾನೆ ದೈತ್ಯ ದಾನವರ ಸಂಹಾರದಲ್ಲಿ ಇಂದ್ರನು ಕೆಲವು ವಾಮ ಮಾರ್ಗವನ್ನು ಹಿಡಿಯಬೇಕಾಯಿತು ಬಲಿ ನಿಗ್ರಹ ಮಾಡುವುದಕ್ಕೆ ನಾನೇ ಬ್ರಾಹ್ಮಣನ ಕುಳ್ ಬ್ರಾಹ್ಮಣರ ರೂಪ ತಾಳಬೇಕಾಯಿತು ವಾಮನಾವತಾರ ಮಾಡಬೇಕಾಯಿತು ಶುಭವನ್ನು ಕೊಲ್ಲುವುದಕ್ಕೆ ಲೋಕದಲ್ಲಿ ಇಲ್ಲದೆ ಇದ್ದ ಒಂದು ಪ್ರಾಣಿಯ ರೂಪವನ್ನು ಒಂದು ಕಂಬದಿಂದ ಹೊಡ್ಕೊಂಡು ನಾನು ಎತ್ತಬೇಕಾಯಿತು ಪುತ್ರಾಸುರ ಸಂಹಾರಕ್ಕೆ ಇಂದ್ರನಿಗೆ ಸಹಾಯ ಮಾಡಿ ವಜ್ರಾಯುಧದಲ್ಲಿ ನಾನು ಅಡಗಿಕೊಂಡು ಕೊಳಿಸಬೇಕಾಯಿತು ಇಲ್ವಲ ಮಾತಾಪಿಗಳನ್ನು ಜೀರ್ಣ ಮಾಡಿಕೊಂಡ ಅಗಸರು ಕೂಡ ಒಂದು ತಂತ್ರವನ್ನು ಮಾಡಬೇಕಾಯಿತು ದೇವತೆಗಳಿಗೆ ಕಾಟ ಕೊಡುತ್ತಿದ್ದ ಸುಂದೋಪ ಸುಂದರ ನಿರ್ನಾಮಕ್ಕಾಗಿ ಕೆಲವೊತ್ತ ನಿರ್ಮಾಣ ಮಾಡಬೇಕಾಯಿತು ಇದೆಲ್ಲ ಯಾತಕಪ್ಪ ಹೇಳ್ತಿದ್ದೇನೆ ಧರ್ಮರಾಜ ಅಂದರೆ ಮಾಯಾವಿ ಮಾಯಯಾವಧ್ಯ ಏಷ ಧರ್ಮ ಸನಾತನ ಬಹಳ ದೊಡ್ಡ ನೀತಿ ಇದು ನಮ್ಗೆ ಇವತ್ತೂ ಅರ್ಥ ಆಗ್ತಿಲ್ಲ ಭಾರತೀಯರಿಗೆ ಮೋಸಗಾರನನ್ನು ಅವನ ಮೋಸದಿಂದಲೇ ಕೊಲ್ಲಬೇಕು ಇದು ಧರ್ಮ ಅಲ್ಲ ಅವನು ಮೋಸ ಮಾಡಿದ ನಾವು ಯಾಕ್ರಿ ಮೋಸ ಮಾಡಬೇಕು ಅಂತ ಕೇಳ್ತಾರೆ ಸಾಯಿರಿ ಅಂತ ಹೇಳಬೇಕು ಇನ್ನೇನು ಹೇಳಿ ಇದಕ್ಕೆ ನಿಮ್ಗೆ ಬದುಕಬೇಕೋ ಸಾಯ್ಬೇಕೋ ನಿಮ್ಮ ಉದ್ದೇಶ ನಮ್ಮ ಸುತ್ತ ಶತ್ರುಗಳಿದ್ದಾರೆ ಅವ್ರಿಗೆ ಹೇಗೆ ಮಾಡಬೇಕು ಅವರ ವಂಚನೆಯನ್ನೇ ಅವರ ಕೊರಳಿಗೆ ಅವರು ತಂದ ಹಗ್ಗವನ್ನೇ ಅವರ ಕೊರಳಿಗೆ ಬೀರಿ ನೀವು ಹೊಸ ಹಗ್ಗ ತರಬೇಡಿ ಮಹಾರಾಯರೇ ಅವರೇ ತಂದಿದ್ದಾರೆ ನಿಮ್ಮ ಕೊರಳಿಗೆ ಅಂತ ಅದನ್ನೇ ಅವರ ಕೊರಳಿಗೆ ಬಿಗಿಬೇಕು ಇದನ್ನೇ ಕೌಟಿಲ್ಯ ಹೇಳ್ತಾನೆ ಕೌಟಿಲ್ಯ ಹೇಳುವುದು ಇದೆ ಮುಂದೆ ಭೀಷ್ಮನು ಹೇಳ್ತಾನೆ <coughs> ಇದು ಬೇಡ ಅನ್ನೋ ಅಭಿಪ್ರಾಯದಲ್ಲಿದೆ ವಿದುರನೂ ಇದನ್ನು ಹೇಳ್ತಾನೆ ಇಲ್ಲಿ ಕೃಷ್ಣೋಪದೇಶ ಇದು ಮುಂದೆ ಕೌಟಿಲ್ಯ ನೀತಿಗೆ ಸಹಾಯಕವಾದದ್ದು ಮಾಯಾವಿನ ಇಮಾಂ ಮಾಯಾಂ ಮಾಯಯಾ ಜಹಿ ಭಾರತ ಮಾಯಾವಿ ಮಾಯಯಾವಧ್ಯ ಸತ್ಯಮೇ ಕ್ರಿಯಾಭ್ಯುಪಾಯೈ ಬಹುವಿ ಇದಕ್ಕೆ ಕ್ರಿಯಾ ಅಂತ ಹಾಕಿದರು ಕ್ರಿಯೆ ಅಂದರೆ ಒಂದು ಆಕ್ಷನ್ ಪ್ಲಾನ್ ಆ ಕ್ರಿಯ ಕ್ರಿಯಾ ಬಲವತಿ ರಾಜನ್ನೇ ನಾನ್ಯತ್ ಕಿಂಚಿತ್ ಜ್ಯೋತಿಷ್ಠರ ಅಂತ ಸ್ಟ್ರಾಟಜಿ ಅಂತ ಕ್ರಿಯಾ ಶಬ್ದಕ್ಕೆ ಸ್ಟ್ರಾಟಜಿ ತಂತ್ರ ಅಂತ ಕುತಂತ್ರ ತಂತ್ರ ಅಂದ್ರೆ ಕುತಂತ್ರ ಅಂತ ತಿಳ್ಕೊಬೇಡಿ ತಂತ್ರಗಳಲ್ಲಿ ಒಳ್ಳೆ ತಂತ್ರ ಇರುತ್ತೆ ನೀವು ಯಾವ ಹುಡುಗ ಪರೀಕ್ಷೆಗೆ ಹೋಗ್ತಾನೆ ಪರೀಕ್ಷೆಗೆ ಹೋಗುವಾಗ ಎಂತೆಂಥ ಕಠಿಣ ಪ್ರಶ್ನೆಗಳು ಬರ್ಬೋದು ಅಂತ ತಯಾರು ಮಾಡ್ಕೊಂಡು ಹೋಗ್ತಾನೆ ಅಕಸ್ಮಾತ್ ಪರೀಕ್ಷಕರು ಅವನು ತಯಾರು ಮಾಡ್ಕೊಂಡು ಬಂದಿದ್ದ ಅಂತ ಬರದ ಹಾಗೆ ಬಂದು ಬರಿಬೇಕಾಗಿತ್ತು ಅಂದರೆ ತಪ್ಪಾಗೋದು ಯೋಚನೆ ಮಾಡಿ ಇಂಥ ಪ್ರಶ್ನೆ ಕೇಳಿ ಯಾರು ಅಂತ ಇವನು ತಯಾರು ಮಾಡ್ಕೊಂಡು ಹೋಗ್ತಾನೆ ತಯಾರು ಮಾಡ್ಕೊಂಡು ಹೋಗೋದು ಹಾಗೆ ತಪ್ಪಿಲ್ಲವೋ ಶತ್ರುಗಳ ರೀತಿ ಮನಸ್ಸು ಅವರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಪ್ಲಾನ್ ಮಾಡುವುದು ತಪ್ಪಾಗುವುದಿಲ್ಲ ಮಿಲಿಟರಿವನ್ನು ಕೇಳಿ ಹೇಳ್ತಾರೆ ಅವರು ಸ್ಟ್ರಾಟಜಿ ಹೇಗೆ ಮಾಡುವುದಂತ ಅಂತ ಹೇಳ್ತಾರೆ ಗನ್ನಲ್ಲಿಡಬೇಕು ಬಂದೂಕಾಯಿಲಿಡಬೇಕು ವೈಮಾನಿಕ ಸೈನ್ಯ ಎಲ್ಲಿ ಕೆಲಸ ಮಾಡಬೇಕು ನೌಕಾನೆ ಸೇನೆ ಕೆಲಸ ಮಾಡಬೇಕು ಇದು ಇಲ್ಲದೆ ಇದ್ರೆ ಗೆಲ್ಲೋದಕ್ಕಾಗೋದಿಲ್ಲ ಇದು ನೆಹರು ಅವರಿಗೆ ಅವರಿಗೆ ಅರ್ಥ ಆಗೋದಿಲ್ಲ ಇದು ನೆಹರು ಗಾಂಧಿಯವರು ಜೈಲಲ್ಲಿ ಕೂತ್ಕೊಂಡು ಪುಸ್ತಕ ಬರೆಯೋಕೆ ಲಾಯ್ಕೆ ಹೊರತು ಇದು ಸ್ಟ್ರಾಟಜಿ ಮಾಡೋದಕ್ಕೆ ಜನರಲ್ ಕಾರ್ಯಪ್ಪ ಅವ್ರು ಬೇಕು ಜನರಲ್ ತಿಮ್ಮಯ್ಯ ಅವ್ರು ಬೇಕು ನಮಗೆ ಇಬ್ಬರು ಕರ್ನಾಟಕದವರು ವೆರಿ ಎಮಿನೆಂಟ್ ಪೀಪಲ್ ಆಫ್ ಕರ್ನಾಟಕ ಒಂದು ಟ್ವೆಲ್ವ್ ಅವರ್ಸ್ ಹನ್ನೆರಡು ಗಂಟೆ ಕಾಲ ಟೈಮ್ ಕೊಟ್ಟಿದ್ರೆ ಕಾರ್ಯಪ್ಪನವರು ಕಾಶ್ಮೀರ ಸಮಸ್ಯೆಯನ್ನು ಮುಗಿಸಿದ್ರು ಪಾಕ್ ಪಾಕಿಸ್ತಾನದವರು ಮಣ್ಣು ಮುಕ್ಕುವಂತೆ ಮಾಡ್ತಿದ್ರು ಅದೇ ಸಮಸ್ಯೆಯನ್ನು ಮತ್ತೆ ತಿಮ್ಮಯ್ಯನವರು ಕೊಳ್ಳೆ ಕಟ್ಟಿದವು ಕನ್ನಡ ಜನರಲ್ ಬೇವೂರು ಅಂತ ಒಬ್ಬರಿದ್ರು ಬೆಳಗಾಂನವರು ಅವರು ಕನ್ನಡದವರು ನಮ್ಮ ಸೈನ್ಯ ಚೆನ್ನಾಗಿದೆ ನಮ್ಮ ರಾಜಕಾರಣಿಗಳೇ ಸರಿಯಾಗಿಲ್ಲ ನಾಲಾಯಕ ರಾಜಕಾರಣಿಗಳು ಈ ಸೈನ್ಯದಲ್ಲಿ ಗೆದ್ದದ್ದನ್ನೆಲ್ಲ ಅವರು ಬಿಟ್ಟು ಕೊಡ್ತಾ ಬಿಟ್ಟು ಕೊಡ್ತಾ ಶಕುನಿ ಹಾಗೆ ಜೋಜನಲ್ಲಿ ಯಾತಿ ಕೇಳ್ತೇವೆ ಅದು ಕ್ರಿಯೆ ಅನ್ನೋದು ಬೇಕು ಆಕ್ಷನ್ ಪ್ಲಾನ್ ಅಂತ ಬೇಕು ಕ್ರಿಯಾ ಬಲವತಿ ರಾಜನ್ನೇ ನಾನ್ಯತ್ಕಿಂಚಿತ್ ಯುಧಿಷ್ಠಿರ ಕ್ರಿಯಾಂ ತಸ್ಮಾತ್ ಸಮಾಚಾರ ಎಂಬುದಾಗಿ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾನೆ ಅಲ್ಲಿಂದ ಆಚೆಗೆ ಸರಿ ಎಲ್ಲರೂ ಕೊಳದ ಹತ್ರ ಹೋಗೋಣ ಅಂತ ದಯವಿಟ್ಟು ಕೂತ್ಕೊಂಡ್ಬಿಡಿ ಎಲ್ಲಿದ್ದರಲ್ಲೇ ಕೂತ್ಕೊಳ್ಳಿ ಇಲ್ಲಿ ಮೇಲೆ ಕಾದ್ರು ಬನ್ನಿ ಕೊಳದ ಬಳಿ ಬರ್ತಾರೆ ಇನ್ನು ಅವನಿಗೆ ಮಾತನಾಡುವ ಪ್ರಸಂಗ ಇದು ನಮ್ಮ ಕನ್ನಡ ಕವಿ ರನ್ನನ ಗದಾಯುದ್ಧದಲ್ಲಿ ಒಂದು ರೀತಿ ವರ್ಣಿಸಿದ್ದಾರೆ ಮೂಲ ಭಾರತದಲ್ಲಿ ಅತ್ಯಂತ ಗಂಭೀರವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ರನ್ನನ ಗದಾಯುದ್ಧ ನಿಮಗೆ ರಂಜಕವಾಗಿ ತೋರ್ತದೆ ಅದನ್ನು ಮೊದಲು ಓದಿಬಿಡ್ತೇನೆ ಆಮೇಲೆ ಮೂಲ ಭಾರತಕ್ಕೆ ಹೋಗೋಣ ಆಗಳಾಕೊಳನ ಬಳಸಿ ಬಂದು ನಿರ್ಭರಮಾಗಿ ಬೊಬ್ಬಿರಿದು ಅಬ್ಬರಂಗೈದು ಪಲತರದ ಪರಸ್ಪರೆಗಳನ್ನು ಕೊಯಸಿಯು ಶಂಖಂಗಳನ್ನು ಬೇರಿಗಳಂ ಬೇರಿಗಳನ್ನು ತಾಟಿಸಿಯಂ ಕಾಹಳೆಗಳನ್ನು ಪಂಚಮಹಾವಾದ್ಯಂಗಳಂ ಬಾಜಿಸಿಯಂ ಎಂತುಂ ಪರಮಡಿಸಲಾರದೆ ಸುಯೋಧನನಂ ಪೆಸರ್ಗೊಂಡು ನಕುಲಂ ಆಸ್ಫೋಟಿಸಿ ಈ ಚಂಪು ಕಾವ್ಯದಲ್ಲಿ ಇದು ಗದ್ಯ ಭಾಗ ಆ ಗಳಾಕೊಳನಂ ಬಳಸಿ ಬಂದು ಆ ವೈಶಂಪಾಯನ ಸರೋವರ ಹತ್ರ ಒಂದು ವ್ಯಕ್ತಿ ಇಲ್ಲ ಆ ಹೊತ್ತಲ್ಲಿ ಅಲ್ಲಿ ಎಲ್ಲಿ ಕೂತ್ಕೊಂಡ್ರೆ ನೀರಿಗೆ ಹತ್ತಿರ ಆಗುತ್ತೆ ಮೆಟ್ಟಳಿಗೆ ಅಂತ ನೋಡಿ ನಿರ್ಭರವಾಗಿ ಬೊಬ್ಬಿರಿದು ಅಬ್ಬರಂಗೈದು ಕೇಳುವಿಕೆ ಭೀಮನನ್ನ ಗರ್ಜಿಸ್ತಾ ಇದ್ದಾನೆ ರಥದ ಮೇಲೆ ಮಾರುತಿ ಗರ್ಜಿಸುವಂತೆ ಫಲ ತೆರೆದ ಪರೆಗಳಂ ಪೈಸೆಯಂ ಪರೈ ಅಂದರೆ ತಮಟೆ ತಮಿಳಲ್ಲಿಯೂ ಪರೈ ಕನ್ನಡದಲ್ಲಿ ಪರೈ ಇದೆ ನೋಡಿ ಎಷ್ಟು ತರಹ ತಮಟೆ ಇತ್ತೋ ತಗೊಂಬಂದು ಅದರ ನೀರಿನ ಪದರದ ಹತ್ತಿರ ಕೇಳಿಸುವಂತೆ ಜಗ್ಗಣಕ ಜಗ್ಗಣಕ ಹೊಡಿತಿದ್ದಾರೆ ಇವನಿಗೆ ತಲೆಸೂಲೆ ಒಳಗಿದ್ದವನಿಗೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ನಾಲ್ಕು ಮೂಲೆಗೆ ಚಲಾಯಿಸ್ತಾನೆ ಎಲ್ಲಿ ಹೋದರೂ ತಲೆಗೆ ಬರ್ತಾ ಇದೆ ಅದು ಶಂಖಂಗಳಂ ಪೂರೈಸಿಯಂ ಶಂಖಗಳನ್ನು ಊದ್ತಾ ಇದ್ದಾರೆ ಬೇರಿಗಳಂ ತಾಟಿಸಿಯಂ ಕಾಹಳೆಗಳನ್ನು ಒತ್ತಿಸಿಯಂ ಪಂಚಮಹಾವಾದ್ಯಂಗಳಂ ಬಾಜಿಸಿಯಂ ಐದು ತರಹ ಶಬ್ದಗಳು ಇಲ್ಲಿ ದೇವರಿಗೆ ಆರತಿ ಅಥವಾ ಒಂದು ಪಂಚವಾದ್ಯ ಅಂತ ಮಾಡ್ತಾರೆ ನೋಡಿ ಇದು ಒಂದು ಸಣ್ಣ ಮಿನಿಸ್ಕೋಪ್ ಅದು ಅದರ ದೊಡ್ಡ ಪ್ರಮಾಣ ಹೇಗಿರಬಹುದು ಅದು ಹೊಡೆದ್ರೆ ಮಾರಿ ಗುಡಿಯಲ್ಲಿ ಮಾರಿಯೂ ಕಿರಿಚಿಕೊಂಡು ಹೊರಗೆ ಹೋಗ್ಬಿಡಬೇಕು ಅಷ್ಟು ಶಬ್ದ ಯುದ್ಧದಲ್ಲಿರುವ ಬೇರೆಗಳೆಲ್ಲ ಬಂದು ಕೂತಿವೆ ಹೋಯ್ತಾ ಇದ್ದಾರೆ ತಮಟೆಯನ್ನ ಪಂಚಮಹ ವಾದ್ಯಂಗಳಂ ಬಾಜಿಸಿಯಂ ಎಂತುಂ ಪೊರಮಡಿಸಲಾರದೆ ಏನು ಮಾಡಿದ್ರು ಜಾಗ ಬಿಟ್ಟು ಹೊರಗೆ ಬರಲಿಲ್ಲ ಅವನು ಸುಯೋಧನನಂ ಪೆಸರ್ಗೊಂಡು ಹೆಸರನ್ನೇ ತಗೊಂಡು ನಕುಲನ್ ಸ್ಫೋಟಿಸಿ ಕೈ ಚಪ್ಪಾಳೆ ಹಾಕಿ ಈಗ ನಕುಲ ಹೇಳ್ತಿದ್ದಾನೆ ಪಂಚಪಾಂಡವರು ಆ ದುರ್ಯೋಧನ ಮುದ್ದಿಸ್ತಾರೆ ಹೊರಗೆ ಬಾ ಅಂತ ಕರೀತಾರೆ ಇದು ನಕುಲ ಹೇಳುವ ಮಾತು ಅಂಕದಲ್ಲಿ ಕುರುವಂಶ ಶಶಾಂಕನೇ ನಿಂದು ಸ್ಪೆಷಲ್ ಮಾರ್ಕ್ ಯಾವುದಪ್ಪ ಕುರುವಂಶ ಶಶಾಂಕನೇ ಕುರುಕುಲ ಚಂದ್ರ ಅಂತ ನಿನ್ನ ಹೇಳ್ತಾರೆ ಚಂದ್ರ ಅಂದಮೇಲೆ ಒಂದು ಕಲೆ ಇರಬೇಕಲ್ಲ ಒಳಗಡೆ ಕಪ್ಪು ಚುಕ್ಕೆ ಅಂಕಕನೇ ದುರ್ಯೋಧನ ಅಂತ ಹೆಸರಿಟ್ಟುಕೊಂಡವನೇ ದುರ್ಯೋಧನ ಅಂತ ಯುದ್ಧದಲ್ಲಿ ಗೆದ್ದು ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಅಸಾಧ್ಯವಾದವನಿಗೆ ದುರ್ಯೋಧನ ಕೆಲವರು ಸುಯೋಧನ ಅಂದ್ರೆ ಒಳ್ಳೆ ಹೆಸರು ದುರ್ಯೋಧನ ಅಂದ್ರೆ ಕೆಟ್ಟ ಹೆಸರು ಅಂತ ತಿಳ್ಕೊಂಡಿದ್ದಾರೆ ಮಂಕರು ಸಂಸ್ಕೃತ ಗೊತ್ತಿಲ್ಲದೇ ಇದ್ದವರು ಅರ್ಥ ಒಂದೇ ಸುಯೋಧನ ಅಂದ್ರೆ ಒನ್ ಹೂ ಫೈಟ್ಸ್ ವೆಲ್ ದುರ್ಯೋಧನ ಅಂದ್ರೆ ಒನ್ ಅಗೇನ್ಸ್ಟ್ ಹೂಮ್ ಇಟ್ ಈಸ್ ಇಂಪಾಸಿಬಲ್ ಟು ಫೈಟ್ ಅರ್ಥ ಒಂದೇ ಅಲ್ವೇ ನೋಡಿ ದುಹು ಅಂತ ಬಂತು ಅಂತೆಲ್ಲ ಕೆಟ್ಟು ಅಂತ ಹೇಳಬೇಡಿ ಸೂ ಅಂತ ಬಂದದ್ದೆಲ್ಲ ಒಳ್ಳೇದಂತ ಹೇಳ್ಕೋಬೇಡಿ ದುರ್ಯೋಧನ ಅಂಕಕನೇ ನೆಗಲ್ದ ಯಶ ಪಂಕದೊಳಂ ಇವತ್ತು ನೀನು ನಿನ್ನ ಕೀರ್ತಿ ಚೆನ್ನಾಗಿರಬೇಕಾದ ಕಾಲದಲ್ಲಿ ಯಶ ಕೆಸರಲ್ಲಿ ಬಿದ್ದಿದ್ದೀಯೇ ಈ ಸರೋವರ ಪಂಕದೊಳಂ ನೀ ಕೆಳಕ್ಕೆ ಹೋದಷ್ಟು ಅಲ್ಲಿ ಬರೀ ಕೆಸರು ಹಾಗೆ ನಿನ್ನ ಹೆಸರಿಗೆ ಕೆಸರನ್ನು ಬಳ್ಕೊಂಡೆ ನೀನೇ ನಿನ್ನ ನಿಂತು ಅರ್ಧುವರೆ ಕೆಸರು ಗದ್ದೋದುಂಟೇನೆಯ ನೀನು ದುರ್ಯೋಧನ ಅಂತ ಹೆಸರು ನಿನ್ನ ಜೊತೆಯಲ್ಲಿ ಯಾರು ಯುದ್ಧ ಮಾಡಿ ಗೆಲ್ಲೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಹೊರಗುವ ಸಹದೇವ ಹೇಳಿದ ಇದಕ್ಕೆ ಜವಾಬಿಲ್ಲ ಒಳಗಿಂದ ಎಂದಿಂಗೆ ನಿನಗೆ ಸಾವಿಲ್ಲಂದಿರ್ದೈ ನನಗೆ ಯಾವತ್ತೂ ಸಾವು ಬರೋದಿಲ್ಲ ಅಂತ ಹೇಳ್ತಿದ್ದಲ್ಲೋ ದುರ್ಯೋಧನ ನಿನ್ನ ಮನದೊಡೆನ್ನೆವರಂ ಇಲ್ಲಿ ತನಕ ನನಗೆ ಸಾವಿಲ್ಲ ಅಂತ ನೀನು ನೀನೊಂದಂ ಬಗೆದೊಡೆ ವಿಧಿತಾನೊಂದಂ ಬಗೆದತ್ತು ಸಕಲ ಕುರುಕೇತು ಏನು ತಿಳ್ಕೊಂಡಿದ್ದೆ ಎಲ್ಲರೂ ಗೆಲ್ತೇನೆ ಗೆಲ್ತೇನೆ ಅಂತ ಆದರೆ ವಿಧಿ ಏನು ಮಾಡಿತು ಈಗ ನಿನ್ನ ಹೆಸರು ಕೊಬ್ಬರಿಲ್ದ ಮಾಡಿತು ಅದಕ್ಕೂ ಜವಾಬಿಲ್ಲ ಅರ್ಜುನ ಹೇಳ್ದ ಮಾನಧನ ನೆನೆಸಿ ದುರ್ಯೋಧನ ಮಾನ ಅಂತೇವಲ್ಲ ಮಾನಧನ ನೆನೆಸಿ ನಿನ್ನ ಅಭಿಮಾನ ಕ್ಷತಿ ಮಾಡಿದೈ ವ್ಯಾಸರು ಬರೆದಿಡ್ತಾರೆ ಇಷ್ಟೆಲ್ಲ ಮಾಡಿಸಿ ನೀರಲ್ಲಿ ಹೋಗಿ ಹೇಳಿ ಅಂತ ಅಡಿಕೊಂಡ ಅಂತ ಅಭಿಮಾನ ಹೋಯ್ತಲ್ಲ ಸುಯೋಧನ ನೀ ಮುತ್ತಿ ನೀರೊಳಗೆ ಎಸಡಿರ್ಕಂ ಈ ನೀರಲ್ಲಿ ಬಂದಿದ್ದೀಯೇ ಈ ನೀರಲ್ಲಿ ಏನೇನಿದೆ ಎಸಡಿರ್ಕುಂ ಎಸಡು ಅಂದ್ರೆ ಏಡಿ ಹಳೆಗನ್ನಡದಲ್ಲಿ ನಳ್ಳಿ ಅಂತ ಹೇಳ್ತೇವೆ ನೋಡಿ ನೀರಿನಲ್ಲಿ ಏಡಿಗಳಿರುವುದುಂಟು ಎಸಡಿರ್ಕಂ ಮೀನ್ ಇರ್ಕಂ ಕಪ್ಪ ಇರ್ಕಂ ಇರ್ಪರೆ ಗಂಡ ವೀರರು ಹೊಗಳಕೊಳ್ತಾರೆ ಅನ್ನೋ ಹೇಳಿರೋ ಜಾಗದಲ್ಲಿ ಮಾನಧನ ನಿನ್ನ ಸುತ ಸೈನ್ಯಾನುಜ ಶತಕ್ಕೆ ಕೇತುವಲ್ಲದೆ ನೀನು ನಿನ್ನ ಮಕ್ಕಳಿಗೆ ಸೈನ್ಯಕ್ಕೆ ಈ ರಾಹುಕೇತುಗಳಲ್ಲಿ ಕೇತುವಂತೆ ಗ್ರಹಣವಾಗಿ ಸಾಯಿಸಿದ್ದಲ್ಲದೆ ಗಂಗಾಸೂನು ಮೊದಲಾದ ಪದರ್ಗಂ ನೀನೊರ್ವನೆ ಕೇತುವಾದೆ ಕೇತು ರಾಹುಕೇತುಗಳು ಬರೀ ಚಂದ್ರ ಸೂರ್ಯನ ಹಿಡಿತಾರೆ ನೀನು ನೀನು ಕುಳಿದವರು ಎಲ್ಲರಿಗೆ ಕೇತವಾಗಿ ಹೋದೆ ಬಾರೋರಿಗೆ ಎಂದ ಆಗ ಧರ್ಮರಾಜ ಹೇಳಿದ ನೀಂ ಸಂಧಿ ಒಡಂಬಡು ಓ ಶುರು ಮಾಡಿದೆ ಇಲ್ಲಿ ಇಷ್ಟು ಮಾಡಿದವನು ಹೇಳ್ತಾನೆ ನೀನು ಸಂಧಿಗೆ ವಾಹಿಗಳಾದರೂ ಕೂಡ ಇನ್ನು ಕೊಳನಂ ಪಕ್ಕಿರ್ಪುದೆ ಅಂತ ಕೂದೆ ಈಗಲೂ ರಾಜಿ ಮಾಡ್ಕೊಳ್ಳೋಣ ವಾ ಅಂದ ಧರ್ಮರಾಜ ಅದು ಜೈನ ಕವಿಗಳೇ ಬರೀಲಿ ವೈದಿಕರೇ ಬರೀಲಿ ಧರ್ಮರಾಜನ ಕನ್ನಡಿ ಹಿಡಿದಿದ್ದಾರೆ ಕೆಲಸ ಕೆಟ್ಟಿತು ಅಂತ ಭೀಮಸೇನ ಧರ್ಮರಾಜನ ಬಾಯಿ ಮುಚ್ಚಿ ಬಾಯಿಚೆಗೆ ನಾ ಮಾಡ್ತೇನೆ ಈಗ ಅಂತ ಹೇಳಿ ಅವರೆಲ್ಲರೂ ಕೇಳಿಸು ಅಂತ ಹೇಳ್ತಾನೆ ಈ ಭೂತು ಒಳಗಿದೆಯಲ್ಲ ಭೂತ ಎನ್ನ ಸರಂ ಕೇಳ್ದಡಲ್ಲದೆ ಹೊರಮಡುವನಲ್ಲನ್ ನನ್ನ ಧ್ವನಿ ಕೇಳ್ದಲ್ತೆ ಹೊರಗೆ ಬರೋದಿಲ್ಲ ಅವನು ಇವಂಗಾನೇ ಸಾಲ್ವೆ ನಾನೇ ಸರಿ ಅವನಿಗೆ ಅಂತ ಹೇಳಿ ಈಗ ಭೀಮ ಹೇಳ್ತಾನೆ ಅಲ್ಲಿ ತಂಪೆ ಶುರು ಮಾಡಿದ್ರು ಅವ್ರಿಗೆ ಯಾರು ಹೇಳಿದ್ರು ದುರ್ಯೋಧನ ಸಾಯ್ತಾನೆ ಅಂತ ಭೀಮನ ಮಾತು ಕೇಳಿ ಭವದನುಜನ ಅರುಣ ಜಲವಂಶವೇ ನೋಡಿದೆ ನಿಂತು ಹೇ ದುರ್ಯೋಧನ ನಿನ್ನ ತಮ್ಮನ ಅರುಣ ಜಲಮಂ ರಕ್ತವನ್ನು ಸವಿ ನೋಡಿದ ನಿಂತು ಸವಿ ನೋಡಿದ್ದೇನೆ ನಿನ್ನ ತಮ್ಮನ ರಕ್ತ ಕುಡಿದೆ ನಿನ್ನ ಬಲ ಜಲಸಿಯಂ ಸವಿ ನೋಡಿದೆ ನಿನ್ನ ಸೈನ್ಯ ಎಂಥದ್ದಿತ್ತು ಅದನ್ನು ರುಚಿ ನೋಡಿದ್ದೇನೆ ಈ ಕೊಳನಂ ತವೆಪೀರ್ದು ನೀ ಹೊರಗೆ ಬರದೇ ಇದ್ರೆ ಈ ಕೊಳದಲ್ಲಿರುವ ನೀರನ್ನೆಲ್ಲ ಕುಡಿದು ಬಳಿಕೆ ನಿನ್ನ ಸವಿಯಂ ನೋಳ್ಪೆಂ ನೀರನ್ನೆಲ್ಲ ಕುಡಿದು ಹೊರಗೆ ತೆಗೆದು ಸಜೀವವಾಗಿ ನಿನ್ನನ್ನ ಈ ಫ್ರೂಟಿ ಕುಡಿಯುವ ಹಾಗೆ ನಿನ್ನ ಮೈಯಲ್ಲಿರೋ ರಕ್ತವನ್ನೆಲ್ಲ ಕುಡಿದು ಬಿಡ್ತೇನೆ ಇದು ಭೀಮನ ಮಾತು ಸ್ವರಮಂ ಕೇಳಲ್ಕೆಯನ್ನು ಉಗ್ರೋಪಮಂ ಎಂದು ನೋಡಲ್ಕೆ ಅಣ್ಮದೆ ನನ್ನ ಧ್ವನಿ ಪ್ರತ್ಯಕ್ಷ ಕೇಳಬೇಕು ನೀರಿಂದ ರಿಫ್ರಾಕ್ಷನ್ ಕೇಳೋದಲ್ಲ ನನ್ನ ಉಗ್ರೂಪ ನೋಡ್ಬೇಕಲ್ಲ ನೀನು ಅಣ್ಮದೆ ಒಪ್ಪದೆ ಸಮರಾಕರಮಂ ಬಿಟ್ಟು ಯುದ್ಧ ಭೂಮಿಯನ್ನು ಬಿಟ್ಟು ಕಮಲಾಕರಮಂ ಪೊಕ್ಕು ಆಗಿದೆ ನೋಡಿ ಸಮರಾಕರವನ್ನು ಬಿಟ್ಟು ಕಮಲಾಕರಮಂ ಸರೋವರದಲ್ಲಿ ಹೊಕ್ಕು ಎಲವ ಮರುಳೆ ಬರ್ದು ಕಲ್ ಬಗೆವ ಇನ್ನೂ ಬದುಕಿತೇ ಮಾಡ್ತೀಯ ಜಲದೋಳ್ಮಿ ನಿರ್ಪವೋಲ್ ನೀಂ ಕೊಳದೊಳ ಮುಡುಗಿದರ್ಕಟ ಕೋಡ ಒಳಗಾದೆ ನೀನು ಒಂದೇ ಮೀನು ಒಂದೇ ಕಪ್ಪೆ ಒಂದೇ ಎಡಿ ಒಂದೇನೋ ಸ್ಥಿತಿಗೆ ಬಂದ್ಬಿಟ್ಟಲ್ಲ ನಿನ್ನ ದುರ್ಯೋಧನ ಬೆಸರ್ಗಿದು ಲಜ್ಜಾಕರಂ ತೋರಿದೈ ನಿನ್ನ ಹೆಸರಿಗೆ ತುಂಬಾ ಲಜ್ಜೆ ಆಗತ್ತೆ ನಿನ್ನಳವಂ ಕ್ಷೀಂದ ಸತ್ತರೇಂ ಪುಟ್ಟರೇ ಅವರು ಸತ್ತರೆ ಸಾವಿರ ಜನ ಭೀಮನಂತ ಭೀಮನಂತವ್ರು ಬರ್ತಾರೆ ಅವರ ಲೋಕದಲ್ಲಿ ಸತ್ತರೆ ಪುಟ್ಟರೆ ಪೊರಮಡು ನೀನ್ ಕೈದುಗಳು ಕೌರವೇಂದ್ರ ಚಳವಜ್ರಂ ಬಂದನ್ ಕೌರವೇಂದ್ರನೆಂಬ ಪರ್ವತಕ್ಕೆ ವಜ್ರಾಯುಧಂತಿರುವ ಭೀಮ ಬಂದಿದ್ದಾನೆ ಈಗಳು ಕುರುಕುಲ ಮಸನೋದ್ಭೀಕರಂ ಭೀಮಸೇನಂ ಹೊರಗು ಬಾ ಅಂತ ಕರೆದ ಅದಕ್ಕೂ ಜವಾಬಿಲ್ಲ ರೇಗ್ತಾನೆ ಮತ್ತೆ ಹರಿಸಂಧಾನಕ್ಕೆ ಬಂದಂದು ಅಹಂಕಾರ ಮೆಲ್ಲಿತ್ತೋ ಕೃಷ್ಣನೇ ಸಂಧಾನಕ್ಕೆ ಬಂದರೆ ಅವನನ್ನು ಕಟ್ಟಬೇಕು ಅಂತ ನೋಡಿದೆಲ್ಲ ಅಹಂಕಾರ ಎಲ್ಲಿ ಹೋಯಿತು ಕೃಷ್ಣಾಂಬಲಕೇಶ ಕೃಷ್ಣಿಯಂ ಮಾಡಿಸಿದ ಮದ ಮದಲ್ಲಿತ್ತೋ ನನ್ನ ಪತ್ನಿ ಸೀರೆಯನ್ನು ತೆಗೆಸಬೇಕು ಅಂತ ಪ್ರಯತ್ನ ಮಾಡಿದೆಲ್ಲ ಆ ಮದ ಇಲ್ಲಿ ಹೋಯಿತು ಕೌಂತೇಯರ ಮಚ್ಚರದಿಂದ ಕಾಂತಾರದೊಳಟಿರ್ರನೆ ತಿರುಗಿದ ಸರ್ಕುಯಗಳೇನಾಗುದೋ ನಮ್ಮನ್ನೆಲ್ಲ ಕಾಡಲ್ಲಿ ಒಂದು ಕಡೆ ಏರ್ಪಡಿಸ್ತಾ ಅಲ್ಲಿ ಇಲ್ಲಿ ಇಟ್ಟಾಡಿಸ್ತಾ ಓಡಾಡುತ್ತೆಲ್ಲ ಅದೇನಾಯಿತು ಎಂದು ಆ ಕುರುವಂಶಾದೇಶನಂ ಮೂಲಿಸದನ ಅದಟಂ ಭೀಮನುದ್ದಾಮ ಭೀಮಂ ಈ ಕೊನೆ ಮಾತನ್ನು ಕೇಳಿ ನೀರೊಳಗಿರುದು ರಗ ಪತಾಕಂ ನೀರಲ್ಲಿದ್ದು ಮೈ ಬವರುತ್ತಂತೆ ಅವನಿಗೆ ಕನ್ನಡದ ಕವಿ ಹೇಳ್ತಾನೆ ನೋಡಿ ಹೊರಗಿದ್ದವ್ರ ಮೈ ಬವರುತ್ತೆ ಸಖ್ಯ ನಮಗೆ ಗೊತ್ತು ಇದು ಚಳಿ ಇದ್ರೂ ಮೈ ಬವರುತ್ತಂತ ಅವನಿಗೆ ಗದೆ ಇತ್ತು ಕೈಯಲ್ಲಿ ಗುಳುಗುಳುಗುಳ ಅಂತ ಹೊರಗು ಬಂದ ಅಂತ ಬರೆದಿದ್ದಾರೆ ಇದು ಚಮತ್ಕೃತಿಯಲ್ಲಿ ಮುಗಿದು ಹೋಯಿತು ಕನ್ನಡದಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಓದೋಕೆ ಚೆನ್ನಾಗಿದೆ ಇದರಲ್ಲಿ ತತ್ವಗಳು ಬಹಳ ಇಲ್ಲ ವೇದವ್ಯಾಸರು ಧರ್ಮರಾಜ ಒಬ್ಬನೇ ಮಾತನಾಡಿದ್ದನ್ನು ವರ್ಣನೆ ಮಾಡಿದ್ದಾರೆ ಅಭ್ಯಭಾಷದ ಕೌಂತೆಯ ಪ್ರಹಸನ್ನಿವ ಭಾರತ ಮೊದಲೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಸುಯೋಧನ ಕಿಮರ್ಥೋಯಂ ಆರಂಭೋಪ್ಸು ಕೃತಸ್ವಯ ಯಾಕೆ ನಿಂತೋಯ್ತದು ದುರ್ಯೋಧನ ಯಾತಕ್ಕೋಸ್ಕರವಾಗಿ ಯುದ್ಧವನ್ನೆಲ್ಲ ಆರಂಭ ಮಾಡಿದವೋ ಅದರ ಮುಕ್ತಾಯ ಅದರ ಅಂಗವಾಗಿ ನೀರಲ್ಲಿ ನೀವು ಮುಳುಗಬೇಕು ಅಂತ ಯಾವ್ದಾದ್ರು ಶಾಸ್ತ್ರ ಇದೆಯೇನು ಯುದ್ಧ ಶುರು ಮಾಡಿ ನೀರಲ್ಲಿ ಹೋಗಿ ಮುಳುಕೊಳ್ಳಬೇಕು ಯಾರು ಹೇಳ್ತಾರೆ ಹೀಗಂತ ಹಳೆ ಕಾಲದ ಪದ್ಧತಿ ಕೆಲವರು ಗತಾನುಗತಿಗೋ ಲೋಕ ಒಂದು ಮನೆಯಲ್ಲಿ ಶ್ರಾದ್ದ ಮಾಡ್ತಿದ್ರು ಶ್ರಾದ್ದ ಮಾಡೋ ಹೊತ್ತು ಒಂದು ಬೆಕ್ಕು ಬಂದು ಮ್ಯಾವ್ ಅಂತಿತ್ತು ನನಗೊಂದೆರಡು ಒಳೆ ಕೊಡಿ ಇನ್ನು ಹಾಗೆ ಅವನು ಯಾವನೋ ಬಂದ್ರೆ ಬೆಕ್ಕ ಗಲಾಟೆ ಮಾಡ್ತಿದ್ದೆ ನೋಡು ಅಂತ ಯಜಮಾನ ಅದನ್ನ ಬಂದ್ರು ಒಂದು ಬುಟ್ಟಿಯಲ್ಲಿ ಹಾಕಿ ಅದ್ರ ಮೇಲೆ ಒಂದು ಕಲ್ಲು ಹಾಕಿದ್ರು ವರ್ಷ ವರ್ಷ ಹೀಗೆ ಗಲಾಟೆ ಮಾಡ್ತಿತ್ತ ಬೆಕ್ಕು ಅವನಪ್ಪ ಸತ್ತು ಹೋದ ಮಗ ಶ್ರಾದ್ದ ಮಾಡ್ತಿದ್ದಾನೆ ಅವನೇ ತಿಳ್ಕೊಂಡ ಶ್ರಾದ್ದಾಂಗವಾಗಿ ಒಂದು ಬೆಕ್ಕನ್ನು ಹಿಡ್ಕೊಂಬಂದು ಬುಟ್ಟಿಯಲ್ಲಿ ಹಾಕಿ ಕಲ್ಲು ಹಾಕಬೇಕು ಅಂತ ಇವತ್ತು ಬೆಕ್ ಸಿಕ್ಲಿಲ್ವಾ ತಗೊಂಬ ತಗೊಂಬ ಅಂತ ಹೇಳಿದಂತೆ ಯಾರು ಮಾಡ್ತಾರೆಯಾ ನೋಡಿ ಇದನ್ನ ಉಪನ್ಯಾಸ ಮಾಡ್ತಿರ್ತೀವಿ ಅಕಸ್ಮಾತ್ ದೀಪ ಆರ್ತದೆ ಒಂದು ಗಂಟೆ ಲೆಕ್ಚರ್ ಆಯಿತು ಮುಂದಿನ ವರ್ಷ ಲೆಕ್ಚರ್ ಮಾಡುವಾಗ ದೀಪ ಆರಲೇ ಇಲ್ವಲ್ಲ ದಯವಿಟ್ಟು ದೀಪ ಆರಿಸಿ ದಯವಿಟ್ಟು ದೀಪ ಆರಿಸಿ ಇದು ನಮ್ಮ ಹುಚ್ಚು ಜನರ ಸ್ವಭಾವ ಹೇಗಿರ್ತದೆ ಅಂದರೆ ಏನು ಬಂದ್ರೆ ಅದನ್ನೇ ಒಂದು ಪರಂಪರೆ ಮಾಡಿಬಿಡ್ತೇವೆ ಸುಯೋಧನಕ್ಕೆ ಕೆಮರ್ಥೋಯಂ ಆರಂಭ ಅಪ್ಸು ಸ್ವಯ ಸರ್ವಂ ಕ್ಷತ್ರಂ ಘಾತಯಿತ್ವ ಸ್ವಕುಲಂಚ ವಿಷಾಂಪತೆ ನಾನೆಷ್ಟು ಬಡ್ಕೊಂಡ್ರೂ ಕೇಳಲಿಲ್ಲ ಭೂಮಿಯಲ್ಲಿರುವ ಕ್ಷತ್ರಿಯರನ್ನೆಲ್ಲ ಕೊಲ್ಲಿಸಿದೆ ನನ್ನ ಮಾತನ್ನು ಕೇಳಿದರೆ ಇವತ್ತಿನೇನು ನಡ್ಕೊಳ್ಳೋ ಸ್ಥಿತಿ ಬರ್ತಿತ್ತೆ ನಿನಗೆ ಜಲಾಶಯಂ ಪ್ರವಿಷ್ಟೋದ್ಯ ಜೀವಿತ ಮಾತ್ಮನ ನೀರಲ್ಲಿ ಯಾಕೆ ಮುಳುಗಿದ್ದೀಯೇ ನೀ ಬದುಕಬೇಕು ಅಂತ ಆಸೆ ಇದೆ ಎಲ್ಲೋ ಪಾಪಿ ಅಷ್ಟು ಜನರನ್ನು ನಿನಗೆ ಇವತ್ತು ಮಾತ್ರ ಜೀವ ಉಳಿಯಬೇಕು ಇದೇ ನಿನ್ನೆ ಜೀವದ ಆಶೆ ಅನ್ನೋದು ಉಳಿ ಯಾರನ್ನು ಕೊಲ್ಲಿಸಿದೆಯೋ ಅವ್ರಿಗೂ ಜೀವದ ಆಶೆ ಇರಬೇಕಲ್ಲ ಅವರೆಲ್ಲ ಹೋದ್ಮೇಲೆ ನಿನಗೆ ಕಾರ್ಯವೇನಿದೆ ಉತ್ಸಿಷ್ಟ ರಾಜನ್ ಯುದ್ಧಸ್ವ ಅಸ್ಮಾಭಿ ನಮ್ಮ ಜೊತೆ ಯುದ್ಧ ಮಾಡು ಸುಯೋಧನ ಇಲ್ಲಿಂದ ಮುಂದಕ್ಕೆ ಒಂದು ಏಳು ಪಾಯಿಂಟ್ ಹೇಳ್ತಾನೆ ಸತೇ ದರ್ಪೋದರ ಶ್ರೇಷ್ಠ ಸತಮಾನ ಕ್ವತೆ ಗತಃ ಇಲ್ಲಿ ತನಕ ಇದ್ದ ನಿನ್ನ ದರ್ಪ ಎಲ್ಲಿ ಹೋಯಿತು ನಿನ್ನ ಅಭಿಮಾನವೆಲ್ಲಿ ಹೋಯಿತು ಎಷ್ಟು ಸಂಸಭ್ಯ ಭೀತೋ ರಾಜನ್ ವ್ಯವಸ್ಥಿತ ಈಗ ಭಯವೆಂಬುದು ಬಂತಲ್ಲೋ ನಿನಗೆ ದುರ್ಯೋಧನರಿಗೆ ಭಯ ಬಂದು ಯಾರೂ ನೋಡಿಲ್ಲ ಇಲ್ಲಿ ತನಕ ನಭೇ ತವ್ಯಂ ಮಹಾರಾಜ ನಿಮ್ಮ ಅಪ್ಪನಿಗೆ ಹೇಳಿದ್ದೆ ಹೆದರಬೇಡ ಹನ್ನೊಂದು ಕ್ಷೋಹಿಣಿ ಇದೆ ಬಾರ ಹೊರಗೆ ಉತ್ತಿಷ್ಟ ರಾಜನ್ಯುಜಸ್ವ ಕ್ಷತ್ರಿಯೋಸಿ ಕುಲೋದ್ಭವ ಎರಡನೇದಾಗಿ ಹೇಳ್ತಾನೆ ಕ್ಷತ್ರಿಯ ಕುಲದಲ್ಲಿ ಕ್ಷತ್ರಿಯ ಕುಲದಲ್ಲಿದ್ದವರು ಯಾರೂ ಹೇಳಿಗಳಲ್ಲ ನಮ್ಮನ್ನು ನೋಡು ಮೂರನೇದು ಇಷ್ಟು ಜನನ ಸಾಯಿಸಿದ್ದೀಯೇ ಸಂಬಂಧಿನೋ ವಯಸ್ಸಾಂಶ ಮಾತುಲಾನ್ ಬಾಂಧವಾಂಸ್ತಥ ಗಾತೆ ತ್ವಾ ಕಥಂತಾತ ಹೃದಯ ತಿಷ್ಟಸಿ ಹೊರಗೆ ಬಂದು ನಿನ್ನ ಕಡೆ ನಿನ್ನ ಹೆಸರು ಹೇಳಿದವರು ಎಷ್ಟು ಜನ ಸತ್ತಿದ್ದಾರೆ ಅಂತ ನೋಡು ಅವರಿಗೋಸ್ಕರವಾದರೂ ಭೂಮಿ ಮೇಲೆ ಬರಬೇಕು ಬೇಡುವ ನೀನು ನೈಶೂರ ಪುಲಾಯಂತೆ ಶತ್ರುನ್ ದೃಷ್ಟ ಕಥಂಚನ ನಾವು ಐದೇ ಜನ ಇದ್ದೇವೆ ಸಂಖ್ಯೆಯಲ್ಲಿ ದೊಡ್ಡದೇನಿಲ್ಲ ನೀ ಶೂರ್ನಾಗಿದ್ದರೆ ನಮ್ಮನ್ನು ನೋಡಿ ಹೆದರುವುದೇ ಎತ್ತು ಕರ್ಣಂ ಉಪಾಶಿತ್ಯ ಶಕುನಿಂಚಾಪಿ ಸೌಬಲಂ ಅಮರ್ತ್ಯೇವ ಸಂಮೋಹಾತೆ ತ್ವಮಾತ್ಮಾನಂ ನ ಬುದ್ಧವಾನೆ ಒಬ್ಬ ಕರ್ಣ ಒಬ್ಬ ಶಕುನಿ ಎರಡು ಪಕ್ವಾಜ್ಯ ಇವನು ಪಿಟೀಲು ಅವನು ಮೃದಂಗ ಇವರಿಬ್ಬರನ್ನಿಟ್ಟುಕೊಂಡು ಯುದ್ಧದ ಗೆಲ್ತೇನೆ ಏನೇನು ಲೆಕ್ಕ ಹಾಕಿದ್ಯೋ ಈಗ ಶಕ್ತಿ ಎರದೇ ಬಂದು ತೋರಿಸು ನೀನು ಅಮರ್ತ್ಯ ಅಂತ ತಿಳ್ಕೊಂಡಿದ್ಯಲ್ಲ ಕೊತೆ ತತ್ಪೌರುಷಮ್ಯಾತಂ ಕ್ವಚ ಮಾನಸ್ಸು ಯೋಜನ ಕ್ವಚ ವಿಕ್ರಾಂತತಾ ಯಾತ ಕ್ವಚ ತಮ್ಮ ಮಹತೆ ಪತೆ ಕೃತ ಅಸ್ತ್ರತ ನಿನಗೂ ಅಸ್ತ್ರಶಸ್ತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ದ್ರೋಣಾಚಾರ್ಯರು ನನಗೆ ಹೇಳ್ಕೊಟ್ಟು ನಿನಗೂ ಕೊಟ್ಟಿದ್ದಾರೆ ಅದನ್ನು ತೋರಿಸುವ ಎಂಬುದಾಗಿ ಇವನು ಧರ್ಮರಾಜ ಹೇಳಿದ ಅಷ್ಟಕ್ಕೆ ಉತ್ತರ ಕೊಡ್ತಾನೆ ಇಲ್ಲಿ ದುರ್ಯೋಧನ ನಮ್ಮ ಕನ್ನಡ ಕಾವ್ಯದಲ್ಲಿ ಸ್ವಲ್ಪ ಮುಂದಕ್ಕೆ ಬೆಳೆಸಿದ್ದಾರೆ ಅಲ್ಲಿಯೂ ದುರ್ಯೋಧನನ ಸೊಕ್ಕು ಎಷ್ಟರ ಮಟ್ಟಿಗಿದೆ ನೋಡಿ ಅವನು ಹೇಳ್ತಾನೆ ಏನಂದೆ ಯುಧಿಷ್ಠಿರ ನಾನು ನೀರೊಳಗಿದ್ದೇನೆ ನನಗೆ ಭಯ ಆಗಿದೆಯೇ ಅಂತ ಆರೋಪಣೆ ಮಾಡ್ತಿದ್ದೀರಲ್ಲ ಅದರಲ್ಲೇನು ಆಶ್ಚರ್ಯವಿಲ್ಲ ಅಂದ ಯಾವ ಪ್ರಾಣಿಗೆ ಭಯವಿಲ್ಲ ಅಂದ ನೋಡಿ ಹಾಕಿ ತಿಳ್ಕೊಂಡ ನೋಡಿ ನೈತ ಚಿತ್ರ ಮಹಾರಾಜ ಯದ್ಭೀಹಿ ಪ್ರಾಣಿ ನಮ್ಮ ವಿಶೇಷ ಪ್ರಾಣಿ ಮಾತ್ರಕ್ಕೆ ಭಯವೆಂಬುದುಂಟು ಒಂದು ಕಪ್ಪೆಗೂ ಭಯ ಇರುತ್ತದೆ ಮನೆಯಲ್ಲಿ ಒಂದು ಬೆಕ್ಕು ಬಂತು ಏನೋ ಹಾಲು ಗಿಲೋ ತಿನ್ನೋದಕ್ಕೆ ನೀವು ಅದನ್ನು ನಟಿಸ್ಕೊಂಡು ಹೋಗ್ತೀರಿ ಬೆಕ್ಕು ಓಡ್ತದೆ ವೆರಿ ಟಿಮಿಡ್ ಕ್ರೀಚರ್ ಎಲ್ಲಿ ತನಕ ಓಡ್ತದೆ ಒಂದು ಕಿಟಕಿಯೋ ಬಾಗಿಲು ಸಿಕ್ಕೋ ತನಕ ಅಕಸ್ಮಾತ್ ಕಿಟಕಿ ಬಾಗಿಲು ಸಿಕ್ಕಲಿಲ್ಲ ಗೋಡೆ ಅಡ್ಡವಾಯಿತು ಅವಾಗ ಏನ್ ಮಾಡ್ತಾ ಬೇಕು ವಾಪಸ್ ತಿರುಗಿ ವಿಶ್ವರೂಪವನ್ನು ತೋರಿಸುತ್ತೆ ನಿಮಗೆ ಆವಾಗ ನೀವು ಹೆದರು ಕೊಡ್ತೀರಿ ಭಯಗೊಂಡ ಪ್ರಾಣಿಗೂ ಧೈರ್ಯವೆಂಬುದೊಂದು ಬರ್ತದೆ ನೀ ಮಾತ್ರ ಅಡಗಿದ್ದೀಯಲ್ಲೋ ಅಂತ ಕೇಳಿದ್ರೆ ನೈತ ಚಿತ್ರ ಮಹಾರಾಜ ಆದರೆ ನಚ ಪ್ರಾಣ ವ್ಯಪಯ ವ್ಯಪಜಾತೋಸ್ಮಿ ಭಾರತ ನನಗೆ ಪ್ರಾಣ ಭಯ ಇಲ್ಲ ಅರಸಶ್ಚ ಅನುಷಂಗೀತ ನಿಹತ ಪಾರ್ಶ್ನಿ ಸಾರಥಿ ನನಗೆ ಸೈನ್ಯವಿಲ್ಲ ಕವಚವಿಲ್ಲ ರಥವಿಲ್ಲ ಆಯುಧವಿಲ್ಲ ನನಗೆ ಸೈನ್ಯ ಇಲ್ಲ ನನಗೆ ಶ್ರಮ ತುಂಬ ಆಗಿದೆ ಆದ್ದರಿಂದ ನೀನು ದಯವಿಟ್ಟು ನನಗೆ ಒಂದು ಆಶ್ವಾಸನೆ ಕೊಡಬೇಕು ನೀವು ಅಷ್ಟು ಜನರು ಸೇರಿ ನನ್ನ ಮೇಲೆ ಕೈ ಮಾಡೋದಿಲ್ಲ ಅಂತ ನೀವು ಭರವಸೆ ಕೊಟ್ಟರೆ ಹೊರಗೆ ಬರ್ತೇನೆ ಇಂದ ಏನಿದೆ ನೋಡಿ ಬುದ್ಧಿ ಇದು ತುಂಬ ಸಮ ಕೊಡ್ತಿದ್ದಾರೆ ತಮಟೆದವರು ನಮ್ಗೆ ಇವತ್ತು ಒಂದು ದಿವಸ ನಮಗೆ ಇಷ್ಟು ತೊಂದರೆ ಆಗಲಿಲ್ಲ ಇವತ್ತು ಯಾಕೆ ವೈ ಮಾಡ್ತಾ ಇದ್ದಾರೆ ಪಂಚ ಆಶ್ವಾಸಿ ಕೌಂತೆಯ ಏ ಚಾಪಿ ಅನುಪತಾಸ್ತವ ಆ ಮುತ್ತಾಯವ ಸರ್ವಾನ್ ಪತಿಯೋತ್ಸಾಮಿ ಸಂಯುಗೇ ಏನದು ದೇವಸ್ಥಾನದ ಅದು ಹೊರಟೋಗಿ ನನ್ನ ಜೊತೆಯಲ್ಲಿ ಯುದ್ಧ ಮಾಡ್ತೀವಿ ಅಂತಂದ್ರೆ ಹೊರಗೆ ಬರ್ತೇನೆ ಎಂದ ಧರ್ಮರಾಜ ಕೇಳಿದ ಅಭಿಮನ್ಯುವನ್ನು ಕೊಂದಾಗಿ ಧರ್ಮ ಎಲ್ಲಿ ಹೋಗಿತ್ತು ನಿನಗೆ ಆವಾಗ ನಾನು ಪರ್ಮಿಷನ್ ಕೇಳಿದೆಯಾ ಅಷ್ಟು ಜನ ಸೇರಿ ಕೊಂದರಲ್ಲ ಅದಕ್ಕೊಂದು ಉತ್ತರ ಹೇಳ್ತಾನೆ ನನಗೇನು ರಾಜ್ಯ ಬೇಕಾಗಿಲ್ಲ ನಾನು ಸುಮ್ಮನೆ ಬಿಟ್ಟುಬಿಡಿ ನಾನು ಹೊರಟೋಗ್ತೇನೆ ಇಂದ ಇದು ಹೈಜಾಕ್ ಮಾಡಿದವರು ಹೇಳ್ತಾರೆ ನೋಡಿ ಹೈಜಾಕ್ ಮಾಡಿದವರು ನಮಗೆ ಸೇಫ್ ಪ್ಯಾಸೇಜ್ ಕೊಡಬೇಕು ವಿಮಾನ ಕೊಡಬೇಕು ಹೆಲಿಕಾಪ್ಟರ್ ಕೊಡಬೇಕು ಅವರಿಗೆ ಪೊಲೀಸ್ ಕಾವಲು ಕೊಟ್ಟು ಬಂದೂಕಗಳೆಲ್ಲ ಇವರಿಗೆ ಕೆಳಗೆ ಹಾಕಿ ಅವ್ರು ಸುರಕ್ಷಿತವಾಗಿ ಹೋಗೋದಕ್ಕೆ ಬಿಟ್ಟರೆ ಅವರು ಹಿಡಿದಿಟ್ಕೊಂಡವ್ರು ನೋತ್ಯಾಳನ್ನು ಬಿಡ್ತಾರೆ ಅಂತ ಹೇಳೋ ಹಾಗೆ ನನಗೆ ರಾಜ್ಯ ಬೇಡ ಕಾಡಿಗೆ ಹೋಗಿಬಿಡ್ತೇನೆ ದುರ್ಯೋಧನ ಹೇಳು ಮಾತ ಓದೇ ತೋರಿಸ್ಬೇಕು ನಿಮಗೆ ನಾನು ನಾನು ವೈರಾಗ್ಯ ಬಂದುಬಿಟ್ಟಿದೆ ರಾಜ್ಯ ಬೇಕಾಗಿಲ್ಲ ಯಾಕೆಲ್ಲ ಕಿತ್ಕೊಂಡ್ರಲ್ಲ ನೀವು ಯದರ್ಥಂ ರಾಜ್ಯಮಿಚ್ಛಾಮಿ ಕುರುಣಾಂ ಕುರುನಂದನ ತೈಮೇ ನಿಹತ ಸರ್ವೇ ಭ್ರಾತರೋ ಮೇ ಜನೇಶ್ವರ ಯಾರೆಲ್ಲರ ಜೊತೆಯಲ್ಲಿ ಭೂಮಿ ಆಳಬೇಕು ಅಂತ ಇಷ್ಟಪಟ್ಟಿದ್ದನೋ ನಿಮ್ಮನ್ನ ಮೆಟ್ಟಿ ಆ ತಮ್ಮಂದರು ನೂರು ಜನ ಸತ್ತು ಹೋದರು ದುಶಾಸನ ಮುಖ್ಯವಾದ ಹೋಗಿಬಿಟ್ಟ ಕರ್ಣ ಹೋಗಿಬಿಟ್ಟ ಕ್ಷೀಣರತ್ನಾಂಚ ಹತ ಕ್ಷತ್ರಿಯ ಪುಂಗವ ಕ್ಷತ್ರಿಯರೆಲ್ಲ ಹೋದ ಮೇಲೆ ಭೂಮಿಯಲ್ಲಿ ರತ್ನಗಳಂತಿದ್ದ ವೀರರೆಲ್ಲ ಹೋದ ಮೇಲೆ ಮುಂದಿನ ವಾಕ್ಯ ಓದೋದಕ್ಕೆ ಬಹಳ ಬೇಸರವಾಗುತ್ತೆ ನನಗೆ ಅತ್ಯಂತ ಕೆಟ್ಟ ಉದಾಹರಣೆಯನ್ನು ಕೊಡ್ತಾನೆ ಏನು ಹೇಳ್ತಾನೆ नहि ಉತ್ಸಾಹಾಮ್ಯಂ ಭೋಕ್ತುಂ ವಿಧವಾ ವಿಮಭೂಷಿತಂ ಒಬ್ಬ ಹೆಣ್ಣು ಮಗಳಿಗೆ ಗಂಡ ಸತ್ತು ಹೋದ ಮೇಲೆ ವಿಧುವೆಯನ್ನು ಪಟ್ಟ ಬಂದ ಮೇಲೆ ಆ ವಿಧವೆಯನ್ನು ಹೇಗೆ ಇನ್ನೊಬ್ಬರು ಉಪಯೋಗ ಮಾಡೋಕೆ ಇಷ್ಟಪಡುವುದಿಲ್ಲವೋ ಹಾಗೆ ಭೂಮಿ ಎಂಬುದು ವಿಧವೆಯಾಗಿದೆ ವಿಧುವೆಯಾದ ಭೂಮಿ ನನಗೆ ಬೇಡ ಅಂದ ಈ ಭೂಮಿಯನ್ನು ಯಾರು ವಿಧವೆ ಅಂತ ಹೇಳ್ತಾರೆಯೇ ಇದು ದೊರೆ ಅವಳು ಭೂಮಿಗೆ ಭೂಪತಿ ದೊರೆಗಳಿಗೆ ಭೂಪತಿ ಭೂಪತಿ ಅಂತ ಹೇಳ್ತೇವೆ ವ್ಯಭಿಚಾರ ಅಂತ ತಿಳ್ಕೋಬೇಡಿ ಭೂಮಿ ಅನ್ನೋದು ಜಡ ಪದಾರ್ಥ ಅದಕ್ಕೆ ಅಭಿಮಾನ ದೇವತೆ ಭೂದೇವಿ ಅವಳಿಗೆ ವಿಧುವೆ ಆಗ್ತಾಳೆ ಯೋಚನೆ ಮಾಡಿ ಲಕ್ಷ್ಮೀದೇವಿಯನ್ನು ಭೂದೇವಿಯನ್ನು ಈ ಶಬ್ದದಿಂದ ಕರೀತಾನೆ ಅಂತ ಅವನಿಗೆ ಆಳಿಕೆಯಲ್ಲಿ ನಂಬಿಕೆ ಇಲ್ಲ ಯಾವುದೂ ಪವಿತ್ರವಿಲ್ಲ ಭೂಮಿ ಅನ್ನೋದು ಪವಿತ್ರ ಅನ್ನೋ ತಿಳುವಳಿಕೆ ಇಲ್ಲ ಅವನಿಗೆ ಅಂದ್ರೆ ನೀನು ಅಂದ್ರೆ ಧರ್ಮರಾಜನಿಗೆ ಹೇಳಿದ ಹಾಗೆ ನನ್ನ ಕೊಂದು ನೀವೇನು ಭೂಮಿ ಅನುಭವಿಸ್ತೀರಿ ಇದು ವಿಧುವೆ ಮದುವೆ ಮಾಡಿಕೊಂಡಂತೆ ಧರ್ಮರಾಜನ ಸೇರಿಸೋದಕ್ಕೋಸ್ಕರವಾಗಿ ನನಗೀ ಭೂಮಿ ಬೇಡ ಹಾಗಿದ್ರೆ ನೀಮಹಂ ಮನ್ಯೆ ಕಾರ್ಯಂ ಯುದ್ಧೇನ ಕರ್ಹಿಸಿತೇ ಇನ್ನು ಯುದ್ಧದಿಂದ ನನಗಾಗಬೇಕಾದ್ದು ಏನಿಲ್ಲ ದ್ರೋಣೆ ಕರ್ಣೆ ಚ ಸಂಶಾಂತೆ ನಿಹತೆ ಚ ಪಿತಾಮಹೇ ದ್ರೋಣ ಕರ್ಣ ಭೀಷ್ಮರೆಲ್ಲ ಹೋಗಿಬಿಟ್ರು ಅಸ್ವಿದಾನೀಮ ಇಯಂ ರಾಜನ್ನೇ ಕೇವಲ ಪೃಥಿವೀತವ ಈ ಭೂಮಿಯೆಲ್ಲ ನಿನಗೇ ಇರಲಿ ಇಂದ ಧರ್ಮರಾಜ ಕೇಳಿದ ಎರೆಯರ ನಿನಗಿಷ್ಟು ಔದಾರ್ಯ ಬಂತಲ್ಲ ಒಂದು ಸೂಜಿ ಊರಿದ್ರಷ್ಟು ಅಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತಂದೆ ಇವತ್ತೆಲ್ಲ ನನಗೆ ಕೊಡ್ತೀನಿ ಅಂತ ಮಗನೇ ಕೊಡುವುದಕ್ಕೆ ನೀನು ಯಾರು ಭೂಮಿಯನ್ನು ನಾ ಗೆದ್ಕೊಂಡಿದ್ದೇನೆ ಅಂತ ಭೂಮಿಯನ್ನು ಕೊಡುವುದಕ್ಕೆ ನೀನು ಅರ್ಹತ್ಯವಿಲ್ಲ ನಾನು ನಿನ್ನ ಕೈಲಿ ಭಿಕ್ಷೆಯನ್ನು ಕೇಳಲಿಲ್ಲ ಅವತ್ತೂ ಕೇಳಲಿಲ್ಲ ನನಗೆ ಸೇರಿದ ರಾಜ್ಯದಲ್ಲಿ ಒಂದು ಐದು ಹಳ್ಳಿ ಕೊಡು ಅಂತ ಅವತ್ತು ನೀನು ಅದಕ್ಕೂ ಹಿಂದೆ ಮುಂದೆ ನೋಡಿದೆ ಭವದ್ಭಿಷ್ಟ ಹೃತ ಹೃದಯ ರಾಜ್ಯ ನೋಡಿ ದುರ್ಯೋಧನ ಹೇಳ್ತಾನೆ ನನ್ನ ರಾಜ್ಯವನ್ನು ನೀವು ಕದ್ದುಕೊಂಡಿದ್ದೀರಿ ಅಪಹರಿಸಿದ್ದೀರಿ ಈ ಒಂದು ರಾಜ್ಯವನ್ನ ಪಾಂಡವರು ಅಪಹಾರ ಮಾಡಿದ್ದಾರಂತೆ ಅಹಂ ವನಂ ಗಮಿಷ್ಯಾಮಿ ನಾ ಕಾಡಿಗೆ ಹೋಗ್ತೇನೆ ಅಜಿನೈಹಿ ಪ್ರತಿಭಾಸಿತ ಕೃಷ್ಣ ಅಜನ ಉಟ್ಕೊಂಡು ಇವನು ಅರಣ್ಯಕ್ಕೆ ಹೋಗ್ತಾನಂತೆ ದುರ್ಯೋಧನ ಇವನು ಹೋದ್ರೆ ಕಾಡಿನ ಗತಿ ಏನಾಗಬೇಕು ಕೆಲವರು ಸನ್ಯಾಸಿ ಆಗ್ತೇವೆ ಅಂತಾರೆ ಯಾವ ಮಠ ಮುಳುಗಿಸ್ಬೇಕು ಅಂತಿದ್ದೀರಪ್ಪ ಅಂತ ನಾವು ಕೇಳ್ತೇವೆ ಅವ್ರನ್ನ ಕೆಲವರು ಗೃಹಸ್ಥರಾಗಿಯೇ ಇರಬೇಕು ಕೆಲವರು ಸನ್ಯಾಸಿಗಳಾಗೇ ಇರಬೇಕು ಅವರವರ ಅಂತ ನೋಡಬೇಕು ಅಸತಾಂ ಧರ್ಮಬುದ್ಧಿಶ್ಚೇತ್ ಸತಾಂ ತತ್ ಪ್ರಾಣನಾಶನಂ ಕಾದೆ ಹೇಳ್ತಾರೆ ಕೇಳಿದ್ದೀರಾ ಅಸತ್ಪುರುಷರಿಗೆ ಧರ್ಮಬುದ್ಧಿ ಉಂಟಾದರೆ ಸತ್ಪುರುಷರಿಗೆ ಅದರಿಂದ ಕೇಡಾಗುತ್ತೆ ಅಂತ ಮಾತು ಯಾಕೆ ಉಪೋಷಿತಸ್ಯ ವ್ಯಾಘ್ರಸ್ಯ ಒಂದು ಹುಲಿ ನೋಡಿತು ಅವತ್ತು ಹೇಳಿದ್ದೆ ಕಾಣುತ್ತೆ ಹನ್ನೆರಡು ನಾಮ ಹಾಕ್ಕೊಂಡು ಜಪಮಣಿ ಕೈಯಲ್ಲಿ ಒಬ್ಬರು ಹೋಗ್ತಿದ್ರು ಹುಲಿ ನೋಡಿತು ಏನು ಮಾಡ್ತಿದ್ದೀರಿ ಇವತ್ತು ಏಕಾದಶಿ ನನಗೂ ಏಕಾದಶಿ ಮಂತ್ರ ಹೇಳ್ಕೊಡಿ ಅದಕ್ಕೇನು ಮಂತ್ರ ಗಿಂತ್ರ ಇಲ್ಲ ಬೆಳಗ್ಗೆ ಸಾಯಂಕಾಲ ತನಕ ಏನು ಊಟ ಮಾಡಬಾರ್ದು ಇಷ್ಟೇ ತಾನೇ ಅಂತ ಹುಲಿನೂ ಶುರು ಮಾಡಿತು ಅದಕ್ಕೂ ಹನ್ನೆರಡು ನಾಮ ಹಾಕಿದ ಬ್ರಾಹ್ಮಣ ಅಯ್ಯಂಗಾರು ಯಾರಿಗೆ ನಾಮ ಹಾಕೋದಿಲ್ಲ ಹುಲಿಗೂ ಹಾಕಿ ತರಬೇಕಾದ್ರೆ ಅಸತಾಂ ಮಾರನೇ ಏನಾಯಿತು ಹಸಿವಿಗೆಷ್ಟೋ ಅಷ್ಟು ಜಿಂಕೆಯನ್ನು ಕೊಂದು ತಿಂತಾ ಇದ್ದದ್ದು ಉಪೋಷಿತಸ್ಯ ವ್ಯಾಘ್ರಸ್ಯ ಪಾರಣಂ ಪಶುಮಾರಣಂ ಒಂದಕ್ಕೆ ನಾಲ್ಕು ಜಿಂಕೆಯನ್ನು ಕೊಂದು ತಿಂದಿತಂತೆ ಅದು ಆದ್ರಿಂದ ಹುಲಿ ಏಕಾದಶಿ ಮಾಡಬಾರ್ದು ಏಕಾದಶಿ ಮಾಡೋ ಸಾಮರ್ಥ್ಯ ಇದ್ದವರು ಕೋಪತಾಪ ಇಲ್ಲದೆ ಇದ್ದವರು ನಮ್ಮ ಕಾಲೇಜಲ್ಲಿ ಇದ್ರು ಸೈಕಾಲಜಿ ಮೇಷ್ಟು ಅವ್ರಿಗೆ ಗೊತ್ತು ಕಾಲೇಜಿಗೆ ಬರೋರು ಏಕಾದಶಿ ಅವ್ರಿಗೆ ಶಕ್ತಿ ಇಲ್ಲದೆ ಇದ್ರು ಏಕಾದಶಿ ಮಾಡೋರು ಯಾರು ಸ್ಟೂಡೆಂಟ್ಸ್ ಬಂದು ಸಾರಿ ಪ್ರಶ್ನೆ ಅಂದರೆ ಇವತ್ತು ಏಕಾದಶಿ ಅಂತ ಗೊತ್ತಿಲ್ಲ ನಿಮಗೆ ಏನೋ ಓಪನ್ ಏರ್ ಥಿಯೇಟರ್ ಅವರು ಆ ಸಾಹಸ ನಾಟಕ ಮಾಡಿದ ಪಾಠ ಒಬ್ಬರೇ ಸ್ಟೂಡೆಂಟ್ ಇದ್ರೆ ಓಪನ್ ಏರ್ ಥಿಯೇಟ್ರ್ ಅವ್ರ ಧ್ವನಿಯಾಗಿತ್ತು ಉಳಿದವ್ರು ಕ್ಲಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವರ ಹಬ್ಬರದಲ್ಲಿ ಇವತ್ತು ಏಕಾದಶಿ ಅಂತ ಗೊತ್ತಿಲ್ವೋ ನಿಮಗೆ ಹುಡುಗರು ಏಕಾದಶಿ ಮನೆ ಹಾಳಾಗ ಯಾಕಾರ ಬರುತ್ತಪ್ಪ ಇದು ಸ್ಟ್ರೈಕ್ ತಾರಲ್ಲ ಅಂದರೆ ಇಫ್ ಯು ಆರ್ ಟು ಲೂಸ್ ಟೆಂಪರ್ ನಿಮಗೆ ತಡೆಯೋಕ್ಕಾಗದೇ ಇದ್ರೆ ಶರೀರ ಧಾರಣಕ್ಕೆ ಏನು ಬೇಕು ಅವ್ರು ಮಾಡಿ ಉಪವಾಸ ದೇವರ ಸಮೀಪದಲ್ಲಿರುವುದು ಉಪವಾಸ ದೇವರ ಸಮೀಪದಲ್ಲಿರುವುದು ದುರ್ಯೋಧನ ಕಾಡಿಗೆ ಹೋಗ್ತಾನಂತೆ ನನಗೆ ಮನಸ್ಸು ನೆಮ್ಮದಿ ಇಲ್ಲ ನಾನು ಹೊರಟೋಗ್ತು ವನವೇವ ಗಮಿಷ್ಯಾಮಿ ವಸಾನು ಮೃಗ ಚರ್ಮಣ ಮೃಗ ಚರ್ಮ ಹೊತ್ಕೊಂಡು ಹೋಗ್ಬಿಡ್ತೇನೆ ಹತ ಯೋಧಾಂ ನಕ್ಷರತ್ನ ತಿರುಗಿ ತಿರುಗಿ ಅದೇ ಮಾತನಾಡ್ತಾನೆ ಈಗ ಮೂರನೇ ಸಲ ಯುಧಿಷ್ಠ ಉತ್ತರ ಕೊಡ್ತಾನೆ ಆ ಕಪ್ರಾಪಾನ್ ಮಾತಾತ ಸಲಿರಸ್ಥ ಸಮಾಹಿತಾ ತಿರುಗಿ ಅದನ್ನೇ ಹೇಳ್ತಾ ನೀರಲ್ಲಿ ಅದಕ್ಕೋ ಕೂತಿದ್ದೀಯ ತಮ್ಮ ಹೋದ ತಾತ ಹೋದ ಅವ್ರು ಹೋದ್ರು ಇವ್ರು ಹೋದ್ರು ನೀವು ಒಳ ಕೂತ್ ಹೇಳಿದ್ರು ಅಷ್ಟೇ ಹೊರ ಕೂತ್ ಹೇಳಿದ್ರು ಅಷ್ಟೇ ಭೀಷ್ಮ ಮತ್ತೆ ಬರೋದಿಲ್ಲ ದ್ರೋಣ ಬರೋದಿಲ್ಲ ಕೊಲ್ಲಿಸ್ತವ್ ನೀನೇ ಹೊರತು ನಾವಲ್ಲ ನಮ್ಮ ತಮ್ಮ ಅರ್ಜುನ ಎಷ್ಟು ಹೇಳಿದ ಅವರಿಗೆಲ್ಲ ಗೌರವ ಕೊಡಬೇಕು ಅಂತ ನಿನ್ನ ಸಲುವಾಗಿ ಅವ್ರು ಪ್ರಾಣ ತೆತ್ತರು ಯಜಿವಾಭಿ ಸಮರ್ಥಸ್ಯಾಹ ದಾನಾಯ ಸುಧೋಧನ ಒಂದು ವೇಳೆ ದಾನ ಕೊಡುವುದು ನಿನಗೆ ಶಕ್ತಿ ಇದ್ದರು ನಾನು ದಾನ ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿಲ್ಲ ನಾನೇ ಗೆದ್ದುಕೊಂಡಿದ್ದೀನಿ ಭೂಮಿಯ ನೀನೇನು ಕೊಡೋದು ಬಂತ ಅದಕ್ಕೆ ನಾಮಿಚ್ಛೇಯಂ ಅವನಿಂ ತ್ವಯಾ ದತ್ತಾಂ ಪ್ರಸಾದಿತಂ ಅಧರ್ಮೇಣ ಗೃಹೀಯಾನ್ ತ್ವಯಾ ದತ್ತಾಂ ಮಹಿಮಿಮಾ ಅಧರ್ಮದಿಂದ ನೀನು ಕೊಡಲೂಬಾರದು ನಾ ತಗೊಳ್ಳೂಬಾರದು ಅಂಗರಾಜ್ಯ ಪಟ್ಟಾಭಿಷೇಕ ಮಾಡಿದೆ ನೋಡಿ ಕರ್ಣನಿಗೆ ಇವನಿಗೆ ಪಟ್ಟಾಭಿಷೇಕ ಇಲ್ಲ ತಂದಲ್ಲದೆ ಇದ್ದದ್ದು ಇನ್ನೊಬ್ಬರು ದಾನ ಕೊಟ್ಟ ಒಬ್ಬರು ಮನೆಯಲ್ಲಿ ಕಳ್ಳ ಕಳ್ಸನ ಮಾಡಿದ ದಾರಿಯಲ್ಲಿ ಪೊಲೀಸರು ಬಂದರು ಏನೋ ಕಳ್ತನ ಮಾಡಿದ್ದೇನೋ ಇಲ್ಲ ಇಲ್ಲ ಈ ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ಇಲ್ಲಿ ಕಳ್ಳ ಬರಲಿಲ್ಲ ಅಂತ ಹೇಳಿ ಅವರ ಏನು ಹೋಯ್ತು ಅವನು ಕದ್ದಿದ್ದು ದುಡ್ಡು ಅಲ್ಲಿ ಕೊಟ್ಟ ಇದಕ್ಕೆ ದಾನ ಅಂತ ಯಾರು ಹೇಳ್ತಾರೆ ನೋಡಿ ಬ್ಲ್ಯಾಕ್ ಮನಿ ವೈಟ್ ಏನು ಬೇಕಾ ಹೆಸರು ಕೊಡಿ ನೈ ಧರ್ಮಸ್ಮೃತೋ ರಾಜನ್ನೇ ಕ್ಷತ್ರಿಯಸ್ಯ ಪ್ರತಿಗ್ರಹ ಕ್ಷತ್ರಿಯ ದಾನ ಸ್ವೀಕಾರ ಮಾಡಬಾರದು ಆದರೆ ಇವತ್ತು ಧರ್ಮವೋ ಅಧರ್ಮವೋ ತ್ವಾಂತ ಯುದ್ಧೇ ವಿನರ್ಜಿತ್ಯ ಭೋಕ್ತಾಸ್ಮ್ಯ ವೃಧಾನಿಮ ನಂಬುವುದಿಲ್ಲ ಧರ್ಮರಾಜ ಮಾತನ್ನು ಹೇಳಿದ ನಿನ್ನನ್ನು ಕೊಂದೆ ನಾನಾಡ್ತೇನೆ ಎಂಬುದಾಗಿ ಅನೇಕ ಮಾತನ್ನಾಡ್ತಾನೆ ದುರ್ಯೋಧನ ನಿನಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣುತ್ತೆ ಏನೂ ಕೊಡುವುದಿಲ್ಲ ಅಂತ ಹೇಳಿದವನು ಇಷ್ಟೆಲ್ಲ ಆಯ್ತು ಹೇಳ್ತಾ ಇದ್ದೀಯೇ ಭವದ್ವಿಷ್ಟ ಹೃದಯ ರಾಜ್ಯ ಕೋನು ಜೀವೇ ತಮಾದೃಶಃ ದುರ್ಯೋಧನ ಹೇಳಿದ ನೀವು ರಾಜ್ಯ ಕದ್ದ ಮೇಲೆ ನನ್ನಂಥ ಅವನು ಬದುಕುವುದು ಹೇಗೆ ಅದಕ್ಕೆ ಯುಧಿಷ್ಠರ ಕೊನೆಯ ಉತ್ತರವನ್ನು ಹೇಳಿದ ದುರ್ಯೋಧನ ನೀನು ಒಂದು ದೊರೆ ಸರಿಯೋ ತಪ್ಪೋ ಲೋಕ ನಿನ್ನನ್ನು ದೊರೆ ಅಂತ ಕರೆಯುತ್ತೆ ಅಧಿಕಾರದಲ್ಲಿದ್ದೀಯೇ ನಾನೂ ಒಂದು ದೊರೆ ಯಾಕೆ ಚಕ್ರವರ್ತಿ ನನಗೆ ಪಟ್ಟಾಭಿಷೇಕ ಆಗಿದೆ ಇಬ್ಬರೂ ಲೋಕದಲ್ಲಿ ಬದುಕಿದರೆ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾರು ನಿಜವಾದ ದೊರೆ ಎಂಬುದಾಗಿ ಈಗ ನಿರ್ಣಯ ಆಗಬೇಡಲಿ ನೀನು ದೊರೆಯೋ ನಾನು ದೊರೆಯೋ ಎಂಬುದಾಗಿ ನೀನು ಮಾಡಿದ ಅನ್ಯಾಯ ಎಷ್ಟು ಜನರಿಗೆ ಭ್ರಮೆ ನೀಗಬೇಕು ಹೊರಗೆ ಬಾ ದುರ್ಯೋಧನ ನಿಟ್ಟುಸಿರಿಟ್ಟ ಅದು ಗುಳು ಗುಳು ಗುಳು ಶಬ್ದದಲ್ಲಿ ಹೊರಗೆ ಬಂತು ಮತ್ತೆ ಹೇಳ್ದ ನೀವೆಲ್ಲರೂ ಇದ್ದೀರಿ ನಾವೊಬ್ಬನೇ ಇದ್ದೀನಲ್ಲ ಅಂತ ಧರ್ಮಮೂಲ ಸತಾಂ ಕೀರ್ತಿ ಮನುಷ್ಯಾಣಾಂ ಜನಾಧಿಪ ಧರ್ಮಂಚೈವೇಹ ಕೀರ್ತಿಂಚ ಪಾಲಯನ್ ಪ್ರಬ್ರವೀಮ್ಯಹಂ ಧರ್ಮದ ಶಬ್ದ ನಿನ್ನೆ ಕಣ್ಣಂದು ಹೇಳಿದಾಗೆ ಮನುಷ್ಯರಿಗೆ ಕೀರ್ತಿ ಎಂಬುದು ಧರ್ಮದಿಂದ ಬರ್ತದೆ ನಾವು ಧರ್ಮವನ್ನು ಪರಿಪಾಲಿಸಬೇಕು ಆದ್ದರಿಂದ ನಿನಗೆ ಕೀರ್ತಿ ಬರಬೇಕಾದ್ರೆ ನೀವು ಐದು ಜನ ಸೇರ್ಕೊಂಡು ನನ್ನ ಒಟ್ಟಿಗೆ ಹೊಡೆಯಬೇಡಿ ಅಂದ್ರೆ ಧರ್ಮರಾಜನಿಗೆ ಧರ್ಮ ಹೇಳ್ತಾ ಇದ್ದಾನೆ ಇವನು ಯುಧಿಷ್ಠ ಹೇಳ್ದ ಬಹಳ ಸಂತೋಷ ನಮ್ಮ ಪೂರ್ವಜರ ಪುಣ್ಯದಿಂದ ಸಾಯೋಕ್ ಮುಂಚೆ ನಿನಗೂ ಧರ್ಮ ನೆನಪಾಯ್ತಲ್ಲ ಅಂದ ಇನ್ನು ಯುದ್ಧ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ಒಂದು ಕನ್ಸೆಷನ್ ಕೊಟ್ಟ ಯುಧಿಷ್ಠರ ಕೃಷ್ಣ ಗುಡುಗುಡಿಸ್ತಾನೆ ಬೇಕಾದ ಆಯುಧವನ್ನು ನೀನೇ ಆರಿಸಿಕೋ ನಾವು ಓದೋದು ಮನಸ್ಸು ಜುಮ್ಮಂತ ಇದೆ ನಮ್ಮ ಐವರಲ್ಲಿ ಯಾರ ಜೊತೆಯಲ್ಲಿ ಬೇಕಾದರೂ ಯುದ್ಧ ಮಾಡುವುದನ್ನು ನೀನೇ ಆರಿಸಿಕೋ ಐವರಲ್ಲಿ ನೀನು ಒಬ್ಬನನ್ನ ಕೊಂದರೂ ನಾವು ಸೋತಂತೆ ಇದು ಪಣ ನಾವು ಕಾಡಿಗೆ ಮತ್ತೆ ಹೋಗ್ಬಿಡ್ತೇವೆ ಹನ್ನೆರಡು ವರ್ಷ ಶಾಶ್ವತವಾಗಿ ಹೋಗ್ಬಿಡ್ತೇವೆ ನೀನೇ ರಾಜ್ಯವನ್ನು ಹೇಳುವಂತೆ ಏಕ ಏಕೇನ ಸಂಗಮ್ಯ ಯತ್ತೇ ಸಮ್ಮತಮಾಯುಧಂ ಹತ್ವೈಕಂ ಭವತೋ ರಾಜ್ಯಂ ಹತೋ ಸ್ವರ್ಗ ಸ್ವರ್ಗಮಾಪ್ನುಹಿ ಸೊತ್ತರೆ ಸ್ವರ್ಗ ಗೆದ್ದರೆ ಈ ಭೂಮಿ ಎಲ್ಲ ಮತ್ತೆ ನಿನ್ನದು ದುರ್ಯೋಧನ ಹೇಳಿದ ಗದೆಯೇ ಸಾಕು ಯಾರ ಜೊತೆ ಯುದ್ಧ ಮಾಡಬೇಕು ನನಗೆ ಆರಿಕೆ ಕೊಡಬೇಡ ನೀನೇ ಆರಿಸು ಉಂದ ಓಡಿ ಬಂದು ಕೃಷ್ಣ ಭೀಮಸೇನನ್ನು ತೊಬಿಕೊಂಡ ಧರ್ಮರಾಜನಿಗೆ ಹೇಳ್ದ ಮಹಾರಾಯ ಸರಿಗೆ ಶುರು ಮಾಡಿದೆಯಲ್ಲ ಜೋಜನ್ನ ಅಂತ ಅಯ್ಯೋ ದಡ್ಡ ಇವನು ಎಂಥ ಮಾಯಾವೇನೂ ಗೊತ್ತಿಲ್ಲ ಈ ಹದಿಮೂರು ವರ್ಷ ಭೀಮನ ಪ್ರತಿಭೆಗಳನ್ನು ಮಾಡಿ ಮಾಡಿ ಉಕ್ಕಿನಲ್ಲಿ ಎಷ್ಟೊಂದು ಹೊಡೆದು ಹಾಕಿದ್ದಾನೆ ಅರಮನೆಯಲ್ಲಿ ಗೊತ್ತೇ ನಿನಗೆ ಅಂದ ಇಲ್ಲಿದವಳಿ ವಾಕ್ಯ ಅದು ಅದು ಮಹಾಭಾರತದಲ್ಲಿ ವಾಕ್ಯ ಅನೇಕರ ಕಣ್ಣಿಗೆ ಬೀಳೋದಿಲ್ಲ ಅದು ದಿಢೀರಂತ ಗೊಂಬೆಯನ್ನು ಮಾಡಿ ಭೀಮನ ಆಕಾರ ನಿಲ್ಲಿಸಿದ್ದಲ್ಲ ಮುರಿದು ಹಾಕಿದ್ದಾನೆ ಹದಿಮೂರು ವರ್ಷ ಇದೇ ಕೆಲಸ ಬೆಳಗ್ಗೆ ಎದ್ರ ವ್ಯಾಯಾಮ ಅಂತೂ ಕುಂತಿ ಮಕ್ಕಳಿಗೆ ಮತ್ತೆ ರಾಜ್ಯ ಇಲ್ಲ ಅನ್ನುವಂತಹ ಮಾತು ನಮ್ಮ ರಾಜ್ಯ ಭೋಗಾಯ ಪಾಂಡೋ ಕುಂತ್ಯಾಶ್ಚ ಸಂತತಿ ಕನ್ನಡದಲ್ಲಿ ತರ್ಕ ಬಂದಿದೆ ನೋಡಿ ಮಹಾಭಾರತ ವಾಕ್ಯಗಾದೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಕೇಳಿದಿರಲ್ಲ ಈ ಮಾತನಾಡಿದವನು ಕೃಷ್ಣ ನೂನಂ ನ ರಾಜ್ಯಭೋಗಾಯ ಪಾಂಡೋ ಕುಂಚಾಶ್ಚ ಸಂತತಿ ಅತ್ಯಂತ ವನವಾಸಾಯ ಸೃಷ್ಟ ಭೈಕ್ಷಾಯ ವಾ ಪುನಃ ಪಾಪಿ ಈ ರೀತಿ ಮಾಡಿಬಿಟ್ಟಲ್ಲ ಪುಣ್ಯಕಮನು ನೀವೇ ಆರಿಸಿ ಅಂತ ಅವಕಾಶ ಕೊಟ್ಟಿದ್ದಾನೆ ನೀ ಆರಿಸೋಕೆ ಹೋಗಬೇಡ ಈಗ ನಾವೆಲ್ಲ ಯೋಚನೆ ಮಾಡೋಣ ಅನ್ನುವಷ್ಟರಲ್ಲಿ ಆ ದುರ್ಯೋಧನ ಬಾಯಲ್ಲೇ ಬಂತು ವಿಧಿ ಹೇಳಿಸ್ತು ಈ ಧರ್ಮರಾಜ ಪುಡಿಸಾರ ನನಗೆ ಬೇಡ ಅರ್ಜುನ ಏನಿದ್ರು ನಾಜೂಕಾಯಿ ಉಪಾಯದಲ್ಲಿ ಬಿಲ್ಲು ಬಾಣ ಅನ್ನೋನು ಅವನು ಬೇಡ ನಕುಲು ಸಹದೇವರು ಕಬ್ಬಿನ ಜಲ್ಲ ಇದ್ದಾಗಿದ್ದಾರೆ ನನಗೆ ಬೇಡ ಭೀಮಾ ನೀನೇ ಸಾಕು ನನಗೆ ಗದೆಯಲ್ಲಿ ಯುದ್ಧ ಮಾಡು ಎಂಬುದಾಗಿ ಅವನೇ ಆರಿಸಿಕೊಂಡ ಗದಾ ಯುದ್ಧ ಆರಂಭವಾಯಿತು ಗದಾ ಯುದ್ಧಕ್ಕೆ ಬಂದಿದ್ದೇವೆ ಅಷ್ಟೊತ್ತು ಸರಿಯಾಗಿ ಬಲರಾಮ ಬಂದ ಈ ಕಥೆ ಸ್ವಾರಸ್ಯಲ್ಲಿ ತಿರುಗಿತು ಬಲರಾಮ ಹೊರಟದ್ದು ಒಂದು ಪುಷ್ಯ ನಕ್ಷತ್ರದಲ್ಲಿ ಅವನು ವಾಪಸ್ ಬಂದದ್ದು ಒಂದು ಶ್ರವಣ ನಕ್ಷತ್ರದಲ್ಲಿ ಆ ಲೆಕ್ಕಾಚಾರ ಕೊಟ್ಟಿದ್ದಾರೆ ಪುಷ್ಯದಿಂದ ಪುಷ್ಯಕ್ಕೆ ಇಪ್ಪತ್ತೇಳು ನಕ್ಷತ್ರ ಅದರ ಮೇಲೆ ಶ್ರವಣ ನಕ್ಷತ್ರ ಲೆಕ್ಕ ಹಿಡಿದರೆ ಇದು ನಲವತ್ತೆರಡನೇ ದಿವಸ ಬಲರಾಮ ಹಸ್ತಿನಾವತಿಯನ್ನು ಬಿಟ್ಟು ಕೃಷ್ಣನಿಗೆ ಒಪ್ಪಿಸಿ ಎರಾರು ಮಾಡ್ಕೋಪ ಅಂತ ಹೇಳಿ ಕುರುಕ್ಷೇತ್ರ ಗಂಧಮಾದನ್ ಪರ್ವತ ಬದರಿ ಕ್ಷೇತ್ರ ಎಲ್ಲ ಯಾತ್ರೆ ಹೋಗಿದ್ದಾನೆ ಎಲ್ಲೆಲ್ಲಿ ಯಾತ್ರೆ ಹೋಗಿದ್ದ ಅದರ ಡೈರಿ ಕೊಟ್ಟಿದ್ದಾರೆ ಈ ಅಧ್ಯಾಯಗಳು ನಮಗೆ ತುಂಬ ಉಪದ್ರ ಈ ಜಾಗದಲ್ಲಿ ತೀರ್ಥಯಾತ್ರೆ ಕೇಳೋಕೆ ನಾವು ಕೂತಿಲ್ಲ ಇಲ್ಲಿ ಗದಾ ಯುದ್ಧ ಏನಾಯಿತು ಅಂತ ಕೇಳಬೇಕು ಬಹಳಷ್ಟು ಚಾಪ್ಟರ್ಸ್ ಅಧ್ಯಾಯವನ್ನು ಮುಂದೆ ತಳ್ಳಬೇಕಾಗಿದೆ ನಾವು ಬಲರಾಮ ಬಂದ ಸೂರ್ಯ ಇನ್ನೇನು ಮುಳುಗ್ತಾ ಇರೋ ಹೊತ್ತು ಕೃಷ್ಣ ಏನು ನಡೀತಿದೆ ಇಲ್ಲಿ ಎಲ್ಲ ನಡ್ಕರಿದ್ರೆ ಎಲ್ಲ ಮುಣಿಜು ಯುದ್ಧ ಎಲ್ಲ ಮುಗಿದೋಯಿತು ಏನೇ ಮುಗಿದೋಯ್ತು ಅಂದ್ರೆ ಅರ್ಥ ನಾನು ಈಗ ತಾನೇ ಬರ್ತಾ ಇದ್ದೇನೆ ಇನ್ನು ಈಗ ಬರೋ ಹೊತ್ತಿಗೆ ಮತ್ತೆ ಸೌಖ್ಯವಾಗಲಿ ಅಂತ ಇಷ್ಟೆಲ್ಲ ಮಾಡಿದ್ದು ಅಯ್ಯೋ ನನ್ನ ಶಿಷ್ಯ ಏನಾದ ಇದೇ ನೀರಲ್ಲಿ ಮುಳುಗಿದ್ದಾನು ಹೊರಗೆ ಬಾ ಅಂತ ಬಡ್ಕೋತಾ ಇದ್ದೇವೆ ಬರ್ತಾ ಇಲ್ಲ ನೋಡು ಅವನು ಹೇಳೋ ಹೊತ್ತಿಗೆ ಸರಿಯಾಗಿ ದುರ್ಯೋಧನ ಒಳಗಿನಿಂದ ಆ ಕಾಚ ಏನು ಕಟ್ಟಿದ್ದ ಕಚ್ಚೆ ಮೈಯಲ್ಲಿ ಎಲ್ಲೆಲ್ಲಿ ಗಾಯಗಳಾಗಿದ್ದು ಅದು ನೀರಲ್ಲಿ ಸ್ವಲ್ಪ ಹೊತ್ತು ನೆನದಿಂದ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಗದೆಯನ್ನು ಹೆಗಲಿಗೆ ಏರಿಸಿ ಜಲಸ್ತಂಭವಂತ ನಿಲ್ಲಿಸಿ ಹೊರಗು ಬಂದದ್ದನ್ನು ನೋಡಿ ತಡೆಗಿರೆ ಮೈಯಿಂದ ನೀರು ತೊಟ್ಟಿಟ್ಟಿದ್ದದ್ದು ನೋಡಿ ಇಡೀ ಪಾಂಡವ ಸೈನ್ಯ ಪಾಂಡವರು ಚಪ್ಪಾಳೇಕಿ ನಿನಗೆ ಹೀಗಾಯ್ತಲ್ಲ ಅಂದರು ಅವನಿಗೆ ರೇಗಿತು ತಿರುಗಿ ಅದನ್ನು ನೋಡಿ ದುರ್ಯೋಧನ ಮಾನ ಅವನು ನೀರಿಂದ ಬಂದದ್ದನ್ನು ಇವರಿಷ್ಟು ಜನ ನೋಡಿದ್ದ ಅಂತ ಆಗಿದೆ ನೋಡಿ ಇದು ತಲೆ ಸರಿಯಾದ ತಲೆಯಲ್ಲ ಅದು ಅವರಷ್ಟು ಜನ ನಕ್ಕಿದ್ದಾರೆ ಬಲರಾಮನನ್ನು ನೋಡಿದ ಅವನಿಗೆ ದುಃಖ ಉಕ್ಕಿ ಬಂದ್ಬಿಡ್ತು ದುರ್ಯೋಧನನಿಗೆ ಬಾಯಿಲೇನು ಹೇಳಿಲ್ಲ ಗುರುಗಳೇ ನೀವಿರುವಾಗ ನನಗೆ ಈ ಸ್ಥಿತಿಯನ್ನು ಹಾಗೆ ಕೃಷ್ಣ ಮೇಲೆ ಕಾಡ್ತಾನೆ ಬಲರಾಮ ನೀನೇ ಕಾರಣ ಇಷ್ಟಕ್ಕೆಲ್ಲ ನಾನೇನ್ ಮಾಡಿದಪ್ಪ ನಾನೇನು ಸುಮ್ಮನೆ ರಥ ಹೊಡಿತಾ ಇದ್ದು ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ನಾನೇನು ಚಕ್ರ ಪಕ್ರ ಹೇಳಿರಲಿಲ್ಲ ನಿನ್ನ ಶಿಷ್ಯ ಏನೇನು ಮಾಡಿದ ಅಂತ ಅವನನ್ನೇ ಕೇಳು ಎಲ್ಲಿಗೆ ಬಂದಿದೆ ಅವರ ಕಡೆ ಅವನೊಬ್ಬನೇ ಉಳಿದಿದ್ದಾನೆ ಇಲ್ಲಿ ನಾವು ಇವರು ಉಳಿದಿದ್ದೇವೆ ಈಗ ನಿರ್ಣಾಯಕ ಇದ್ದಾಗಬೇಕು ಆಗಬೇಕು ಬಲರಾಮ ಹೇಳಿದ ಓ ಇದನ್ನಾದರೂ ಸರಿಯಾಗಿ ಸ್ಟ್ರೇಟ್ ಫಾರ್ವರ್ಡ್ ಮಾಡಿ ಮಾಡ್ತೀಯೋ ಅಲ್ಲ ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ಹಿಮ್ ಅಂದ ಕೃಷ್ಣ ದುರ್ಯೋಧನ ಹೇಗೆ ಯುದ್ಧ ಮಾಡ್ತಾನೆ ಅವನನ್ನು ಕೇಳು ನನಗೆ ಕೇಳೋದಲ್ಲ ಇದು ಆಯಿತು ಪ್ರಾರಂಭದಲ್ಲಿ ಪಾಂಡವ ಸೇನೆಯಿಂದ ಭೀಮನಿಗೆ ಭಯಂಕರವಾದ ಒಂದು ಉಗೆ ಉಗೆ ಭೀಮ ಪ್ರಶಂಸೆ ಮಾಡ್ತಿದ್ದಾರೆ ಒಬ್ಬ ಹೊಸ ಕ್ರಿಕೆಟ್ ಆಟಗಾರ ಆ ಫೀಲ್ಡ್ಗೆ ಇಳಿದ್ರೆ ಆ ಸುತ್ತಮುತ್ತ ಸ್ಟೇಡಿಯಂಲ್ಲಿ ಕೂತಿರೋರು ಸಿಕ್ಕಾಪಟ್ಟೆ ಕೀರಿಸ್ತಾರೆ ಅವನಿಗೆ ಇಂಗ್ಲೀಷಲ್ಲಿ ಓವೇಷನ್ ಅಂತ ಹೇಳ್ತಾರೆ ಗಿವ್ ಎಮ್ ಹ್ಯಾಂಡ್ ಅಂತಾರೆ ಇಂಗ್ಲೀಷಲ್ಲಿ ಕಾಮೆಂಟೇಟರ್ಸು ಚಪಾಳೆ ಹಾಕಿ ಅಂತ ಎಲ್ಲ ಚಪಾಳೆ ಹೊಡಿತಾ ಇದ್ದಾರೆ ಆಗ ಕೃಷ್ಣ ಉದ್ಗಾರವನ್ನು ತೆಗೆದ ನಾವು ಬೇರೊಂದು ಅಧ್ಯಾಯಕ್ಕೆ ಹೋಗ್ತಾ ಇದ್ದೇವೆ ಈಗ ಈ ಪುಟ ತಿರುಗಿಸೋದು ಬಹಳ ಕಷ್ಟದ ಕೆಲಸ ಅಷ್ಟರಲ್ಲಿ ಅರ್ಜುನ ಕೃಷ್ಣನನ್ನ ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣ ಮತ್ತು ದುರ್ಯೋಧನರಲ್ಲಿ ಕೆಲವು ಮಾತು ನಡೀತದೆ ಅದನ್ನು ನಿಮಗೆ ಹೇಳಬೇಕು ದುರ್ಯೋಧನ ಬದೇ ಘಟ್ಟಕ್ಕೆ ಬಂದುಬಿಟ್ಟಿದ್ದೇವೆ ನೂರ ಎರಡು ನೂರ ಐವತ್ತೊಂಬತ್ತು ಅಲ್ಲ ಅದಕ್ಕೆ ಮುಂಚಿನ ಮಾತನ್ನು ಓದ್ತೇನೆ ಅರ್ಜುನ ಏನು ಮಾಡಿದ ಕೃಷ್ಣನನ್ನು ಕೇಳ್ತಾನೆ ಪ್ರಭು ಈಗ ಎಲ್ಲವೂ ಭೀಮನ ಮೇಲೆ ನಿಂತಿದೆ ಯಾಕೆ ಜೂಜಾಡಿಬಿಟ್ನಲ್ಲ ಅಣ್ಣ ಒಬ್ಬ ನಂಬಲ್ಲಿ ಸತ್ತರು ಸೋತರು ನೀನೇ ರಾಜ್ಯ ಆಡು ಅಂತ ಹೇಳಿಬಿಟ್ನಲ್ಲ ಮಾತನ್ನು ವಾಪಸ್ ತಗೊಂಡ್ರೆ ಅವ್ನು ತಗೊಳ್ಳೋನಲ್ಲ ಮತ್ತು ಶುರುವಾಯಿತು ದುರ್ಯೋಧನಿಗೆ ಅನಯೋ ವೀರಯೋರ್ಯುದ್ಧೇ ಭವತೋ ಮಮ ವಾಸುದೇವ ಈಗ ನಮ್ಮ ಕಡೆ ಯುದ್ಧ ಭೀಮನ ಮೇಲೆ ನಿಂತಿದೆ ಇಷ್ಟೆಲ್ಲ ಮಾಡಿ ಗೆದ್ದು ಕೊನೆಯಲ್ಲಿ ಇವನನ್ನು ಯಾರೋ ಒಂದು ಮುಗಿಸೋದು ಬಿಟ್ಟು ಅವನಿಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ನಮ್ಮ ಅಣ್ಣ ಇವರಿಬ್ಬರಲ್ಲಿ ಯಾರು ಗಟ್ಟಿ ಯಾರ ಶಕ್ತಿ ಬಲ ಬಲ ಹೇಗಿದೆ ಭೀಮನ ಕಿವಿಗೆ ಬೀಳಲಿ ಅಂತ ಕೃಷ್ಣ ಏನು ಹೇಳ್ತಾನೆ ಅಂತ ಅವನ ಕಿವಿಗೆ ಬೀಳಲಿ ಅಂತ ಈ ಪ್ರಶ್ನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಮಾತು ಮೊದಲು ಸಾರಾಂಶ ಹೇಳ್ತೇನೆ ನ್ಯಾಯದಲ್ಲಿ ಯುದ್ಧ ಮಾಡಿದರೆ ಖಂಡಿತ ಭೀಮಸೇನ ಸೋಲ್ತಾನೆ ಅಂತ ಇದು ಕೃಷ್ಣನ ಮಾತು ಭೀಮ ಧರ್ಮವನ್ನು ಬಿಡುವವನಲ್ಲ ಗದಾಯುದ್ಧದ ನೀತಿ ನಿಯಮ ಚೆನ್ನಾಗಿ ಗೊತ್ತು ಭೀಮಸೇನಿಗೆ ಅವನು ಅದೇ ರೀತಿ ಯುದ್ಧ ಮಾಡಿದರೆ ಭೀಮನ ಗತಿ ಏನಾಗ್ತದೆ ನಿಶ್ಚಯ ಹೇಳೋಕ್ಕಾಗೋದಿಲ್ಲ ಆದರೆ ದುರ್ಯೋಧನದು ಬಹಳ ನಾಜೂಕಿನ ಹೊಡೆತ ನೋಡುವುದಕ್ಕೆ ನ್ಯಾಯ ಅಂತ ಅನಿಸಿರಬೇಕು ಆದರೂ ಅನ್ಯಾಯ ಆಗಿರಬೇಕು ತಪ್ಪು ಸಿಕ್ಕಾಕೊಂಡಿರಬಾರದು ಯಾಕೆಂದ್ರೆ ಅವನಿಗೆ ಹದಿಮೂರು ವರ್ಷ ಪ್ರಾಕ್ಟೀಸ್ ಇದೆ ದುರ್ಯೋಧನನಿಗೆ ಭೀಮನಿಗೆ ಪ್ರಾಕ್ಟೀಸ್ ಇಲ್ಲ ಕಾಡಲ್ಲಿ ಕಣ್ಣು ಕಣ್ಣು ಕಡೆ ನೀರು ಗೀರು ಕುಡಿದು ಎಲ್ಲೋ ಒಬ್ಬ ಬಕಾಸುರ ಎಲ್ಲೋ ಒಬ್ಬ ಹಿಡಿಂಬ ಜರಾಸಂದನ ಕೊಂದು ಎಷ್ಟೋ ದಿವಸ ಆಯಿತು ಅವನಿಗೆ ಪ್ರಾಕ್ಟೀಸ್ ಇಲ್ಲ ಆದ್ದರಿಂದ ಇವನು ನ್ಯಾಯ ಯುದ್ಧ ಮಾಡಿದ್ರೆ ಗೆಲ್ಲುವುದು ಕಷ್ಟ ಉಪದೇಶೋ ನಯೋಸ್ತುಲ್ಯ ಭೀಮಸ್ತು ಬಲವತ್ತರ ಇಬ್ಬರಿಗೂ ಗುರು ಒಬ್ಬನೇ ಬಲರಾಮ ಉಪದೇಶ ಸಾಮಾನ್ಯವಾಗಿದೆ ಭೀಮಸ್ತು ಬಲವತ್ತರ ಒಂದು ಲಕ್ಷ ಆನೆಯ ಬಲ ಇದೆ ಭೀಮನಿಗೆ ಆದರೆ ನಾಜೂಕಿಲ್ಲ ದುರ್ಯೋಧನನಿಗೆ ಅಷ್ಟೊಂದು ಬಲವಿಲ್ಲ ಕೃತಿ ಯತ್ನ ಪರಶ್ರೇಷ ಧೃತರಾ ಧರ್ತರಾಷ್ಟ್ರೋ ವೃಕೋದರಾತ್ ಭೀಮಸೇನಸ್ತು ಧರ್ಮೇಣ ಯುದ್ಧಮಾನೋ ನ ಜಯಿಷ್ಯತಿ ಧರ್ಮದ ಯುದ್ಧ ಮಾಡಿದ್ರೆ ಗೆಲ್ಲೋದಿಲ್ಲ ಅನ್ಯಾಯೇನ ತ್ರಿಯುದ್ಧನ್ವಯಿ ಸುಯೋಧನ ಭೀಮ ಕೇಳುತ್ತಿದ್ದಾನೆ ಈ ಮಾತನ್ನ ಇವನು ಅನ್ಯಾಯ ಮಾರ್ಗ ಹಿಡಿದ್ರೆ ಹೊರತು ಅಂದ್ರೆ ದುರ್ಯೋಧನ ಹಿಡಿಯೋ ಮಾರ್ಗವನ್ನು ಇವನು ಹಿಡಿದ್ರೆ ಹೊರತು ಅವನಿಗೆ ಗೆಲ್ಲೋದಿಲ್ಲ ಪ್ರತಿಜ್ಞಾ ತಂಚ ಭೀಮೇನ ಇದಕ್ಕೆ ಮೇಲೆ ನೀ ಕೇಳೋ ಪ್ರಶ್ನೆ ಇರ್ರಲವೆಂಟ್ ಅರ್ಜುನನಿಗೆ ಕೃಷ್ಣ ನ್ಯಾಯಾನ್ಯಾಯ ನೀ ಕೇಳ್ತಾ ಕೂತಿದ್ದೀಯೇ ಅಲ್ಲ ಭೀಮ ಪ್ರತಿಜ್ಞೆ ಮಾಡಿದ್ದಾನೆ ತೊಡೆ ಮುರಿದು ಸಾಯಿಸ್ತೇನೆ ಎಂಬುದಾಗಿ ಅದು ಶಾಸ್ತ್ರಕ್ಕೆ ವಿಹಿತ ಇರ್ಬೋದು ವಿಹಿತ ಅಲ್ಲದೆ ಇರ್ಬೋದು ಕ್ಷತ್ರಿಯನಾದವನು ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಬೇಕು ಊರು ಭೇತ್ಸಾಮಿತೆಯ ಸಂಖ್ಯೆ ಶ್ರೀಯೋಧನಂ ಸ್ವಯಂ ಸೋಯಂ ಪ್ರತಿಜ್ಞಾಂತಾಂಚಾಪಿ ಪಾರಯತು ಹರಿಕರ್ಷಣ ಭೀಮ ಪ್ರತಿಜ್ಞೆಯನ್ನು ಪೂರೈಸಬೇಕು ಆ ಹೊತ್ತಿಗೆ ಅವನಿಗೆ ಯಾರಾದರೂ ಜ್ಞಾಪಕ ಮಾಡಬೇಕು ಯುದ್ಧದ ಬರದಲ್ಲಿ ಅವನು ಪ್ರತಿಜ್ಞೆಯನ್ನು ಮರೆತು ಬಿಟ್ಟು ದೊಡ್ಡ ಆಪತ್ತು ಉಂಟಾಗತ್ತೆ ಅಬುದ್ಧರೇಶ ಮಹತಿ ಧರ್ಮರಾಜಸ್ಯ ಪಾಂಡವ ನನಗೆ ಭೀಮನ ಮೇಲೆ ಯೋಚನೆ ಇಲ್ಲ ನಿಮ್ಮ ದೊಡ್ಡಣ್ಣ ಮೇಲೆ ಯೋಚನೆ ಆಗಿದೆ ಇವನು ಬುದ್ಧಿಗೇಡಿ ಅಬುದ್ಧಿ ಕೃಷ್ಣ ಸರ್ಟಿಫಿಕೇಟ್ ಧರ್ಮರಾಜನಿಗೆ ಧರ್ಮೋ ವಿವರ್ತತಿಯುಧಿಷ್ಠಿರ ಕೀರ್ತನೇನ ನಾಚಿಕೆಯಲ್ಲದೆ ನಾನು ಹೇಳಿದ್ದೇನೆ ಒಂದು ತಿಂಗಳ ಮೇಲೆ ಒಂದು ದಿವಸವಾಯಿತು ಒಂದು ತಿಂಗಳ ಮೇಲೆ ಒಂದು ದಿವಸ ಇವತ್ತಿಗೆ ಒಂದು ತಿಂಗಳ ಮೇಲೆ ನಾಳೆ ಎರಡನೇ ದಿವಸ ಅಂದರೆ ಶಾಂತ ಕಾಲದಲ್ಲಿ ಧರ್ಮರಾಜ ಸರಿ ಆದರೆ ಯುದ್ಧ ಕಾಲದಲ್ಲಿ ಕನ್ಫ್ಯೂಷನ್ ಮಾಸ್ಟರ್ ಅವನು ವಾಜಪೇಯಿ ಇದ್ದ ಪ್ರಯೋಜನವಿಲ್ಲ ಸುಯೋಧನಿಮಂ ಭಗ್ನಂ ಹತ ಸೈನ್ಯಂ ಹೃದಂಗತಂ ಸೈನ್ಯ ಹೋಗಿದೆ ಕೊಳದಲ್ಲಿ ನಡ್ಕೊಂಡಿದ್ದಾನೆ ಭಯವಿದೆ ಪರಾಜಿತಂ ವನಪ್ರಯತ್ಸಂ ನಿರಾಶಂ ಅವನಿಗೆ ಆಶೆ ಇಲ್ಲ ಕಾಡಿಗೆ ಹೋಗ್ತೇನೆ ಅಂತ ಅವನೇ ಹೇಳ್ತಾ ಇದ್ದಾನೆ ಪರಾಜಿತಂ ವಿ ಹ್ಯಾವ್ ಆಲ್ರೆಡಿ ಮೇಲೆ ಲೆಸನ್ ಎಲ್ಲ ಮುಗಿದೋಯ್ತು ಅವನಿಗೆ ಛಾಯ್ಸ್ ಕೊಡೋರು ಅಂದರೆ ಅರ್ಥ ಸೋತುನಿಗೆ ಅದರ ಛಾಯ್ಸ್ ಕೋನ್ ವೇಷ ಸಂಯುಗೆ ಪ್ರಾಜ್ಞ ಪುನರ್ದ್ವಂದ್ವಂ ಸಮಾಹಯ ಸಮಾಹಯ ಕೊಟ್ಟವನಿಗೆ ದ್ವಂದ್ವ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಎಷ್ಟಯೋ ದೃಢವರ್ಷಾಣಿ ಗದಯ ಕೃತ ನಿಶ್ಚಯ ಹದಿಮೂರು ವರ್ಷ ಅವನು ಪ್ರಾಕ್ಟೀಸ್ ಆಗಿತ್ತು ಗೊತ್ತೇನೋ ನಿನಗೆ ಅರ್ಜುನ ಧನಂಜಯ ಸುತ್ವಯಿತತೆ ಮತ್ತೊಂದು ಪುಷ್ಪ ಬಿತ್ತ ಕೃಷ್ಣನಿಗೆ ಎಷ್ಟು ಪ್ರೀತಿಯಾಗಿದೆ ನೋಡಿ ಇದು ಕೃಷ್ಣನೇ ಆಡ್ತಿದ್ದಾನು ಮಾತು ಯುದ್ಧ ಇವರು ನಮ್ಮ ಸ್ನೇಹಿತರು ಹೇಳ್ತಿದ್ರು ಯುದ್ಧದ ಕಥೆ ಅಂದ್ರೆ ಬರೀ ಹೊಡೆಯೋದು ಬಡಿಯೋದು ಅಂತ ತಿಳ್ಕೊಂಡಿದ್ರೆ ಇಲ್ಲಿ ಇಷ್ಟೊಂದು ನಾಜೂಕು ರಸದ ವಿಷಯಗಳಿವೆಯೇ ಹೌದು ಮತ್ತೆ ರಾಮಾಯಣ ಯುದ್ಧ ಕಾಂಡು ಹಾಗೆ ಮಹಾಭಾರತ ಯುದ್ಧ ಪಂಚಕವು ಹಾಗೆ ಎಷ್ಟೊಂದು ನೀತಿ ಹೇಳ್ತಾರೆ ಕೃಷ್ಣ ಇದೆಲ್ಲ ಸಪ್ಲಿಮೆಂಟರಿ ಟು ಭಗವದ್ಗೀತಾ ಬರೀ ಒಂದು ಭಗವದ್ಗೀತೆ ಅಲ್ಲ ಇಲ್ಲಿ ಹೇಳಿರೋ ಮಾತು ಅದಕ್ಕೆ ಅನುಕೂಲವಾಗಿದೆ ವೃಕ್ಷ ಸಂಜ್ಞಾಂ ತಥೋ ಭೀಮಃ ಕದಯ ಇದು ತಿಳಿಯಿತು ಇದನ್ನು ಗಮನಿಸ್ತಾ ಭೀಮಸೇನ ಯುದ್ಧದಲ್ಲಿ ಗದಾಯುದ್ಧದಲ್ಲಿ ವರಸೆಗಳು ಆರಂಭವಾದವು ಅವು ಎಂಥೆಂಥ ವರಸೆಗಳಿದ್ದು ನಾವು ಗದಾಯುದ್ಧ ನೋಡಿ ಅಭ್ಯಾಸದಲ್ಲಿ ಯಾರೂ ನೋಡಿಲ್ಲ ನಾವು ನಾವು ಬಹಳ ಅಂದರೆ ಪಾರ್ಲಿಮೆಂಟಿನ ಜಗಳ ನೋಡಿರ್ಬೋದು ಹೊರತು ಅದು ಟಿ ದೊಡ್ಡ ಮನಸ್ಸು ಮಾಡಿ ಅವರು ತೋರಿಸಿದ್ರಿಂದ ನಮಗೆ ಉಳಿದಿದ್ದೇನು ಗೊತ್ತಿಲ್ಲ ಇಲ್ಲಿ ಆ ಯುದ್ಧದ ವರ್ಷಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ ಕೆಲವು ಕಡೆ ಅದು ಎಂಥದ್ದು ಅಂತ ವಿವರಿಸೋದಕ್ಕೆ ನಮಗೆ ಯಾವ ಕನ್ನಡ ಕಾಮೆಂಟ್ರಿನಲ್ಲೂ ಕೂಡ ಇಲ್ಲ ಆ ಶಬ್ದವತ್ತೆಯನ್ನು ನೋಡಿ ಎಲ್ಲಿ ಪತ್ತೆ ಮಾಡಿದ್ದ ಕುಮಾರ ವ್ಯಾಸ ಬಾವರಿ ಮತ್ಸ್ಯೋದ್ಗತಿ ವಿಲಂಘನ ವಿವಳಿತಾಂಗ ಇವು ಸ್ಟೈಲ್ಗಳು ಒಂದು ಒಂದು ರೀತಿಯ ಗದೆ ಮೂವ್ಮೆಂಟ್ಗೆ ಬವರಿ ಅಂತ ಹೆಸರು ಇನ್ನೊಂದಕ್ಕೆ ಮತ್ಸ್ಯೋದ್ಗತಿ ಅಂತ ಹೆಸರು ವಿಲಂಘನ ವಿವಳಿತಾಂಗ ವರಾಹಮತ ಸಂಪ್ಲವನ ಹಾರಿಷ್ಟವ ಗದಾ ಪರಿರಂಭ ವಿಕ್ಷೇಪ ಲವಣಿ ಲಹರಿ ಉದಂಚ ನವವಿದ್ರವಣ ಲಘುವಿನ್ಯಸ್ತ ಎಂಬಿ ವಿವರದಲ್ಲಿ ಕಾಜರರು ಕೌತುಕವೆನ್ನಲು ಸ್ವರನಿಕರ ಕೆಲವು ಸ್ಟೈಲ್ಸ್ ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ಸುಗ್ರೀವ ಮತ್ತು ರಾವಣರ ಮುಷ್ಟಾಮುಷ್ಟಿ ಯುದ್ಧದಲ್ಲಿ ಕೆಲವು ವರ್ಷಗಳನ್ನು ವರ್ಣನೆ ಮಾಡಿದ್ದಾರೆ ಗದಾಯುದ್ಧ ಯುದ್ಧ ನೋಡೋಕೆ ಚೆನ್ನಾಗಿದೆ ಅಕಸ್ಮಾತ್ ಎಲ್ಲರೂ ಒಂದು ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಚಿತ್ರಪಟವನ್ನು ಎತ್ತಿದವರು ಚೋಪ್ರಾ ಅವರು ಕೂಡ ಗದಾ ಯುದ್ಧ ಸರಿಯಾಗಿ ತೋರಿಸಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಗದೆಯನ್ನು ಹೀಗೆ ಹಾಗೆ ತಿರುಗಿಸೋದು ಸುಮ್ಮನೆ ಅವನು ಏಮಾರಿದಾಗ ಒಂದೇಟ್ ಹಾಕೋದು ಈ ನಾಭಿಯಿಂದ ಕೆಳಕ್ಕೆ ಹೊಡೆಯಬಾರದು ಅಂತ ಒಂದು ನಿಯಮ ಇದಷ್ಟೇ ನಮಗೆ ಗೊತ್ತು ಇದು ಅಲ್ಲಿ ಗಾದೆ ಬಂದಿದೆ ಬಿಲೋ ದಿ ಬೆಲ್ಟ್ ಅಂತ ಅದೊಂದು ಇಟ್ಕೊಂಡಿದ್ದಾರೆ ಇಲ್ಲಿಂದ ಮೇಲೆ ಹೊಡಿಬೇಕು ತೋಳ್ ಮೇಲೆ ಹೊಡಿಬೋದು ಮುಖದ ಮೇಲೆ ಹೊಡಿಬಹುದು ಹಲ್ಲು ಜಜ್ಜಬಹುದು ಮೇಲೆ ಹೊಡಿಬೋದು ಮೂಳೆಗಳನ್ನು ಜಜ್ಜಬಹುದು ನರಮಂಡಲವನ್ನು ಎಳಿಬಹುದು ಗದೆಯಿಂದಲೇ ಮಾಡಬೇಕು ಕೈಯಿಂದ ಮುಟ್ಟಬಾರದು ಈ ಫುಟ್ಬಾಲಲ್ಲಿ ಕೈಯಿಂದ ಮುಟ್ಟಬಾರದು ಹೋಲಿಸಿದೆಯೋ ಬಾಸ್ಕೆಟ್ ಬಾಲಲ್ಲಿ ಕಾಲಿಂದ ಹೊದಿಬಾರದು ಅಂತ ಹೇಗೆ ಹೋಲಿಸಿದೆಯೋ ಪ್ರತಿಯೊಂದು ಆಟಕ್ಕೂ ಒಂದು ನಿಯಮವಿದೆ ಈ ಗದಾ ಯುದ್ಧದಲ್ಲಿ ಆ ಗದೆಯನ್ನು ಎಡಗೈಲಿ ಬೇಕಾದ್ರೆ ತಿರುಗಿಸಬಹುದು ಬಲಗೈಲಿ ತಿರುಗಿಸಬಹುದು ಆಯಕಟ್ಟು ನೋಡ್ತಾ ನೋಡ್ತಾ ಬೆಕ್ಕುಗಳಂತೆ ಹುಲಿಗಳಂತೆ ಕಜ್ಜಾಯ ಕಚ್ಚಾಡು ಬೆಕ್ಕುಗಳಂತೆ ಹೀಗೆ ಹಾಗೆ ನೋಡ್ತಿದ್ದಾರೆ ಒಂದ್ಸಲ ಭೀಮೆ ಕೆಳಗೆ ಬಿದ್ದ ಒಂದ್ಸಲ ದುರ್ಯೋಧನ ಕೆಳಗೆ ಬಿದ್ದ ರೆಫರಿ ಇಲ್ಲಿ ಬಲರಾಮನೇ ರೆಫರಿ ಒಂದು ಎರಡು ಮೂರು ಬಾಕ್ಸಿಂಗ್ ನೋಡಿದ್ದೀರಲ್ಲ ಒಂದು ಎರಡು ನಮಗೆ ಮೊದಲು ಮೊದ್ಲು ಅರ್ಥ ಆಗ್ತಿರ್ಲಿಲ್ಲ ಅವನು ಸಾಯ್ತಾ ಬಿದ್ದಿದೆ ಇವನ ಯಾಕೆ ಹೀಗೆ ಅಂತ ಒಂದು ಎರಡು ಮೂರು ಅಂತ ನಮಗೆ ಕೋಪ ಬರೋದು ಈ ಬಾಕ್ಸಿಂಗ್ ನೋಡುವುದಕ್ಕೆ ಈ ಟಿವಿನಲ್ಲಿ ಬರ್ತಾರಲ್ಲ ಹೆಂಗಸರಿಗೆ ತುಂಬಾ ಆಸೆ ಯಾಕೋ ಗೊತ್ತಿಲ್ಲ ಅದು ಎಲ್ಲ ಬಿಟ್ಟು ವಯಸ್ಸಾದ್ರು ನೋಡ್ತಾ ಕೂತಾರೆ ಕೆಲವರು ಮನೆಯಲ್ಲಿ ಇವ್ರಿಗೆ ಏನು ತಿಳಿಯುತ್ತೆ ಅದು ನಮ್ಗೆ ಅರ್ಥ ಆಗೋದಿಲ್ಲ ಇದು ಇಂತಹ ಯುದ್ಧದಲ್ಲಿ ಗದಾ ಯುದ್ಧ ವರ್ಣನೆ ಮಾಡ್ತಾರೆ ರನ್ನ ಒಂದು ಸಲ ಭೀಮ ಕೆಳಗೆ ಬಿದ್ದರೆ ದುರ್ಯೋಧನ ಅವನಿಗೆ ಗಾಳಿ ಬೀಸಿದನಂತೆ ಗದೆಯಿಂದ ಆಹಾ ಎಷ್ಟೊಂದು ಔದಾರ್ಯ ನೋಡಿ ಅಂತ ಇಷ್ಟೇ ಪ್ರಶ್ನೆ ಗದೆಯಿಂದ ಬೀಸಿದ್ರೆ ಎಷ್ಟು ಗಾಳಿ ಬರುತ್ತೆ ಹೇಳಿ ಅಂತ ಕೇಳಬೇಕು ಬೀಸಣಿಗೆ ಹೀಗೆ ಬೀಸಿದ್ರೆ ಗಾಳಿ ಬರುತ್ತೆ ಹೀಗೆ ಬೀಸಿದ್ರೆ ಬರುತ್ತೆ ನೋಡಿ ಗದೆಯನ್ನು ದಡಿ ಪದಾರ್ಥದಿಂದ ಬೀಸಿದ್ರೆ ಗಾಳಿ ಬರೋದಿಲ್ಲ ಅವಕಾಶ ಕೊಟ್ಟ ಅಂತ ಅವರು ಕಲ್ಪನೆ ಮಾಡ್ಕೊಂಡು ಬರೆದಿದ್ದಾರೆ ಇದು ಮೂಲದಲ್ಲಿಲ್ಲ ಈ ಯುದ್ಧದಲ್ಲಿ ಭೀಮನಿಗೆ ಸಾಕಷ್ಟು ಏಟು ಬಿತ್ತು ಮುಗದೆ ಹೋಯ್ತಂತ ಮತ್ತೆ ಮೇಲೆ ಕೆದ್ದ ಇದು ನಡೀತು ನಡೆಯಿತು ಬಹಳ ಹೊತ್ತು ನಮಗೂ ನಿಮಗೂ ಬೇಸರ ಬರುವಂತೆ ದುರ್ಯೋಧನಿಗೆ ಇಷ್ಟು ಹೊತ್ತಿಗೆ ಹಲ್ಲುಗಿಲ್ಲೆಲ್ಲ ಜಜ್ಜಿದೆ ತಲೆ ಪುಡಿಪುಡಿಯಾಗಿದೆ ರಕ್ತ ಸುರಿತಾ ಇದೆ ಮೊದಲೇ ಕೈಯೆಲ್ಲ ಗಾಯ ಆದರೂ ಏನು ಮಾಡಿದ ಅವನು ಒಂದು ಉಪಾಯವನ್ನು ಮಾಡಿ ಅದು ಮೂಲದಲ್ಲಿ ಬರೆದಿಲ್ಲ ಇದನ್ನು ನಾನು ನಮ್ಮ ಕನ್ನಡ ಗ್ರಂಥದಲ್ಲಿ ಉಪಯೋಗ ಮಾಡಿಕೊಂಡಿದ್ದೇನೆ ಇದನ್ನು ಬಲರಾಮ ಗಮನಿಸಲಿಲ್ಲ ರೆಫರಿ ಕಣ್ಣಿಗೆ ಬೀಳಲಿಲ್ಲ ಅದು ಅದನ್ನು ಕೃಷ್ಣ ಎತ್ತಿ ತೋರಿಸ್ತಾನೆ ಅವನು ಮಾಡಿದ್ದೇನು ಚೇಷ್ಟೆ ಅಂದರೆ ಬಹಳ ಆಶ್ಚರ್ಯಕರವಾದಂತಹ ವಿಷಯ ಮತ್ತೆ ರಕ್ತ ಬರ್ತಾ ಇದೆ ಗದೆ ತುದಿ ಗದೆ ಅಂದ್ರೆ ಏನು ಸಿನಿಮಾದಲ್ಲಿ ಹಾಗೆ ಅದು ಕುಂಬಳಕಾಯಿದ್ದಾಗಿರುದಿಲ್ಲ ಗುಂಡು ಹೂರ್ಚಿ ಸಾಲಿಡ್ಡೋದು ಉಕ್ಕಿನಿಂದ ಮಾಡಿದ ಬಲವಾದಂತಹ ಗದೇ ಕಿವಿದ್ರೆ ಮುಗದೆ ಹೋಯಿತು ಕರುಳೆಲ್ಲ ಹೊರಗೆ ಬರೋ ಹಾಗೆ ಅವನಿಪತಿ ಭೀಮಸೇನ ತಿವಿಗುಳನು ತಪ್ಪಿಸಿ ಸುಯೋಧನ ಕವಿದು ಏನು ಮಾಡಿದ ಮುಂದೆ ಗಮನ ಕೇಳಿ ನಾ ಬಿಗೆ ತೋರಿ ಜಂಗೆ ಹೂಡಿ ಅರ್ಥವಾಯ್ತೆ ನಾಭಿಗೆ ತೋರಿಸಿದ ಹೊಕ್ಕಳಿಗೆ ಹೊಡೆದದ್ದು ಕೆಳಗಡೆ ಎರಡು ಕಡೆ ಮಾಡ್ತಾರೆ ನಾಭಿಗೆ ತೋರಿ ಜಂಘೆಗೆ ಹೂಡಿ ಝಳಪದಲ್ಲಿ ಲವಣಿಯಲ್ಲಿ ಲಳಿಯದ್ದು ಹೊಯ್ದನು ಪವನ ಜನ ಶಿರವ ಸೀಸಕ ಕವಚ ಅಜಿಗಿಜಿಯಾಗೆ ಬೀಳನು ಬಬ್ಬಿರಿದ ಇದು ಎರಡು ಸಲ ಆಯಿತು ಇದನ್ನು ನೋಡಿದ ಭೀಮಸೇನ ಅದೇ ಹೊತ್ತಿಗೆ ಅರ್ಜುನ ಆ ಕಡೆ ಇದ್ದವನು ಬಾಹ ಬಾಹ ಅಂತ ಹೇಳಿ ತೊಡೆಯನ್ನು ತಟ್ಟಿದ ಅಲ್ಲ ಇವನು ಆ ನಾಭಿಗೆ ತೋರಿಸಿ ಜಂಗೆಗೆ ಹೊಡೆದದ್ದಕ್ಕೆ ವಾಹವಾ ಭೀಮ ಅಂತ ಹೇಳಿ ತೊಡೆಯನ್ನು ತಟ್ಟಿದ ಭೀಮ ಆ ಕಡೆ ನೋಡಿದ ಹೌದಲ್ಲ ತೊಡೆ ಮುರಿಬೇಕಲ್ಲ ಅಂತ ಜ್ಞಾಪಕ ಉಂಟಾಯಿತು ಅವನಿಗೆ ಅವನು ಮಾಡಿದ್ದನ್ನೇ ಮಾಡಿ ಇವನು ನಾಭಿಗೆ ತೋರಿಸಿ ಜಂಗೆಗೆ ಹೊಡೆದಿದ್ದಾನೆ ಮಂಡಿಗೆ ಹೊಡೆದಿದ್ದಾನೆ ಅಷ್ಟೊತ್ತಿಗೆ ಪುಂಡಿಕೆ ಏನಾಗಿತ್ತು ದುರ್ಯೋಧನನು ಮೇಲಕ್ಕೆ ಜಿಗಿದ ಈ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ ಅವನು ಮೇಲಕ್ಕೆ ಜಿಗಿದ ಭೀಮನೂ ಮೇಲಕ್ಕೆ ಜಿಗಿದ ಇಬ್ಬರೂ ಭೂಮಿಯಲ್ಲಿಲ್ಲ ಭೂಸ್ಪರ್ಶದಲ್ಲಿರಲಿಲ್ಲ ಇವನು ಗುರಿ ಇಟ್ಟದ್ದು ಅವನ ತೊಡೆಗೆ ತಗಿಲಿತು ಎರಡೂ ತೊಡೆಗಳು ಜಿಬ್ಬಿ ಆದವು ಕೆಳಗೆ ಬಿದ್ದ ಏನ್ ಮಾಡ್ತಾ ಇದ್ದೀರಿ ಹಾಗೆ ದುರ್ಯೋಧನ ಕೆಳಗೆ ಬಿದ್ದ ಊರು ಭಂಗವಾಯಿತು ಎರಡೂ ತೊಡೆ ಜಜ್ಜಿ ಬಿದ್ದಿತು ಈ ಮಾತನ್ನ ಕೃಷ್ಣ ಬಲರಾಮರ ಉಪಸ್ಥಾನේ ತದ್ವಿಷ್ಣೋ ಪರಮಂ ಪದಂ ಸದಾಪಶ್ಯಂತೇ ಸೌರಯಃ ದಿವಿ ವಚಕ್ಷುರತದಂ ತದ್ವಿปราಸೋ ವಿಪನ್ನವೋಜಾกรವಹಂ ಸಮಿಂಧತೇ ವಿಷ್ಣೋ ರ್ಯ ಪರಮಂ ಪದಂ ಆಮೇಧಭೀಮ ಕದೆಯನ್ನು ಕೇಳಗಿಟ್ಟು ಅಮಿದವನವ ಹಯನುಧನಂಜಯತೋಡು ಮಹಾಸ್ತ್ರವನು ಅವನಿಪತಿ ವಿರುದುಡಕು ಯಮಡರು ಕೈದುಗಳಿ ಸಾತ್ಯಕಿ ಶರಾಸರವ ಹಿಡಿಸಿ ಕಂಡಿದ್ರು ಪದ ಈ ನಿಮ್ಮವನ ಹರಿಬೇಕೆ ಬಹುದನೆ ಬಹುದನೆ ತೋಗಿದನು ಅವನಿಪತಿ ಕಥೆಯ ಇದು ಮುಂದೆ ಹೊರಟೋಯ್ತು ಕಥೆ ಅರಸ ಕೇಳಾಕ್ಷಣದೊಳು ಅನಿಲ ಸ್ಮರಣೆಯನ್ನು ಹರಿ ಮಾಡಿದನು ಇಲ್ಲಿ ಹರೀಂದ್ರ ಭೀಮ ಅನಿಲ ಸ್ಮರಣೆಯನ್ನು ತಂದೆ ನೆನೆಸಿಕೊಂಡ ಸಂಚರಿಸಿದನು ತತ್ತನು ಜನಂಗೋಪಾಂಗ ವೀಧಿಯಲ್ಲಿ ವಾಯುದೇವ ಭೀಮನ ಮೈಯಲ್ಲಿ ಅಂಗೋಪಾಂಗದಲ್ಲಿ ಸಂಚರಿಸಿ ಅವನ ಆಯಾಸವನ್ನೆಲ್ಲ ಪರಿಹರಿಸಿ ಮಗು ಮುಗಿಸುವ ಶತ್ರುವನ್ನ ಎಂಬುದಾಗಿ ಚೈತನ್ಯವನ್ನ ಕೊಟ್ಟ ತರತರದ ನಾಡಿಗಳೊಳಗೆ ವಿಸ್ತರಿಸಿ ಮೂಲಾಧಾರದಲ್ಲಿ ಚೇತರಿಸಿ ಸರ್ವಾಂಗದಲ್ಲಿ ಜೀವ ಸಮೀರ ಪಸರಿಸಿದ ಕೃಷ್ಣ ಕೈ ಸನ್ನೆಯನ್ನು ಮಾಡಿದ ಹೊಯ್ದು ಲಳಿಯಲ್ಲಿ ಕರ್ಣಗತಿಯಲ್ಲಿ ಹಾಯ್ದು ನಭಕೊಪ್ಪರಿಸಿ ಅವನು ಕೊಂದಾಗ ದುರ್ಯೋಧನನ್ನ ನಭಕೊಪ್ಪರಿ ಆಕಾಶದಲ್ಲಿದ್ದ ಮರಳಿದು ಹೊಯ್ದು ಹಿಂಗುವ ನೃಪನ ತೊಡೆಗಳ ಭೀಮ ಹಾಯ್ದು ಗದೆ ಹೆದ್ದೊಡೆಗಳನ್ನು ಮುರಿದ ಇದಿತು ಅವನಿಯನು ಅರುಣ ಜಲದಲ್ಲಿ ತೊಯ್ದು ದಪ್ಪನೆ ಕೆಡದ ಕೌರವರ ರಾಯ ಆ ಎರಡೂ ತೊಡೆ ಎಷ್ಟು ಜಿಬ್ಬಿ ಆಯಿತು ಅಂದ್ರೆ ಈ ತೆಂಗಿನಕಾಯಿ ಹೊಡೆದ ರಸ ಕೆಳಗೆ ನೀರು ಬಂದ ಹಾಗೆ ಎರಡೂ ತೊಡೆಯಿಂದ ರಕ್ತ ಒಂದೇ ಸಮ ಸುರಿತ ಹಾ ಅಂತ ಕೆಳಗೆ ಬಿದ್ದ ದುರ್ಯೋಧನ ಆಗ ಕೋಪ ಬಂತು ಬಲರಾಮನಿಗೆ ಭೀಮ ನೀ ಮಾಡಿ ಸರಿಯಲ್ಲ ತಪ್ಪು ಮಾಡಿದೆ ಕೃಷ್ಣ ನೀ ನೋಡ್ತಾ ಇದ್ದೆ ಎಂಬುದಾಗಿ ಆಕ್ಷೇಪ ಮಾಡ್ತಾನೆ ದುರ್ಯೋಧನ ಆಕ್ಷೇಪಕ್ಕೆ ಆಮೇಲೆ ಉತ್ತರ ಕೊಡ್ತೇವೆ ಆಗ ಕೃಷ್ಣ ಹೇಳ್ದ ರೆಫರಿ ನೀನೇ ಹೊರತು ನಾನಲ್ಲಪ್ಪ ನೀನೇ ಮಾಡಿದ ಕೆಲಸ ಮೊದಲೇ ತಪ್ಪು ಅಂತ ಹೇಳಬೇಕಾಗಿತ್ತು ನಾ ಸುಮ್ಮನೆ ಎಲ್ಲೋ ನಿಂತಿದ್ದೆ ನೀ ತೊಡೆ ತಟ್ಟಿದ್ದು ನಾನು ನೋಡ್ಲಿಲ್ವೇ ಅಂದ ಅಯ್ಯೋ ಅಲ್ಲಿ ಸೊಳ್ಳೆ ಸೊಳ್ಳೆ ಇತ್ತು ಹೀಗಂದೆ ಅವ್ರು ತಾನೇ ಅವನಿಗೆ ಗುರುತು ಹೇಳ್ಕೊಟ್ಟೆ ನಾನು ಅವನಿಗೆ ಎರಡನೇದಾಗಿ ಅಣ್ಣ ನೀನು ಹೇಳುವ ಈ ಗದಾಯುದ್ಧ ಭೂಮಿಯಲ್ಲಿದ್ದವರಿಗೆ ಹೊರತು ಈ ಏಟು ತಿಂದಾಗ ಅವನ ಆಕಾಶದಲ್ಲಿದ್ದ ಭೂಮಿ ಸ್ಪರ್ಶವಿರಲಿಲ್ಲ ಹೊಡೆದಾಗ ಭೀಮ ಎಲ್ಲಿದ್ದ ಅವನು ಆಕಾಶದಲ್ಲಿದ್ದ ಆಕಾಶದಲ್ಲಿ ಹೊಡೆದಾಡಿಸ್ತವರಿಗೆ ಅವರಿಗೆ ಭೂಮಿಯಲ್ಲಿರೋ ನಾನು ನೀನು ಯಾಕೆ ಜಗಳ ಮಾಡಬೇಕು ನಮಗಿಬ್ಬರಿಬ್ಬರು ಒಂದೇ ನಡಿ ಊರಿಗೆ ಹೋಗೋಣ ಎಂಬುದಾಗಿ ಕೃಷ್ಣ ರಾಜ್ಯನ ಶುರು ಮಾಡ್ತಾನೆ ಆದರೆ ದುರ್ಯೋಧನ ಅವನಿಗೆ ಬಾಯಿ ಪುಡಿಪುಡಿಯಾಗಿದೆ ಗದೆ ಏಟು ಬಿದ್ದಿದೆ ಮಾತನಾಡೋದಕ್ಕೂ ಉಸಿರಿಲ್ಲ ಶಕ್ತಿ ಇಲ್ಲ ಬಾಯಿ ಸ್ಪಷ್ಟವಿಲ್ಲ ಅಷ್ಟೊಳಗಿಯೂ ಹೇಳ್ತಾನೆ ಏ ಕೃಷ್ಣ ಕಳ್ಳ ನೀನೇನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ನಾ ಕಣ್ಣಿಂದ ನೋಡಿದ್ದೇನೆ ನಿನ್ನ ಕಪಟದಿಂದಲೇ ನೀನು ಕೊಲ್ಲಿಸಿದೆ ನೀ ನನ್ನ ಕೊಂದವನು ಭೀಮ ಅಲ್ಲ ಕಣು ನನ್ನ ಕೊಂದವನು ನೀನೇ ಹೊರತು ಬೇರೆ ಅಲ್ಲ ಅಂತ ಕೃಷ್ಣನಿಗೆ ಮೂದಲಿಸ್ತಾನೆ ಇದು ಊರುಭಂಗ ಅಂತ ಒಂದು ನಾಟಕ ಸಂಸ್ಕೃತದಲ್ಲಿ ಭಾಷಕವಿ ಊರುಭಂಗದ ಮೇಲೆ ಒಂದು ಏಕಾಂಕ ನಾಟಕ ಒನ್ ಆಕ್ಟ್ ಪ್ಲೇ ಅದರಲ್ಲಿ ಕೆಳಗೆ ಬಿದ್ದು ದುರ್ಯೋಧನ ಹೇಳುವ ಮಾತು ಏನೇಂದ್ರಸ್ಯ ಸಪಾರಿಜಾತ ಮಾನೇನ ತುಲ್ಯಂ ಮೃತಃ ಇಂದ್ರಲೋಕದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಯಾವನು ಅಪಹಾರ ಮಾಡಿಕೊಂಡು ಭೂಮಿಗೆ ತಂದನೋ ದಿವ್ಯಂ ವರ್ಷ ಸಹಸ್ರವರ್ಮಣವರೇ ಸುಪ್ತಶ್ಚಯೋ ಲೀಲಯ ವರ್ಷ ಸಹಸ್ರಂ ಅರ್ಣವ ಜಲ ಯಾವನು ಸಾವಿರ ಸಾವಿರ ವರ್ಷ ದೇವಮಾನ ಯುಗದಲ್ಲಿ ಸಮುದ್ರದಲ್ಲಿ ಆಲದಲೆ ಮೇಲೆ ಮಲಗಿರುತ್ತಾನೆಯೋ ತೀವ್ರಾಂ ಭೀಮಗದಾಂ ಪ್ರವೇಶ್ಯ ಆರ್ಜಲೆ ಮೇಲೆ ಮಲಗಿದ್ದವನು ಪಾರಿಜಾತ ವೃಕ್ಷವನ್ನ ಭೂಮಿಗೆ ತಂದವನು ಈ ಕೃಷ್ಣ ಭೀಮನ ಗದೆಯಲ್ಲಿ ಹೊಕ್ಕು ತೀವ್ರಾಂ ಭೀಮಗದಾಂ ಪ್ರವೇಶ ಸಹಸ ನಿರ್ವ್ಯಾಜ ಯುದ್ಧ ಪ್ರಿಯ ನಿಷ್ಕಾರಣವಾಗಿ ಯುದ್ಧ ಮಾಡಿಸಬೇಕು ಅಂತ ಇಷ್ಟಪಟ್ಟವನು ತೇನಾಹಂ ಜಗತ ಪ್ರಿಯೇಣ ಹರಿಣ ಮೃತ್ಯೋ ಪ್ರತಿಗ್ರಾಹಿತ ನಾನು ಕೊಂದವನು ಕೃಷ್ಣನೇ ಹೊರತು ಈ ಭೀಮ ಅಲ್ಲ ಅಂದ ಅವನು ಇದೇ ಮಾತನ್ನು ಕುಮಾರವ್ಯಾಸನು ಹೇಳಿಸಿದ್ದಾನೆ ಮತ್ತೊಂದು ಸಂದರ್ಭದಲ್ಲಿ ಉದ್ಯೋಗ ಪರ್ವದಲ್ಲಿ ರಾಜ್ಯ ಕೊಡು ರಾಜ್ಯ ಕೊಡು ಅಂತ ಕೇಳ್ತಾ ಇದ್ರೆ ಅಯ್ಯೋ ರಾಜ್ಯ ಕೊಡಬೇಡ ಅಂತ ನನ್ನ ಹೃದಯದಲ್ಲಿದ್ದು ಕೃಷ್ಣನೇ ಹೇಳ್ತಾ ಇದ್ದಾನ ನಾನೇನ್ ಮಾಡಲಿ ಅವನು ಎನ್ನ ಹೃದಯದೊಳಿದ್ದು ಮುರಿವನು ಗನ್ನದಲ್ಲಿ ಸಂಧಿಯನು ರಿಪುಗಳನು ಇನ್ನೂ ತನ್ನವರಳು ಇರ್ದು ಆ ನುಡಿಯವನು ಶತ್ರು ನನ್ನ ಶತ್ರುಗಳಲ್ಲಿದ್ದು ರಾಜ್ಯ ಕೇಳು ಅಂತಾನೆ ನನ್ನಲ್ಲಿದ್ದು ರಾಜ್ಯ ಕೊಡಬೇಡ ಅಂತಾನೆ ಒಂದೇ ಅಂತರ್ಯಾಮಿ ಭಿನ್ನನಂತಿರ ತೋರಿ ಅವರಿಗೊಬ್ಬ ಕೃಷ್ಣ ನನಗೊಬ್ಬ ಕೃಷ್ಣ ಅಂತ ತೋರಿ ಭಿನ್ನ ಭಿನ್ನ ನೆನೆಸಿಯ ಮೆರವ ತಿಳಿಯಲ ಭಿನ್ನನೇ ಮುರವ ಇರಿ ನಾವಿನ್ನಂಜಲೆ ಹೇಕೆಂದ ಅನ್ನು ದುರ್ಯೋಧನ ವೇದ ಅಂತ ಹೇಳೋಕೆ ಶುರು ಮಾಡಿದ ಸಂಗಿ ಎನಿಸನು ಜಗವ ಹುಟ್ಟಿಸಿ ಲೋಕ ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡಿದೆ ಎಂಬ ಹೊಂಟವನಿಗಿಲ್ಲ ನುಂಗಿದೊಡೆ ನಿಷ್ಕರುಣಿ ಎನಿಸನು ಲೋಕವನ್ನು ನುಂಗ್ತಾನೆ ಅವನ ಕರುಣೆ ಇಲ್ಲ ಅಂತ ಹೇಳೋ ಹಾಗಿಲ್ಲ ಅಂಗರಕ್ಷಯ ಮಾಡಿ ಮೋಹಿತನಲ್ಲ ಮೂಜಕಕ್ಕೆ ಜಂಗಮಸ್ಥಾವರಕ್ಕೆ ಚೈತನ್ಯಾಂಗರಕ್ಷನು ಘನಕ್ಕೆ ಘನ ಅಣುವಿಂಗ್ಯ ಅಣುವೆನಿಪ ಪರತರ ವಸ್ತು ನೋಡೀತ ನಂಬ್ತೀರ ಈ ಮಾತನ್ನ ದುರ್ಯೋಧನ ಬಾಯಲ್ಲಿ ಮಾತು ಬಂತು ಪಾಂಡವಗೀತೆ ಅಂತ ಒಂದು ಅದ್ಭುತ ಗ್ರಂಥ ಅರವತ್ತೋ ಎಪ್ಪತ್ತೋ ಶ್ಲೋಕ ಇದೆ ಕೇಳಿದ್ದಿರೋ ಇಲ್ಲೋ ಆ ಪಾಂಡವಗೀತೆ ಕುರಿತು ಉಪನ್ಯಾಸ ಮಾಡಬಹುದು ಆ ಗ್ರಂಥ ಅದು ಪಾಂಡ್ ವೇದವ್ಯಾಸರು ಬರೆದರು ಅಂತ ಹೇಳ್ತಾರೆ ಮಹಾಭಾರತದಲ್ಲಿಲ್ಲ ಅದರಲ್ಲಿ ಕೌರವರ ಕಡೆ ಪಾಂಡವರ ಕಡೆ ಇರತಕ್ಕ ವೀರರೆಲ್ಲರೂ ತಾವು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಂತಹ ತಮ್ಮ ತಮ್ಮ ನಂಬಿಕೆಯ ಸತ್ಯದ ಒಂದೊಂದು ಅಂಶಗಳನ್ನು ಹೇಳುವ ಶ್ಲೋಕ ದುಷ್ಟದ್ಯುಮ್ನ ಮಾತು ಶಿಖಂಡಿ ಮಾತು ದ್ರೌಪದಿ ಮಾತು ಧರ್ಮರಾಜನ ಮಾತು ಅದರ ದುರ್ಯೋಧನ ಹೇಳ್ತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಈ ಪಾಂಡುಗೀತೆ ಮಾತು ಮಹಾಭಾರತ ತಿಳ್ಕೊಂಡಿದ್ದಾರೆ ಇದು ಸಂಧಾನದಲ್ಲಿ ಕೃಷ್ಣ ಇವನು ಹೇಳ್ತಾನೆ ಅಂತ ಮಾತು ಆದ್ರೆ ಇರುವುದು ಇದು ಮೂಲ ಬೇರೆ ಕಡೆಯಲ್ಲಿ ದಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಧರ್ಮ ಯಾವುದು ನನಗೆ ಗೊತ್ತಿದೆ ಆದ್ರೆ ಆ ಕಡೆ ಒಲವಿಲ್ಲ ದಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಧರ್ಮ ಯಾವುದು ಅಂತ ಗೊತ್ತು ಅದನ್ನು ಬಿಡೋದಕ್ಕೆ ನನಗೆ ಇಷ್ಟವಾಗ್ತಾ ಇಲ್ಲ ಕೇನಾಪಿ ದೇವೇನ ನಿಯೋಜಿತೋಸ್ಮಿ ಯಾವನೊಬ್ಬ ಒಳಗಡೆ ಕೂತ್ಕೊಂಡು ನನ್ನ ಹೃದಯದಲ್ಲಿ ಏನೋ ಮಾಡು ಅಂತ ಹೇಳ್ತಾನಲ್ಲ ಅವನೇನು ಹೇಳ್ತಾನೆಯೋ ತಥಾ ಕರೋಮಿ ಅದನ್ನೇ ಮಾಡ್ತೇನೆ ಅಂತ ದುರ್ಯೋಧನ ತನ್ನ ಬೇಜವಾಬ್ದಾರಿತನವನ್ನು ದೇವರ ಮೇಲೆ ಹೊಣೆ ಹಾಕುವಂತಹ ಮಾತು ವೇದಾಂತ ಅರ್ಥ ಮಾಡಬಾರದು ಇದಕ್ಕೆ ದೇವರು ಆ ಧೃತರಾಷ್ಟ್ರ ಹೇಳ್ತಾನೆ ಕಳ್ಳನು ಹೇಳ್ತಾನೆ ಅವ್ರ ಮನೆಗೆ ಯಾತಕ್ಕಯ್ಯ ಕಳ್ತನಕ್ಕೆ ಹೋಗ್ತಾ ಇದ್ದೀಯೇ ಪಾಪ ಅಲ್ವೇ ಅಂದರೆ ಏನೋ ಸ್ವಾಮಿ ನನಗೆ ದೇವರ ಪ್ರೇರಣೆ ಕೊಟ್ಟಿದ್ದಾನೆ ಏನೋ ಒಂದು ಎರಡು ಮೂರು ಮನೆ ಕಳ್ತನ ಮಾಡಿಕೊಂಡು ಒಂದು ಹತ್ತು ಇಪ್ಪತ್ತು ಕೋಟಿ ರೂಪಾಯಿ ಮಾಡಿಕೊಂಡಿದ್ರು ಬಿ ವೀರಪ್ಪನೂ ದೇವ ಭಕ್ತ ವೀರಪ್ಪನೂ ದೇವ ಭಕ್ತ ಎಷ್ಟೊಂದು ಗುಡಿಗೆ ಬರ್ತಿದ್ದ ಜನರಿಗೆ ಗೊತ್ತಾಗದಂತೆ ಬೆಂಗಳೂರಿಗೆ ಬಂದು ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡು ಹೋಗ್ತಿದ್ದ ಬೇರೆ ಕಡೆ ಮಾಡ್ತಿದ್ದ ದುಷ್ಟರು ಹೇಳಿದ್ದಲ್ಲ ವೇದಾಂತವಲ್ಲ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ನಿನ್ನ ದುಷ್ಕೃತ್ಯದಿಂದ ನೀನು ತಮ್ಮಂತರನ್ನೆಲ್ಲ ಕೊಲ್ಲಿಸಿ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಕೊಲ್ಲಿಸಿ ಇವತ್ತು ನೀನು ಭೀಮನ ಗದಾ ದಂಡಕ್ಕೆ ತುತ್ತಾದರೆ ನನ್ನನ್ನು ಯಾತಕ್ಕೋ ಬೈತೀಯೇ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾನೆ ದುರ್ಯೋಧನ ಇದು ಡಿಮಾರಲೈಸ್ ಮಾಡುತ್ತೆ ನೀವು ಫೋನಿನ ಮೇಲೆ ಈ ವಾಕ್ಯ ಹೇಳಿ ತೋರಿಸಿದ್ರಿ ಶ್ರೀನಿವಾಸ ಏನೋರು ಈ ಪ್ರಸಂಗ ಆ ಹದಿನೆಂಟು ದಿವಸಗಳ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ ಹೇಳ್ತಾರೆ ಭಗವಂತ ಧರ್ಮರಾಜನಿಗೆ ಅಧೀತಂ ವಿಧಿವದ್ದಂ ನಾನು ಅಧ್ಯಯನ ಮಾಡಿದಷ್ಟು ನೀವು ಮಾಡಿದ್ದೀಯೇನೋ ಅಂತ ಧರ್ಮರಾಜನಿಗೆ ವೇದಾಧ್ಯಯನ ಮಾಡಿದ್ದೇನೆ ಅಧೀತಂ ವಿಧಿವತ್ ದತ್ತಂ ದಾನ ಕೊಟ್ಟಿದ್ದೇನೆ ಪ್ರಶಾಸ್ತ ಸಸಾಗರ ಭೂ ಈ ಭೂಮಿಯನ್ನು ಸಮುದ್ರ ಪರ್ಯಂತವಾದ ಭೂಮಿಯನ್ನು ನಾನು ಇಷ್ಟು ವರ್ಷ ಆಳಿದ್ದೇನೆ ಮಿತ್ರಾಣಾ ಧರ್ಮರಾಜ ಶತ್ರುಗಳಾದ ನಿಮ್ಮ ತಲೆಯನ್ನು ಮೆಟ್ಟಿ ನಿಮ್ಮ ಕೈಯಲ್ಲಿ ಭಿಕ್ಷೆ ಎತ್ತಿಸಿ ಕಾಡಿಗೆ ತಿರುಗಿಸಿ ಪಡಬಾರದ ಕಷ್ಟಗಳನ್ನು ಕೊಟ್ಟಿದ್ದೇನೆ ಪರಾಕ್ರಮ ನೋಡಿದ್ದೀಯೇ ಕೋನುಸು ಅಂತತರೋಮಯ ನನಗಿಂತ ಶ್ರೇಷ್ಠ ಯಾರಿದ್ದಾರೆ ಲೋಕದಲ್ಲಿ ಯದಿಷ್ಟಂ ಕ್ಷತ್ರಬಂಧೂನಾಂ ಸ್ವಧರ್ಮಂ ಅನುಪಶ್ಯತಾಂ ಕ್ಷತ್ರಿಯರು ಆಸೆ ಪಡುವುದೇನು ಯುದ್ಧ ಭೂಮಿಯಲ್ಲಿ ಸಾಯಬೇಕು ಮನೆಯಲ್ಲಿ ಸಾಯಬಾರದು ಬ್ರಾಹ್ಮಣ ಪಾರಾಯಣ ಮಾಡ್ತಾ ದೇವ್ರ ಪೂಜೆ ಮಾಡ್ತಾ ಸಾಯಬೇಕು ಅದು ಪುಣ್ಯ ಏಕಾಶಿ ಉಪವಾಸ ಮಾಡಿ ಸಾಯಬೇಕು ಕ್ಷತ್ರಿಯ ಎದ್ದು ಭೂಮಿಯಲ್ಲಿ ಸಾಯಬೇಕು ಕರ್ತವ್ಯ ಕ್ಷೇತ್ರದಲ್ಲಿ ಹಾಗೆ ಸತ್ತಿದ್ದೇನೆ ನಾನು ನನಗಿಂತ ಶ್ರೇಷ್ಠ ಮರಣ ಯಾರಿಗೆ ಬರುತ್ತೆ ತದಿದಂ ನಿಧನಂ ಪ್ರಾಪ್ತಂ ಕೋನು ಸ್ವಂತ ತರೋಮಯ ಐಶ್ವರ್ಯಂಚ ಉತ್ತಮಂ ಪ್ರಾಪ್ತಂ ಜಗತ್ತಿಗೆ ಒಡೆಯನಾಗಿದ್ದೆ ಅಯ್ಯೋ ನಿಹತ ಸಂಕಲ್ಪ ಇವತ್ತು ನಿಮ್ಮ ಸಂಕಲ್ಪ ಹಾಳಾಯಿತು ಯಾಕೆ ಶೋಚಂತೋ ವರ್ತಯಿಷ್ಯಥ ಇನ್ಮೇಲೆ ರಾಜ್ಯ ಆಳುವ ನೀವೇ ಶೋಚನೀಯರು ನೀವು ಪಟ್ಟಕ್ಕೆ ಬಂದ್ರಿ ಅಂತ ನೋಡಿ ಸಂತೋಷಪಟ್ಟು ಕೊರಳಲ್ಲಿ ಹಾರ ಹಾಕೋದು ನಿಮ್ಗೆ ಭೀಷ್ಮ ಇಲ್ಲ ನಿಮ್ಮನ್ನ ಅಭಿನಂದನೆ ಮಾಡೋರು ನಿಮ್ಮ ಗುರು ಇಲ್ಲ ನಿಮಗೆ ಎರಡೂ ಕಲದಲ್ಲಿ ಕುಲದಲ್ಲಿ ಮಧ್ಯಸ್ಥರಾದವರು ಯಾರೂ ಇಲ್ಲ ಅಂಥವನ್ನೆಲ್ಲ ನಾನೇ ಕರ್ಕೊಂಡು ಹೋಗಿಬಿಟ್ಟೆ ಆದ್ರಿಂದ ಯು ಆರ್ ಶು ಬಿ ಫಿಟೀಡ್ ನಾಟ್ ಐ ಅಂದ ಕೊನೆಯಲ್ಲಿ ಸಾಯೋಗಳಿಗೆ ಇಲ್ಲಿ ನಿಮ್ಮ ನೋಡಿ ಆಗ್ತಾ ಇದೆ ಅಂತ ಇಷ್ಟು ದುಷ್ಟು ಮಾತನಾಡ್ತಾನೆ ಸರಿ ಇವನಿಗೆ ಹೇಳಿ ಪ್ರಯೋಜನವಿಲ್ಲ ಇವನೇನು ಮಾಡಬೇಕು ಧರ್ಮರಾಜ ಹೇಳಿದ ಎಷ್ಟಾದರೂ ದೊರೆಯಾಗಿದ್ದವನು ತೊಡೆಯಂತೂ ಮುರಿದಿದೆ ಇನ್ನವನು ಈ ನೋವಿನಲ್ಲಿಯೇ ನರಳಿ ಸಾಯಬೇಕು ಮೇಲೆ ಹೇಳೋದಕ್ಕಾಗೋದಿಲ್ಲಪ್ಪ ಅವನಿಗೊಂದಷ್ಟು ಸೈನ್ಯ ರಕ್ಷಣೆ ಏನಾದ್ರೂ ಇಟ್ಟು ಹೋಗೋಣ ರಾತ್ರಿ ಹೊತ್ತು ತೋಳಗಿಳ ನರಿಗಿರಿ ಬಂದು ತಿಂದೆ ಇರಲಿ ಅರಮನೆ ರಕ್ಷೆ ಕೊಡೋಣ ಭೀಮ ಹೇಳ್ದ ಏನಂದ್ರೆ ಕೆಳಗೆ ಬಿದ್ದು ತಾನೇ ತನ್ನ ಪಾಪ ಸಾಯ್ತಾ ಇರೋರು ರಕ್ಷಣೆ ಬೇರೆ ಕೊಡಬೇಕು ತಿರುಗಿ ಎದ್ದು ಬಂದ್ರೆ ಏನು ಮಾಡ್ತೀಯ ಆಮೇಲೆ ಅವನು ಹಾಗೇ ಸಾಯಲಿ ಎಂಬುದಾಗಿ ಒಂದು ಪಂಜು ಕೊಳ್ಳಿಯನ್ನು ಕೊಡದೆ ಅವನು ಇನ್ನೊಂದು ಎರಡು ದಿವಸ ಅಲ್ಲೇ ಬಿದ್ದಿರ್ತಾನೆ ಗಟ್ಟಿ ಪಿಂಡ ಪ್ರಾಣ ಹೋಗಿರೋದಿಲ್ಲ ಪ್ರಾಣ ಯಾವಾಗ ಹೋಗ್ತದೆ ಅದನ್ನು ಹೇಳಿ ತೋರಿಸ್ತೇನೆ ತೋಳುಗಳು ಬಂದು ರಾತ್ರಿಯಲ್ಲಿ ತೊಡೆಗಳನ್ನು ಎಳೀತವೆ ಮಾಂಸವನ್ನೆಲ್ಲ ತಿಂದಾಡ್ತವೆ ಕ್ಷೇಮೇಂದ್ರ ಕವಿ ಬರೆದಿದ್ದಾನೆ ಓಡಿಸ್ಕೊಳ್ಳೋದು ಕೈ ಎತ್ತೋದಕ್ಕೆ ಶಕ್ತಿ ಇಲ್ಲ ಭೀಷ್ಮನ ಸ್ಥಿತಿ ವಾಸಿ ಸುತ್ತಮುತ್ತ ಪರಿಖವನ್ನು ಮಾಡಿದ್ದಾರೆ ನೀರು ಕಟ್ಟೆ ಕಟ್ಟಿದ್ದಾರೆ ಪಂಚುಕೊಳ್ಳಿ ಇಟ್ಟಿದ್ದಾರೆ ಅರಮನೆ ಬಾಡಿಗಾಡಿಸಿದ್ದಾರೆ ಇದ್ದಾರೆ ಇಲ್ಲ ಇದೇ ರೀತಿಯಲ್ಲಿ ಆ ಹದಿನೆಂಟನೇ ದಿವಸದ ರಾತ್ರಿಯಲ್ಲಿ ದುರ್ಯೋಧನ ಕೆಳಗೆ ಬಿದ್ದು ಹೋದ ಅವತ್ತು ರಾತ್ರಿ ಇನ್ನೊಂದು ಕೆಲಸವಾಯಿತು ಯಾವಾಗ ಯುದ್ಧ ಮುಗಿಯಿತೋ ಹಸ್ತಿನಾಪುರಕ್ಕೆ ಹೋಗಬೇಕಲ್ಲ ಅದು ಹೇಗೆ ಹೋಗಬೇಕು ಈಗ ನಾವು ಶಲ್ಯ ಪರ್ವದ ಕೊನೆಯ ಭಾಗದ ಉಪಪರ್ವವಾದ ಗದಾ ಪರ್ವವನ್ನು ಮುಗಿಸಿದ್ದೇವೆ ಅಲ್ಲಿಂದ ಮುಂದಕ್ಕೆ ಬರ್ತಾ ಇದ್ದೇವೆ ಈಗ ಸೌಪ್ತಿಕ ಪರ್ವ ಅದಾದ ಮೇಲೆ ಸ್ತ್ರೀ ಪರ್ವ ಇದೆರಡನ್ನು ಮುಗಿಸಿದ್ರೆ ನಮ್ಮ ಇವತ್ತಿನ ಪ್ರವಚನ ಮುಗಿಯುತ್ತೆ ಸಣ್ಣ ಸಣ್ಣ ಉಪಪರ್ವಗಳು ಇದರಲ್ಲಿ ಸೌಪ್ತಿಕ ಪರ್ವ ಕೊಡ್ತಾ ಇದ್ದೇವೆ ಅರ್ಜುನ ಮತ್ತು ಕೃಷ್ಣ ರಥದಲ್ಲಿ ಹತ್ತಿದರು ಊರ್ ಕಡೆ ಹೋಗಬೇಕು ಇನ್ನೊಂದು ರಥ ಸಿದ್ಧ ಮಾಡುವಂತ ಕೃಷ್ಣ ಯಾಕೆ ಈ ರಥ ಇದೆಯಲ್ಲ ಇದರಲ್ಲೇ ಹೋಗೋಣ ಇಲ್ಲಪ್ಪ ಇದು ದೈವದತ್ತವಾದದ್ದು ಯಾವ ಕೆಲಸ ಮುಗಿಯಿತು ಅಗ್ನಿ ಕೊಟ್ಟದ್ದು ಅಗ್ನಿ ಪಾಲಾಗಬೇಕು ಅಯ್ಯೋ ಅರಮನೆಗೆ ಹೋಗೋ ತನಕ ಇರಲಿಂದ ಅರ್ಜುನ ಒಂದು ಸೆಕೆಂಡ್ ಇರತಕ್ಕದ್ದಲ್ಲ ಅಫಿಷಿಯಲ್ ಡ್ಯೂಟಿ ಮುಗಿದ ಮೇಲೆ ಅರಮನೆ ಕಾರ್ ಅಲ್ಲಿಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿ ಎಂದಿನಂತೆ ನೋಡಿ ಕೃಷ್ಣನ ಸೌಲಭ್ಯ ಅರ್ಜುನ ರಥಕ್ಕೆ ಹತ್ತಿ ಕೂತ್ಕೋಬೇಕಾದ್ರೆ ಮೊದಲು ಕೃಷ್ಣ ಹತ್ತಿ ಅವನಿಗೆ ಹಸ್ತಲಾಘವನ್ನು ಕೊಟ್ಟು ಮೇಲೆ ಕತ್ತು ಅಂತ ಹೇಳಿ ಆಮೇಲೆ ಅವನು ಇಳಿದ ಮೇಲೆ ನೀವು ತಾನು ಇಳಿದ ಮೇಲೆ ಅರ್ಜುನ ನಿಡಿಸಿ ಒಂದು ಒಂದು ವಾಡಿಕೆಯಲ್ಲಿ ಹೀಗೆ ಅದು ಒಂದು ಕಾರ್ ನೀವು ನಿಮ್ಮ ಅರಮನೆ ಕಾರು ಮತ್ತೊಂದು ಆಫೀಸ್ ಕಾರ್ ಇದ್ರೆ ಆ ಚಪರಾಸಿ ಡ್ರೈವರ್ ಏನು ಮಾಡ್ತಾನೆ ಅವನು ಮೊದಲು ಕೆಳಗಿಳಿದು ನಿಮ್ಮ ಬಾಗಿಲು ತೆಗೆದು ನೀವು ಕೂತ್ ಮೇಲೆ ಬಾಗಿಲು ಟೈಟ್ ಮಾಡಿ ಆಮೇಲೆ ಅವನು ಕೂಡ್ತಾನೆ ಸೀಟ್ನಲ್ಲಿ ಇಳಿಯೋಕೆ ಮುಂಚೆ ಅವನು ಇಳಿದು ಬಾಗಿಲು ತೆಗೆದು ನೀವು ಹೊರಗೆ ಹೋದ್ಮೇಲೆ ಐದು ಬೆರಳು ಸಲ್ಯೂಟ್ ಹೊಡೆದು ಆಮೇಲೆ ಮುಂದಕ್ಕೆ ಹೋಗ್ತಾನೆ ಇದು ಪದ್ಧತಿ ಇದು ಆವಾಗಲೂ ಪದ್ಯ ಈಗಲೂ ಪದ್ಧತಿ ಅವತ್ತೇನಾಯ್ತು ಕೃಷ್ಣ ರೂಢಿಯನ್ನು ಬಿಟ್ಟ ತಾನಲ್ಲೇ ಕೂತಿದ್ದಾನೆ ಮೂಕಿ ಮೇಲೆ ಸಾಹೇಬ್ರೆ ನೀವು ಇಳೀರಿ ಇಂದ ಅರ್ಜುನನಿಗೆ ಯಾಕಪ್ಪ ದುರ್ಯೋಧನ ಹೋದ ಅಂತ ಪದ್ಧತಿ ಬೇರೆ ಆಯ್ತೇನೋ ಅಂದ್ರೆ ಅದೆಲ್ಲ ಗೊತ್ತಿಲ್ಲ ಸಾಹೇಬ್ರೆ ಇವತ್ತು ನೀವೇ ಮೊದಲು ಇಳಿಬೇಕು ಏನೇ ಹಠ ಮಾಡ್ತಿದ್ದೀಯೇ ಕೃಷ್ಣ ನೀವು ಮೊದಲು ಇಳಿದಲ್ವೇ ನನಗೆ ಕೈಯನ್ನು ಕೊಟ್ಟು ಕೇಳಿ ಗಳಿಸಬೇಕು ಆಗ ಕೃಷ್ಣ ಹೇಳಿದ ಇಲ್ಲ ಇವತ್ತು ವಿಶೇಷವಿದೆ ನೀನೇ ಮೊದಲು ಇಳಿಬೇಕು ಅರ್ಜುನ ಇಳಿದ ಒಡನೆಯೇ ಕೃಷ್ಣನು ಇಳಿದ ಮಾರುತಿ ಗರ್ಜಿಸ್ತಾ ಹೋಗಿ ಬರ್ತೇನೆ ಅಂತ ಎರಡು ಕೈಗಳನ್ನು ಮುಗಿದು ಹಾರಿ ಹೋದ ಒಡನೆಯೇ ಆ ರಥ ಭಗ್ಗಂತ ಹಚ್ಚಿಕೊಂಡು ಧಗ ಧಗ ಧಗ ಧಗ ಅವರೆದರಿ ಊರಿದು ಹೋಯಿತು ಏನು ಕೃಷ್ಣ ಅಂತ ಕೇಳಿದ ಅರ್ಜುನ ಅದಕ್ಕೆ ಹೇಳ್ದ ನಾನು ಮೊದಲು ಇಳಿದಿದ್ರೆ ನೀನು ಸಮೇತ ರಥ ಉಳಿದೋಗ್ತಿತ್ತು ಮಾರುತಿ ಮೇಲೆ ಕೂತಿದ್ದ ಅವನ ರಕ್ಷೆ ಬಂದು ನಾನು ಕೂತಿದ್ದೆ ಮರುಳೆ ಇದ್ರ ಮೇಲೆ ಬ್ರಹ್ಮಾಸ್ತ್ರ ಆಗ್ನೇಯಾಸ್ತ್ರ ವಾರುಣಾಸ್ತ್ರ ಎಲ್ಲ ಬಿಟ್ಟಿದ್ದಾರೆ ಆ ಅಸ್ತ್ರಗಳನ್ನು ತಡೆಯುವ ಶಕ್ತಿ ರಥಕ್ಕೆ ಬಂದದ್ದು ನಾನಲ್ಲಿ ಕೂತಿದ್ದರಿಂದ ಕಾಣು ನಾನು ಕೆಳಗಿಳಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಅದಕ್ಕೆ ನಿನ್ನನ್ನು ಮೊದಲು ಇಳಿ ಅಂತ ಹೇಳಿದನಪ್ಪ ಅಂತ ಇನ್ನೊಂದು ರಥವನ್ನು ಹಚ್ಚಿಕೊಂಡು ಊರಿಗೆ ಬರ್ತಾ ಇದ್ದಾರೆ ಅರ್ಜುನ ಅರ್ಜುನರಥ ಭಸ್ಮೀಕರಣ ಇದೊಂದು ಅಧ್ಯಾಯ ಆಮೇಲೆ ಧರ್ಮರಾಜನಿಗೆ ಅರಮನೆ ಕಡೆ ಅವರು ಬಂದು ಬುದ್ಧಿ ಲೆಕ್ಕಾಚಾರ ಎಷ್ಟಿತ್ತು ಕೌರವ ಶಿಬಿರದಲ್ಲಿ ಐಶ್ವರ್ಯ ಎಷ್ಟಿತ್ತು ಹಾಸಿಗೆ ಎಷ್ಟಿತ್ತು ಎಲ್ಲ ಲೆಕ್ಕಾಚಾರ ಒಪ್ಪಿಸ್ತಾರೆ ಇಲ್ಲಿ ಸ್ತ್ರೀಯರನ್ನೆಲ್ಲ ಒಳಗೆ ಬಿಟ್ಟಿದ್ದಾಯ್ತು ಅರಮನೆಗೆ ತಗೊಂಡೋಗಿ ಎಲ್ಲ ಸೇರಿಸಿದ್ದೇವೆ ಸ್ವಾಮಿ ಅಂತ ಹೇಳಿದರು ಇದು ಒಂದು ಕಡೆ ಅವರು ಹಸ್ತಿನಾವತಿಗೆ ಹೊರಟಿದ್ದಾರೆ ಈ ಕಡೆಯಲ್ಲಿ ಬೆಳಗಾಗ್ತಾ ಬಂತು ಸೂರ್ಯೋದಯ ಅಶ್ವತ್ಥಾಮ ಕೃಪ ಮತ್ತು ಕೃತವರ್ಮರು ಮರದ ಕೆಳಗಡೆ ಕೂತಿದ್ರು ಅವರು ಬಂದು ಸರಿ ಬೆಳಗ್ಗೆ ಆಗಲಿ ಬಾ ಅಂತ ಹೇಳಿದ್ನಲ್ಲ ದುರ್ಯೋಧನ ಹೇಗಿದ್ದಾನೆ ನೋಡೋಣ ಕೊಳದಲ್ಲಿ ಮಾತನಾಡಿಸೋಣ ಅಂತ ಬಂದರು ನೋಡಿದರು ಹೆಣವನ್ನು ಕಂಡರು ಇದು ಯಾರ್ದು ಅಂತ ಗುರುತು ತಿಳಿಲಿಲ್ಲ ಹತ್ರ ಬಂದು ನೋಡ್ತಾರೆ ನಾನೇ ದುರ್ಯೋಧನ ಬಲ್ಲಿ ಬನ್ನಿ ಇಲ್ಲಿ ಅಂತ ಕಳೆದ ಅಯ್ಯೋ ಮಹಾರಾಜ ನಿನಗೇನಾಯಿತು ಅಂದರು ನೀವಿಲ್ಲಿ ಬಂದಿದ್ದೇ ಆಪತ್ತಾಯಿತು ನಿನ್ನೆ ನಮಗೆ ನೋಡಿ ಯಾರು ಹೋಗಿ ಹೇಳಿದ್ದಾರೆ ನಾನು ಹಿಡಿದು ಎಳೆದ್ರು ಹೊರಗಡೆ ಚಚ್ಚಿದ್ದಾರೆ ನೋಡಿ ಮಾಡಿದ್ದಾರೆ ಅಂದ್ರೆ ಅಶ್ವತ್ಥಾಮನ ಕಣ್ಣಲ್ಲಿ ನೀರು ಉಂಟಾಯಿತು ಅಯ್ಯೋ ನಿನ್ನ ಹೀಗೆ ಬಿಟ್ರೆ ಮಹಾರಾಜ ಈಗಲೂ ನನಗೆ ಸೇನಾಧಿಪತಿ ಪಾಠ ಕೊಡು ಪಾಂಡವರ ಮೇಲೆ ಯುದ್ಧ ಮಾಡ್ತೇನೆ ಎಂದ ಅವನು ಸೈನ್ಯವೇ ಎಲ್ಲ ಸೇನಾಧಿಪತಿಯಂತೆ ಏನ್ ಮಾಡ್ತೀರಿ ಇಂಥ ಹುಚ್ಚು ಅವಿವೇಕ ದುರ್ಯೋಧನ ಮೇಲೆ ಅಶ್ವತ್ಥಾಮನಿಗೆ ಎಷ್ಟೊಂದು ಪ್ರೀತಿ ಅಂದ್ರೆ ಈ ಕುಮಾರವ್ಯಾಸ ಭಾರತ ಬರೆದದಕ್ಕೂ ಒಂದು ಕಥೆ ಹೇಳ್ತಾರೆ ಕೇಳಿದ್ದೀರೋ ನೀವು ಗೊತ್ತಿಲ್ಲ ಈ ಕವಿಗೆ ಮಹಾಭಾರತ ಬರಿಬೇಕು ಅಂತ ಆಸೆ ಆಯಿತು ಆಥೆಂಟಿಕ್ ಸ್ಟೋರಿ ಕೇಳಬೇಕು ಯಾರ ಕಡೆ ಆದರೂ ಕೇಳ್ಕೊಂಡು ಬರಿಬೇಕು ಪ್ರಮಾಣ ವ್ಯಾಸದ ಪ್ರಮಾಣ ಅಲ್ಲ ಅವನಿಗೆ ಕುಮಾರ ವ್ಯಾಸ ಅಂತ ಹೆಸರಿಟ್ಕೊಂಡಿದ್ದಾನೆ ಯಾರೋ ಒಬ್ಬರು ಪಂಡಿತರು ಹೇಳಿದರು ಅವನಿಗೆ ಶಾಪ ಇದೆಯಪ್ಪ ಅವನು ಇನ್ಕಾಗ್ನಿಟೋ ಅಜ್ಞಾತವಾಗಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾನೆ ಎಲ್ಲಿ ಮಹಾಭಾರತ ಮೂಲ ಸಂಸ್ಕೃತ ವಾಚನ ಪ್ರವಚನ ನಡೀತದೆ ಅಲ್ಲಿ ಎಲ್ಲೋ ಒಂದು ಕಡೆ ಹುಚ್ಚಿನಂತೆ ಒಬ್ಬ ಬಂದು ಕೂತು ಹಾಗಿರ್ತಾನೆ ಅಶ್ವತ್ಥಾಮ ಮಾತಾಡೋದಿಲ್ಲ ಕಥೆ ಆಡೋದಿಲ್ಲ ಶರೀರ ದುರ್ಗಂಧಮಯವಾಗಿರುತ್ತೆ ಅವನೆಲ್ಲರೂ ಒಂದು ಕಡೆ ಪತ್ತೆ ಮಾಡಿ ಅವನನ್ನು ಕೇಳು ಕಥೆ ಹೇಳ್ತಾನೆ ಕಥೆ ಕೇಳಿರ್ಬೇಕು ನೀವು ನಮ್ಮ ಗದಗಿನಲ್ಲಿ ಇದೆಲ್ಲ ಹೇಳ್ತಾರೆ ಇವರಲ್ಲಲ್ಲಿ ಸುತ್ತಾಡಿ ಮಾಡಿ ಕೊನೆಯಲ್ಲಿ ಯಾವುದೋ ಒಂದು ಮನೆಯಲ್ಲಿ ಭೋಜನವಾದಾಗ ದುರ್ಯೋಧನ ಸತ್ತ ಕಥೆಯನ್ನು ಹೇಳ್ತಾ ಇರುವಾಗ ಕಣ್ಣೀರು ಹಾಕ್ತಾ ಒಬ್ಬ ಹುಚ್ಚ ಕೂತಿದ್ದ ಅಯ್ಯೋ ದುರ್ಯೋಧನ ಹೀಗಾಯಿತೆ ಅಂತ ಗಪ್ಪನೆ ಹೋಗಿ ವ್ಯಾಸವನನ್ನು ಹಿಡಿದು ಕಾಲು ಯಶ್ವತ್ಥಾಮ ಅಲ್ಲವೇ ಅಂದರೆ ಯಾರಿಗೂ ಹೇಳಬೇಡ ನಾನೇ ಅಶ್ವತ್ಥಾಮ ಅಂದರೆ ದುರ್ಯೋಧನ ಪಕ್ಷಪಾತಿ ನಿನಗೇನು ಬೇಕು ನಾ ಮಹಾಭಾರತ ಬರೀಬೇಕು ದುರ್ಯೋಧನನ ದೃಷ್ಟಿಯಿಂದ ಬರೀಬೇಕು ಅದಕ್ಕೆ ಅನುಕೂಲ ಮಾಡಿಕೊಡು ಅಂದಾಗ ಅವನು ತನ್ನ ವರ್ಷನ ಕೊಟ್ಟದ್ದನ್ನು ಬರದ ಅಂತ ಹೇಳ್ತಾರೆ ಇದು ಕಥೆ ಅಂದರೆ ವೇದವ್ಯಾಸರು ಭಾರತಕ್ಕೆ ವ್ಯಾಸ ಬರೆದಿದ್ದಕ್ಕೆ ಅಲ್ಲಲ್ಲಿ ತಾಕಲಾಟ ಯಾತಕ್ಕೆ ಬರ್ತಾ ಇದೆ ಇದು ಅಶ್ವತ್ಥಾಮನ ವರ್ಷನು ದುರ್ಯೋಧನ ಪಕ್ಷಪಾತ ಇದೆ ಅದರಲ್ಲಿ ಈ ದಂತಕಥೆ ಅದನ್ನು ಪ್ರಮಾಣೀಕರಿಸುತ್ತೆ ಅದು ಆಮೇಲೆ ಸರಿ ಸೈನ್ಯಾಧಿಪತಿ ಮಾಡಿದ್ದೇನೆ ಅಂದ ಸೇನಾಧಿಪತಿ ಮಾಡೋದಕ್ಕೇನು ಕತ್ತಿಯೇ ಖಡ್ಗುವೆ ವಸ್ತ್ರವೇ ಭೂಷಣವೇ ಕಿರೀಟವೇ ಏನಿದೆ ಬೊಗಸೆ ನೀರು ತಗೊಂಬ ಅಂದ ಅಶ್ವತ್ಥಾಮನೆ ಹೋಗಿ ಒಂದು ಬೊಗಸೆ ನೀರನ್ನು ತಂದ ಅದನ್ನ ದುರ್ಯೋಧನ ಕೈಲಿ ಮೂರ್ತಿಸಿದ ಶಾಸ್ತ್ರವನ್ನು ಮಾಡಿ ತನ್ನ ತಲೆ ಮೇಲೆ ತಾನೇ ಹುಯ್ದುಕೊಂಡು ಅಭಿಷೇಕವಾಯಿತು ನಾನೇ ಸೇನಾಧಿಪತಿ ಈಗ ಮಾಡ್ತೇನೆ ಅಂತ ಕತ್ತಿಯನ್ನು ಬಿಚ್ಚಿದ ಏನು ಯುದ್ಧ ಮಾಡುವುದು ಏನು ತೋರಲಿಲ್ಲ ಅವರು ಹೋಗಿ ಸೇರಿಬಿಟ್ಟಿದ್ದಾರೆ ಅರಮನೆಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ ಇನ್ನು ಸೂರ್ಯೋದಯ ಆಗ್ತಾ ಇತ್ತು ಆ ನಸು ಬೆಳಗಿನಲ್ಲಿ ಒಂದು ತಮಾಷೆ ನಡೆಯಿತು ಮರದ ಮೇಲ್ಗಡೆ ಅವರು ಯಾವ ಅಲ್ದ ಮರದ ಕಡೆ ಕೂತಿದ್ರು ಅದರ ಮೇಲ್ಗಡೆಯಲ್ಲಿ ಒಂದು ಗೂಗೆ ಅಥವಾ ಗೂಬೆ ಒಂದು ಕಾಗೆಯ ಗೂಡನ್ನು ಹೊಕ್ಕು ಅಲ್ಲಿದ್ದ ಮಲಗಿದ್ದ ಕಾಗೆಗಳನ್ನು ಕಾಗೆಯ ಮೊಟ್ಟೆಗಳನ್ನು ಕೊಕ್ಕಿ ಕೊಕ್ಕಿ ಕೊಕ್ಕಿ ತಿಂತಾ ಇತ್ತು ಗೂಬೆ ಶಕ್ತಿಯಲ್ಲಿ ಕಾಗೆ ಶಕ್ತಿಯಲ್ಲಿ ವಿದ್ಯುತ್ತಲ್ಲಿ ದುರ್ಬಲವಾದದ್ದು ಗೂಬಿಯೇ ಅದಕ್ಕಾಗಲೂ ಕಣ್ಣು ಕಾಣಿಸೋದಿಲ್ಲ ಸ್ವಲ್ಪ ರಾತ್ರಿ ಶಕ್ತಿ ಇತ್ತು ಕಾಗೆ ಇರುವುದೇ ಒಂದು ಕಣ್ಣು ರಾತ್ರಿಯೂ ಸರಿಯಾಗಿ ಕಾಣಿಸೋದಿಲ್ಲ ಮಲಗಿದ್ದದ್ದನ್ನು ಕೊಕ್ಕಿ ಕೊಕ್ಕಿ ತಿಂತಾ ಇದ್ದದ್ದನ್ನು ನೋಡಿ ಇವನಿಗೇನು ತಲೆಯಲ್ಲಿ ಪ್ರೇರಣೆ ಆಯಿತು ಶಿಬಿರದಲ್ಲಿ ಮಲಗಿದ್ದ ಪಾಂಡವರ ಮೇಲೆ ಕೈ ಮಾಡಬೇಕು ಅಂತ ಆಸೆ ಆಯಿತು ಒಂದು ಗೂಬೆ ಹೇಳಿಕೊಡಿತು ಗೂಬೆ ಇವನಿಗೆ ಗುರುವಾಯಿತು ಅದನ್ನು ಕೃಪಾಚಾರ್ಯನಿಗೆ ಕೃತವರ್ಮನಿಗೆ ಹೇಳಿದ ನಾನು ಹೀಗೆ ಮಾಡಬೇಕು ಅಂತಿದ್ದೀನಿ ಕೃಪಾಚಾರ್ಯ ಹೇಳಿದ ನಿನಗೆ ಬುದ್ಧಿ ಇದೆಯೇನು ಅಂದ ನೀ ಬ್ರಾಹ್ಮಣ ಓದೋದಕ್ಕೆ ತುಂಬ ದೊಡ್ಡದಾಗಿದೆ ಅಧ್ಯಾಯ ನೀ ಬ್ರಾಹ್ಮಣ ಈ ಎರಡೂ ಕಡೆಗೆ ನೀ ತಟಸ್ಥಾಗಿರಬೇಕಾದವನು ಗುರುಪುತ್ರ ಅವನ ಕರ್ಮಕ್ಕೆ ಅವನು ಹೋದ ನಾವೆಲ್ಲ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಪಾಂಡವರು ತಮ್ಮ ಪುಣ್ಯದಿಂದ ಕೃಷ್ಣನ ಶಕ್ತಿಯಿಂದ ಗೆದ್ದಿದ್ದಾರೆ ನೀ ಅನವಶ್ಯಕವಾಗಿ ತಲೆ ಹಾಕಬೇಡ ಇಲ್ಲ ನಿಮ್ಮ ಮಾತು ಕೇಳಿದ್ರೆ ಹೀಗೇನೆ ಬ್ರಾಹ್ಮಣರೇ ಹೀಗೆ ನೀವೇ ನ್ಯಾಯ ಮಾಡಿದೆ ಅಂತ ಬೈದವನೇ ಅವನು ಬ್ರಾಹ್ಮಣನೇ ಕತ್ತಿ ಹಿಡ್ಕೊಂಡು ಪಾಂಡವ ಶಿಬಿರಕ್ಕೆ ಹೋಗಿದ್ದಾನೆ ಪಾಂಡವ ಶಿಬಿರದಲ್ಲಿ ಪಂಚಪಾಂಡವರು ಕೃಷ್ಣ ಹಸ್ತಿನಾವತಿ ಹೊರಟಾಗಿತ್ತು ಆ ಇನ್ನೇನು ಸೂರ್ಯೋದಯಕ್ಕೆ ಸಮೀಪದ ಹೊತ್ತಿನಲ್ಲಿ ನಮ್ಮ ತಾಯಿ ಸೋದರಮಾರವರು ಸಕ್ಕರೆ ನಿದ್ದೆ ಅಂತ ಒಂದು ನಿದ್ದೆ ಬರ್ತದಂತೆ ತುಂಬ ಸಿಹಿಯಾದ ನಿದ್ದೆ ಆ ಹೊತ್ತಲ್ಲಿ ಮಕ್ಕಳನ್ನ ಎಷ್ಟು ಎಬ್ಬಿಸಿದ್ರು ಹೇಳೋದಿಲ್ಲ ದೊಡ್ಡವರು ಹೇಳೋದಿಲ್ಲ ರಾತ್ರಿಗಿಂತ ಆ ಹೊತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ತಂಪು ಗಾಳಿಯಲ್ಲಿ ಒಂದು ಡೇರೆಯಲ್ಲಿ ತೀರ ಮಂಕು ಬೆಳಕಿನಲ್ಲಿ ದೀಪ ಎಲ್ಲ ಆರೋಗ್ತಾ ಇರೋ ಸಂದರ್ಭದಲ್ಲಿ ದೃಷ್ಟದ್ಯುಮ್ನ ಶಿಖಂಡಿ ಮಲಗಿದ್ದಾರೆ ಅನುಚರರು ಕೆಲವರು ಕಾವಲುಗಾರರು ಬಾಗಿಲಲ್ಲಿದ್ದವರು ಮಲಗಿದ್ದಾರೆ ಅವ್ರಿಗೂ ಆಯಾಸ ಪಾಪ ಇನ್ನೊಂದು ಶಿಬಿರದಲ್ಲಿ ದ್ರೌಪದಿ ಐವರು ಮಕ್ಕಳು ಮಲಗಿದ್ದಾರೆ ಕತ್ತಲೆ ಶಿಬಿರಕ್ಕೆ ಹೋಗಿದ್ದಾನೆ ಕೊಂದು ಬಿಡಬೇಕು ಪಾಂಡವರು ಇದ್ದಾರೆ ಅಂತ ಅವನು ಭ್ರಮೆ ಶಿಬಿರದ್ವಾರದಲ್ಲಿ ಒಂದು ಭಯಂಕರ ಕೃತಿಯನ್ನು ಕಂಡ ವರ್ಣಿಸಿದ್ದಾರೆ ಕುಮಾರದಾಸನು ಕೊಟ್ಟಿದ್ದಾರೆ ಪಾಂಡವರ ಶಿಬಿರವನ್ನು ಒಂದು ಮಹಾ ವ್ಯಕ್ತಿ ದೊಡೂತಿ ವ್ಯಕ್ತಿ ಭೂಮಿ ಆಕಾಶವನ್ನು ಮಾಡುವ ಭಯಂಕರ ವ್ಯಕ್ತಿ ಸಕಲ ಆಯುಧಗಳನ್ನು ಧರಿಸಿ ಇಷ್ಟು ಹದಿನೆಂಟು ದಿವಸ ರಕ್ಷಣೆ ಮಾಡ್ತಾ ಇದ್ದಿದ್ದು ಅವತ್ತು ಪತ್ತೆಯಾಯಿತು ಅವನು ಯಾರು ಅಂದರೆ ಮಹಾಕಾಲ ರುದ್ರ ಪರಮಶಿವ ಪಾಂಡವರ ಶಿಬಿರ ಕಾಪಾಡ್ತಿದ್ದ ಶಿವರಾತ್ರಿ ಕೊಟ್ಟಿದ್ದ ವರ್ಣೆ ಮಾಡಿದ್ದಾರೆ ನೋಡಿ ನೀ ಯಾರು ಅಂತ ಕೇಳಿದ ನೀ ಯಾರು ಕೈಸಿ ಕತ್ತಿ ಎತ್ಕೊಂಡ್ ಬಂದಿದ್ಯಲ್ಲ ಅಂತ ಕೇಳಿದಾಗ ನಾನು ಅಶ್ವತ್ಥಾಮ ಅಂತ ಹೇಳುವಾಗ ಏನು ಬೇಕು ನಿನಗೆ ನಾನು ಶಿಬಿರದೊಳಗೆ ಹೋಗಿ ಒಳಗಿರೋನು ಸಂಹಾರ ಮಾಡಬೇಕು ಅಯ್ಯೋ ಅಕಾರ್ಯ ಅಂತ ಪರಮಶಿವ ಇವನು ಶಿವನನ್ನು ಸ್ತೋತ್ರ ಮಾಡ್ತಾನೆ ಶಿವಸ್ತುತಿ ಇದೆ ಈ ಜಾಗದಲ್ಲಿ ಅದ್ಭುತವಾದ ಶಿವಸ್ತುತಿ ಅದಕ್ಕೆ ಪ್ರಸನ್ನನಾಗಿ ಎಷ್ಟಾದರೂ ಕಾಲಪುರುಷನಾದ್ದರಿಂದ ಕಾಲರುದ್ರ ಎಲ್ಲವನ್ನ ಒಂದು ಕಡೆ ಮುಗಿಸ್ಬೇಕಲ್ಲ ಅವನು ಅದಕ್ಕೋಸ್ಕರವಾಗಿ ಒಳಕ್ಕೆ ಹೋಗು ತಾನೇ ಒಂದು ಕಥೆಯನ್ನು ಕೊಟ್ಟ ಆದ್ದರಿಂದಲೇ ಅಶ್ವತ್ಥಾಮನಲ್ಲಿ ರುದ್ರಾಂಶ ಉಂಟು ಅಂತ ಹೇಳ್ತಾರೆ ಮಹಾಭಾರತಾತ್ವ ನಿರ್ಣಯದಲ್ಲಿ ಇದು ಮಧ್ವಾಚಾರ್ಯರ ನಿರ್ವಹಣೆಯಲ್ಲಿ ಆ ರೀತಿ ವರ್ಣನೆ ಮಾಡ್ತಾರೆ ಇದು ಸಂಭವ ಪರ್ವದಲ್ಲಿಯೂ ಹೇಳಿದ್ದಾರೆ ಈ ಲಯ ಕೆಲಸ ಎಲ್ಲಿ ಬರ್ತದೆ ಅಲ್ಲೆಲ್ಲ ರುದ್ರಾಂಶ ಉಂಟು ಅನ್ನೋದು ಎಲ್ಲರಿಗೂ ಯಾರಿಗೂ ಕಾಣಿಸುವಂತಹ ವಿಷಯ ಒಳಗೋದ ಕತ್ತಲೆಯಲ್ಲಿ ಹಿಂದೆ ಮೋಡನೆ ನೋಡಲಿಲ್ಲ ಒಂದೇ ಏಟಿಗೆ ದೃಷ್ಟದ್ದುಮ್ನ ತಲೆಯನ್ನು ಹಾರಿಲ್ಲ ಶಿಖಂಡಿಯ ತಲೆಯನ್ನು ಹಾರಿಲ್ಲ ಯಾಕೆಂದ್ರೆ ಅವ್ರ ತಂದೆಯನ್ನು ಕೊಂದಿದ್ರಲ್ಲ ಅನ್ನೋ ಕೋಪ ಭೀಷ್ಮನನ್ನು ಕೊಂದಿದ್ದು ಕೋಪ ಇನ್ನೊಂದು ಶಿಬಿರಕ್ಕೆ ನುಗ್ಗಿದ ಅದೇ ಕಥೆಯನ್ನು ತಗೊಂಡು ಮಲಗಿದ್ದ ಪಾಂಡವರು ಅಯ್ಯುವ ಪಾಂಡವರ ಮಕ್ಕಳು ತಂದೆ ಅವರ ಆಕಾರದಲ್ಲೇ ಎಚ್ಚರಿಕೆ ಇದ್ರು ಇವರೇ ಪಾಂಡವರು ಅಂತ ಹೇಳ್ಕೊಂಡು ಐದು ತಲೆಗಳನ್ನು ಒಂದೇ ಏಟಿಗೆ ಹೊಡೆದ ತೆಂಗಿನಕಾಯಿ ಇದ್ರೆ ಹೊಡೆದು ಬಿಡಿ ಇದು ಹೊಡೆಯಿದೆ ಒಳ್ಳೆ ಟ್ರೈನಿಂಗ್ ಆಯ್ತು ನಿಮಗೆ ಹದಿನೆಂಟು ದಿವಸ ಮಾಡಿಸ್ಬೇಕಾಗಿತ್ತು ನಿಮ್ಮ ಕೈಯಲ್ಲಿ ಯಾರ ಸಾಯಿಲಿ ಬಿಡಲಿ ಕರ್ಪೂರ ಇದ್ದು ಹಚ್ಚಿ ಅನ್ಯಾಯವಾಗಿ ದ್ರೌಪದಿಯ ಐವರು ಪುತ್ರರು ಸತ್ತರು ಆ ಕಡಿದ ತಲೆಯನ್ನ ತದ್ವಿಷ್ಣು ಪರಮಂಪದಂಸದಾ ಪಶ್ಯಂತಿ ಸೂರ ಎಲ್ಲ ಪರಂಪದಕ್ಕೆ ಹೋಗ್ತಾ ಇದ್ದಾರೆ ದಿವಿ ವಶಕ್ಷುರಾಜಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂಶ ಸಮಿಂಧತೆ ವಿಷ್ಣು ಹರಿಯತ್ ಪರಮಂಪದಂ ಆ ಐದು ತಲೆ ಜುಟ್ಟುಗಳನ್ನು ಒಂದು ಗಂಟು ಕಟ್ಟಿ ಕೊಲೆ ಮಾಡಿದ್ದು ಅವನು ಕೇಳಿದ್ದ ನಿನಗೇನು ತುಂಬ ಪ್ರಿಯವಾದದ್ದು ಏನು ಕೊಡಲಿ ಅಂತ ಕೇಳಿದರೆ ದುರ್ಯೋಧನ ಸಾಯ್ತಾ ಇದ್ದವನು ಪಂಚಪಾಂಡವ್ರ ತಲೆ ಪಂಚಪಾಂಡವ್ರ ತಲೆ ಪಂಚಪಾಂಡವ್ರ ತಲೆ ಸಾಯ್ತಾ ಇದ್ದವನು ಆ ಇವ್ರ ತಲೆ ತಂದು ತೋರಿಸುವಂತೆ ಏನು ಕೇಳಿದನು ಆ ಸ್ಫೂರ್ತಿಯಿಂದ ಗೂಗೆ ಕೊಟ್ಟ ಉಪದೇಶಿಸಿ ಕೆಲಸ ಮಾಡಿದವನು ತಲೆ ತಗೊಂಡೋಗಿ ದುರ್ಯೋಧನ ತೋರಿಸ್ದ ದುರ್ಯೋಧನಿಗೆ ಕಂಡಲ್ಲಿ ನೀರು ಬಂತು ಅಂತ ಹೀನ ಸ್ಥಿತಿಯಲ್ಲಿಯೂ ನಾರಾಯಣ ಇದು ಪಾಂಡವರ ತಲೆಯಲ್ಲ ಇದು ಉಪಪಾಂಡವರ ತಲೆ ವೃಥಾ ಶಿಶು ಹತ್ಯೆ ಮಾಡಿದೆಯಲ್ಲೋ ಯಾಕೆ ತಲೆ ತಗೊಂಬಂದೆ ಪಾಂಡವರ ತಲೆ ತರಬೇಕಾಗಿತ್ತಲ್ಲೋ ತರಲಿಲ್ವಲ್ಲೋ ಅಶ್ವತ್ಥಾಮ ಅಂತ ಕೊಟ್ಟಕ್ಕಂತ ಅಲ್ಲೋಯ್ತು ಐದು ತಲೆ ನೋಡಿ ಸತ್ತ ಇದು ಈಗ ನಾವು ಸೌಪ್ತಿಕ ಪರ್ವ ಬರ್ತಾ ಇದ್ದೇವೆ ಆ ಸೌಪ್ತಿಕ ಪರ್ವದ ಕಥೆ ಆಯ್ತಲ್ಲ ಇದು ಈಗ ನಾವು ಮುಂದೆ ಸ್ತ್ರೀ ಪರ್ವ ಬರ್ತೇವೆ ಪಾಂಚಾಲಿ ಬೆಳಗಾಗೆದ್ದು ಶಿಬಿರಕ್ಕೆ ಬಂದು ಮಕ್ಕಳನ್ನ ಎಬ್ಬಿಸಬೇಕು ನೋಡ್ತಾಳೆ ತಲೆಯಿಲ್ಲದ ಮಕ್ಕಳ ಈ ಮುಂಡವನ್ನು ನೋಡಿ ತುಂಬಿಕೊಳ್ಳೋ ಅಂತ ಹೇಳ್ತಾರೆ ಆಗ ಕೃಷ್ಣ ಬಂದ ಆ ಜಾಗದಲ್ಲಿ ಮತ್ತು ಪಾಂಡವರನ್ನು ಕರೆಸಿದ್ರು ಎಲ್ಲ ಗೆದ್ದವು ಅಂದ್ರೆ ಇದೊಂದು ಅನ ಅನರ್ಥದಲ್ಲಿ ಮುಗಿದೋಯ್ತಲ್ಲ ಅಂತ ಏನು ಪಾಪ ದ್ರೌಪದಿ ಆಳಲು ಸುಭದ್ರೆ ಆಳಲು ಎಲ್ಲ ಅಳ್ತಾ ಇದ್ದಾರೆ ಆಗ ಕೃಷ್ಣ ಹೇಳಿದ ಇವನು ಹೀಗೆ ಮಾಡಬಹುದನ್ನೋ ಕಲ್ಪನೆ ನನಗಿತ್ತು ಅಂದ ಹೇಗೆಂದ್ರೆ ಆ ಕಥೆ ಒಮ್ಮೆ ಹೇಳಿದ್ದೆ ಅಂತ ನೆನಪು ಅಶ್ವತ್ಥಾಮರು ಬ್ರಹ್ಮಶಿರಸ್ಸು ಅಂತ ಒಂದು ಅಸ್ತ್ರವನ್ನು ಕೊಟ್ಟಿದ್ರು ಅರ್ಜುನನ್ನು ಕೊಟ್ಟರೆ ನನಗೆ ಕೊಡಲಿಲ್ವಲ್ಲ ಹೊಟ್ಟೆ ಮಗನಿಗಿಂತ ಅವನು ಹೆಚ್ಚು ಅಂತ ಗಲಾಟೆ ಮಾಡಿದ ಅಶ್ವತ್ಥಾಮ ನೀನು ದುಷ್ಟ ಇದ್ದೀಯೇ ಚಪಲ ಬುದ್ಧಿ ಕೊಡೋದಿಲ್ಲ ಮಂಡು ಮಾಡ್ತೀಯಲ್ಲ ಅಂತ ಕೊಡ್ತೇನೆ ಒಂದು ನಿಬಂಧನೆ ಇದು ನೀನು ಉಪಯೋಗ ಮಾಡಬಾರ್ದು ಉಪಯೋಗ ಮಾಡಬಾರ್ದು ಅಂತ ಮಂತ್ರ ಕೊಟ್ಟರು ಇವನೇನು ಮಾಡಿದ ಅವ ತಗೊಂಡ ಅಸ್ತ್ರವನ್ನ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದಾರಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಒಳ್ಳೇದಾಗುತ್ತೋ ಏನು ಅಂತ ದ್ವಾರಕೆ ಕೂಡ ದ್ವಾರಕೆಗೆ ಹೋಗಿ ಕೃಷ್ಣನಲ್ಲಿ ಕೇಳಿದ ನಮ್ಮಪ್ಪ ಇದನ್ನು ಕೊಟ್ಟಿದ್ದಾರೆ ಉಪಯೋಗ ಮಾಡಬೇಡ ಅಂತ ಹೇಳಿದ್ದಾರೆ ನಿನಗಿದು ಗೊತ್ತಿದೆಯೋ ಇಲ್ವೋ ಒಂದು ವೇಳೆ ಇದನ್ನು ನಿನಗೆ ಕೊಡ್ತೇನೆ ನೀನು ಸುದರ್ಶನ ನಾನು ಕೊಟ್ಬಿಡು ಅಂತ ಕೇಳಿದ ಕೃಷ್ಣ ಹೇಳ್ದ ಸುದರ್ಶನ ಎಲ್ಲಿದೆಯೋ ನೋಡ್ತೇನಪ್ಪ ಭಾಳ ದಿವಸ ಆಯ್ತು ಉಪಯೋಗ ಮಾಡಿ ಭಂಡಾರದಲ್ಲೆಲ್ಲೋ ಬಿದ್ದಿರಬೇಕು ಅದು ಮೊಂಡ್ಗಿಂಡಾಗಿರ್ಬೋದು ಒಂದು ದೃಷ್ಟಿಯಿಂದ ಯೋಚನೆ ಮಾಡಬೇಡ ನಿನ್ನ ಕೈಲಾದ ಎತ್ಕೊಂಡು ಹೋಗು ತೋರಿಸ್ದ ಮಾನ ಮಂತ್ರವನ್ನು ಹಾಕಿದ ಅದರ ಮೇಲೆ ಇವನು ಎಷ್ಟು ಕಷ್ಟಪಟ್ಟರು ಸುದರ್ಶನವನ್ನು ಎತ್ತೋದಕ್ಕಾಗಲಿಲ್ಲ ಮಜ್ಜಿಗೆ ಹುಳಿ ಅದು ಇದು ನಾಲ್ಕಾರು ದಿವಸ ಚೆನ್ನಾಗಿ ಕಂಠಪೂರ್ತಿ ಊಟ ಮಾಡಿ ಹಾಗಿದ್ರೆ ನನ್ನ ಶಸ್ತ್ರ ನನಗೆ ಇರಲಿ ಅಂತ ಬಂದಾರಿ ಇಲ್ಲ ಅಂತ ಹೋದ ಅಂತಹ ಪಾಪಿ ನೋಡಿ ಇವನು ಇವರಿಂದ ಮಾಡಿದ್ದಾನೆ ಏನು ಮಾಡಬೇಕು ಭಾಗವತದಲ್ಲಿ ಒಂದು ರೀತಿ ಹೇಳಿದ್ದಾರೆ ಮಹಾಭಾಗವತ ಒಂದು ರೀತಿ ಹೇಳಿದ್ದಾರೆ ಕೃಷ್ಣ ಅಪ್ಪಣೆ ಮಾಡಿದ ಭೀಮ ಅರ್ಜುನ ಧರ್ಮರಾಜ ಇವನನ್ನು ಹೀಗೆ ಬಿಡಬಾರದು ಈ ದುಷ್ಟನನ್ನು ಹೋಗಿ ಹಡಮುರಿ ಕಟ್ಟಿ ತಗೊಂಡು ಬನ್ನಿ ಜೀವ ಸಹಿತ ಅವನ ಶರೀರ ತಂದರು ಸರಿ ಇಲ್ದಿದ್ರೆ ಕೊಂದಾದರೂ ಪರವಾಗಿಲ್ಲ ಬ್ರಹ್ಮ ಬಂಧು ಬ್ರಾಹ್ಮಣ ಅದಮ್ಮ ಕೊಂದಾದರೂ ಪರವಾಗಿಲ್ಲ ತಗೊಂಡು ಬನ್ನಿ ಅಂತ ಹೇಳಿದ ಒಡನೆಯೇ ಭೀಮಾರ್ಜುನರು ರಥವನ್ನೇರಿ ಅವನಟ್ಟಿಸ್ಕೊಂಡು ಹೋದರು ಇವನಿಗೆ ಜೀವ ಭಯ ಅಶ್ವತ್ಥಾಮನಿಗೆ ಗಂಗಾ ತೀರದಲ್ಲಿ ಓಡ್ತಾ ಇದ್ದಾನೆ ಹುಚ್ಚನಂತೆ ತಲೆ ಜುಟ್ಟು ಬಿಚ್ಚಿ ಹೋಗಿದೆ ಅವನಿಗೂ ಜೀವ ಭಯ ಕೃಷ್ಣ ನೋಡಿದ ಅಯ್ಯೋ ಅವನ ಹೋಗು ಅಂತ ಕಳಿಸ್ಬಿಟ್ನಲ್ಲ ಅವನಲ್ಲಿ ಇನ್ನೊಂದು ಅಸ್ತ್ರ ಇದೆ ಆ ಪಾಂಡವಾಸ್ತ್ರ ಪಾಂಡವರನ್ನಲ್ಲಿ ಕೊಂದುಬಿಡ್ತಾನೆ ಅಂತ ಕೃಷ್ಣನು ರಥದಿಂದ ಓಡಿದ್ದಾನೆ ಅದೇ ಜಾಗಕ್ಕೆ ಎಷ್ಟು ಕಡೆ ಸ್ವಾಮಿ ಕರುಣೆ ಅಲ್ಲಿ ಹೋದರೆ ಪಾಂಡವರ ಪುಣ್ಯಕ್ಕೆ ವೇದವ್ಯಾಸರು ಗಂಗಾ ತೀರದಲ್ಲಿ ಕೂತಿದ್ರು ಯಾತ್ರೆಗೆ ಬಂದಿದ್ರು ಶ್ರೀಕಾಲ ಜ್ಞಾನಿ ಭಗವಂತ ಅನಿಸುವಲ್ವೇ ಅವರು ಅಲ್ಲಿ ಕೂತಿದ್ದವರು ಅಶ್ವತ್ಥಾಮ ಓಡೋದನ್ನು ನೋಡಿ ಯಾಕೋ ಓಡ್ತಿದ್ದೆ ಏನು ಮಾಡಿದೆ ಅಯ್ಯೋ ಪಾಂಡವರು ಅಡ್ಡಿಸ್ಕೊಂಡ್ ಬರ್ತಾ ಇದ್ದಾರೆ ನಾನು ಹೀಗೆ ಮಾಡಿದೆ ಕಥೆಯೆಲ್ಲ ಹೇಳಿದೆ ಪಾಪಿ ಮಲಗಿದ್ದವನ್ನ ಕೊಂದಿದ್ದೀಯಲ್ಲೋ ನೀನು ಸುಡಬೇಕು ಶಾಸ್ತ್ರ ಓದಿ ಏನು ಪ್ರಯೋಜನ ದ್ರೋಣನು ಸರಿಯಾದ ಮಗನಾಗಲಿಲ್ಲ ನೀನು ನಿಯಮ ಮಾಡಲಿಲ್ಲ ಅಂತ ಹೇಳಿ ಹೇಳುವಷ್ಟರಲ್ಲಿ ಭೀಮಾರ್ಜುನ ಬಂದದ್ದನ್ನು ನೋಡಿ ಒಂದು ಹುಲ್ಲು ಕಡ್ಡಿಯನ್ನೆತ್ತಿ ಲೋಕದಲ್ಲಿ ಇನ್ಮೇಲೆ ಪಾಂಡವರು ಇಲ್ಲದೇ ಇರಲಿ ಅಂತ ಬ್ರಹ್ಮಶಿರಸ್ಸನ್ನು ಬಿಟ್ಟುಬಿಟ್ಟ ಅದೇ ಅಪಾಂಡವಾಸ್ತ್ರ ಅದು ಭಯಂಕರವಾಗಿ ಉರಿತ ಭೀಮನನ್ನು ಅರ್ಜುನನ್ ಸುಡೋಕೆ ಬಂತು ಆಗ ಕೃಷ್ಣ ಹೇಳಿದ ಅದನ್ನು ತಡೆಯೋದಕ್ಕೆ ನಿನ್ನಲ್ಲಿ ಬ್ರಹ್ಮಾಸ್ತ್ರ ಒಂದಿದೆ ಅದನ್ನು ಬಿಡು ಆದ ಬ್ರಹ್ಮಾಸ್ತ್ರ ಬಿಟ್ಟ ಜಾಗದಲ್ಲಿ ಕ್ಷಾಮ ಬರುತ್ತೆ ಪರವಾಗಿಲ್ಲ ನೀನು ಅದನ್ನೇ ಬಿಡು ಇವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಎರಡು ವಸ್ತ್ರಗಳು ಕಿಡಿಗಾಡ್ತಾ ಇವೆ ಒಂದಕ್ಕೊಂದಕ್ಕೆ ಬಿಡದಾಡ್ತಾ ಇವೆ ಸುತ್ತಮುತ್ತ ಗಿರಿ ಬೆಟ್ಟಗಳೆಲ್ಲ ಉರಿದು ಉರಿದು ಉರಿದು ಬೂದಿ ಆಗ್ತಾ ಇದೆ ಆಗ ವೇದವ್ಯಾಸರು ಹೇಳಿದ್ರು ಪಾಪಿ ಉಪಸಂಹಾರ ಮಾಡು ನಿನ್ನ ಅಷ್ಟ ವಾಪಸ್ ತಗೋ ನೀನು ಅವನ ಕಾಲಿಗೆ ಬಿದ್ದ ಗುರುಗಳೇ ಇದರ ಉಪಸಂಹಾರ ನನಗೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಜಾತಿಗೆ ಬಿಟ್ಟೆ ನೀನು ಅದನ್ನ ನನ್ನ ಪಶ್ಚಾತ್ತಾಪ ಆಗಿದೆ ಮಾಡಬಾರ್ದಾಗಿತ್ತು ತಪ್ಪು ಕೆಲಸ ಮಾಡಿದೆ ಬಾಯಿ ಬಿಟ್ಟು ಒಪ್ಪಿಕೊಂಡ ಆದರೆ ಒಂದೇ ಒಂದು ಈ ಅರ್ಜುನನ ಈ ಬ್ರಹ್ಮಾಸ್ತ್ರ ಏನಿದೆ ಅದರಿಂದ ಅದನ್ನು ಶಾಂತ ಮಾಡುವುದಕ್ಕೆ ಬರ್ತದೆ ಒಂದು ದೃಷ್ಟಿಯಲ್ಲಿ ಆದರೆ ನನ್ನ ಸಂಕಲ್ಪ ಮಾತ್ರ ಪಾಂಡವರ ಐವರನ್ನು ಬಿಟ್ಟರು ಪಾಂಡವರ ಸಂತಾನವನ್ನ ಉತ್ತರೇ ಗರ್ಭದಲ್ಲಿರುವ ಭಗವನ ಸುಟ್ಟೆ ತೀರುತ್ತೆ ಅಂತ ಡೈರೆಕ್ಷನ್ ಬದಲಿ ಮಾಡಿಬಿಟ್ಟ ಉತ್ತರೇನು ಅಲ್ಲಿ ಬಂದಿದ್ಲು ಆ ಜಾಗ ದ್ರೌಪದಿ ಉತ್ತರ ಎಲ್ಲ ಬಂದಿದ್ದಾರೆ ಗಂಗಾ ತೀರ ಕೆಲಸಗಳಲ್ಲಿ ಸಣ್ಣ ಹುಡುಗಿ ಗರ್ಭಿಣಿ ಪಾಪ ಅವಳು ಉತ್ತರೆ ಗರ್ಭವನ್ನು ಆವೇಶ ಮಾಡಿತು ಅವಳು ಮೈನೆಲ್ಲ ಸುಡ್ತಾ ಇದೆ ಎಲೆಕ್ಟ್ರಿಸಿಟಿ ಹೊಕ್ಕರೆ ಹೇಗಾಗುತ್ತೆ ನೋಡಿದ್ದೀರಿ ಕೃಷ್ಣ ಕೃಷ್ಣ ಪಾಹಿ ಪಾಹಿ ಜಗನ್ನಾಥ ಅಳ್ತಾ ಇದ್ದಾಳೆ ಉರಿ ತಡೆಯಲಾರೆ ಎಂಬುದಾಗಿ ಆಗ ಭಗವಂತ ಚಕ್ರರೂಪದಲ್ಲಿ ಅವಳ ಶರೀರವನ್ನು ಪ್ರವೇಶ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡ್ತಾನೆ ಅಕಾಲದಲ್ಲಿ ಗರ್ಭಸ್ರಾವ ಆಯಿತು ಮಗು ಹಚ್ಚಿದ್ದಾಳೆ ಅದು ಕೊಳ್ಳಿ ರೂಪದಲ್ಲಿ ಉರಿದು ಬೂದಿ ಈ ಒಲೆ ಮನೆಯಲ್ಲಿ ಹಾಕ್ತಾರೆ ನೋಡಿ ಅಡಿಗೆ ಅದರಲ್ಲಿ ಸ್ನಾನ ಮಾಡುವ ಹಳೆ ಕಾಲದಲ್ಲಿ ಅರ್ಧಂಬರ್ಧ ಉರಿದು ಹೊಗೆ ಆಡ್ತಾ ಇರುವಂಥ ಒಂದು ಕೊಳ್ಳಿಯಂತೆ ಊರುಗಳು ಅಂತ ಒಂದು ಪದಾರ್ಥ ಕಾಡಲ್ಲಿ ಒಂದು ಮರ ಅದು ಉರಿಯೋದಿಲ್ಲ ಉರಿದನೂ ಇರೋದಿಲ್ಲ ಬೆಂಡಿದ್ದ ಹಾಗಿರುತ್ತೆ ಊರುಗಳು ಅಂತ ಹೇಳ್ತಾರೆ ಹಾಗೆ ಆ ಮಗುವನ್ನು ಹಡೆದಿದ್ದಾಳೆ ಅಯ್ಯೋ ಹಣೆ ಬರಹವೇ ಪಾಂಡುವಂಶ ಹೋಯ್ತೆ ಎಲ್ಲರೂ ಅರುವಾಗ ಆಗ ಕೃಷ್ಣ ಸ್ವಲ್ಪ ನೋಡಿ ತಮಾಷೆ ನೋಡಿ ಅಂತ ಹೇಳಿ ಯತಿಮೇ ಬ್ರಹ್ಮಚರ್ಯಂ ಸ್ಯಾತ್ ನಾನು ಬ್ರಹ್ಮಚಾರಿಯಾಗಿರುವುದು ನಿಜವಾಗಿದ್ದ ಪಕ್ಷದಲ್ಲಿ ಈ ಲೋಕದ ಸಮಸ್ತದ ಐಶ್ವರ್ಯ ನನ್ನದೇ ನಾನೇ ಜಗದೀಶ್ವರ ಅನ್ನೋದಾಗಿದ್ದ ಪಕ್ಷದಲ್ಲಿ ನಾನು ಸಕಲ ಪಾಪಕ್ಕೆ ದೂರ ಎಂಬುದು ಲೋಕದಲ್ಲಿ ಖ್ಯಾತಿಯಾದ ಪಕ್ಷದಲ್ಲಿ ತೇನ ವಧು ಬಾಲಕ ಈ ಮಗು ಬದುಕಲಿ ಅಂತ ಬಲಗಾಲಿನ ಅಂಗುಷ್ಟದಿಂದ ಅದನ್ನು ಮುಟ್ಟಲಾಗಿ ಅದು ಒಂದು ಸುಂದರ ಮಗುವಾಗಿ ಪರಿಣಮಿಸಿರು ಅವನೇ ಪರೀಕ್ಷಿತ ವಚೋ ಈಕ್ಷಿತ ಕೃಷ್ಣನ ಕೃಪೆಗೆ ಪಾತ್ರನಾದ ಮಗು ಇವನು ಧರ್ಮರಾಜನಿಗಿಂತ ಹೆಚ್ಚು ಧರ್ಮಶ್ರದ್ಧೆ ಮತ್ತು ವೀರ ಧರ್ಮರಾಜನಲ್ಲಿ ಧರ್ಮಾಧರ್ಮದ ಕನ್ಫ್ಯೂಷನ್ ಆದರೂ ಇತ್ತು ಪರೀಕ್ಷಿತನಿಗೆ ಕೊಂಚವೂ ಕನ್ಫ್ಯೂಷನ್ ಇಲ್ಲ ಕೃಷ್ಣನಂಶ ಅರ್ಜುನನಂಶ ಅಭಿಮನ್ಯುವಿನಂಶ ಧರ್ಮರಾಜನ ಧರ್ಮನಿಷ್ಠತೆ ಅಂಶ ಎಲ್ಲ ಗುಣಗಳು ಏಕೀಭವಿಸಿದ ಈ ಮಗು ಬಹಳ ಸುಂದರವಾದ ರೀತಿಯಲ್ಲಿ ಜನನಾಯಿತು ಕೃಷ್ಣ ಅಷ್ಟು ಜನರ ಹೆಸರು ಹೇಳಿದ ಈ ಮಗುವಿಗೆ ನಾನು ತೊಂಬತ್ತೆರಡು ವರ್ಷ ಆಯುಷ್ಯವನ್ನು ಕೊಟ್ಟಿದ್ದೇನೆ ಇವನು ಮೂವತ್ತಾರನೇ ವರ್ಷಕ್ಕೆ ಪಟ್ಟಕ್ಕೆ ಬರ್ತಾನೆ ಅಲ್ಲಿಂದ ಅರವತ್ತು ವರ್ಷ ಧರ್ಮರಾಜ ನಿನ್ನ ಮುಸುಡಿ ನಿನಗಿಂತ ಚೆನ್ನಾಗಿ ರಾಜ್ಯಭಾರ ಮಾಡ್ತಾನೆ ಎಂಬುದಾಗಿ ಮಗುವನ್ನ ಆಶೀರ್ವಾದ ಮಾಡಿದ ಭಾಗವತದ ಕಥೆ ಅಲ್ಲಿಂದ ಶುರುವಾಗುತ್ತೆ ತೊಂಬತ್ತೆರಡು ವರ್ಷ ಕಲಿಪುರುಷನನ್ನು ಮೆಟ್ಟಿ ನಿಂತು ಲೋಕದಲ್ಲಿ ಎಲ್ಲಿ ಕಲಿಯಿಲ್ಲದೆ ಹಾಗೆ ಅದ್ಭುತ ರಾಜ ಮಾಡಿದ್ದಾನೆ ಅವನಿಗೆ ಕೊನೆಯಲ್ಲಿ ಕಲಿ ಪ್ರವೇಶವಾಗಿ ಹಾವು ಕಡು ಕಡೆ ಅದನ್ನು ನೀವು ಕೇಳಿದ್ದೀರಿ ಹಾಗಿದ್ದ ಅಶ್ವತ್ಥಾಮ ಬಿದ್ದಿದ್ದಾನೆ ಕೆಳಗೆ ಇವನೇನ್ ಮಾಡುವುದು ಕೊಲ್ಲು ಅಂತ ಅಪಣೆ ಮಾಡಿದ್ನಲ್ಲ ಕೃಷ್ಣ ಅದಕ್ಕೇನ್ ಮಾಡುವುದು ಅಂದ್ರೆ ಅವನ ತಲೆಯಲ್ಲಿ ಹುಟ್ಟ ಒಂದು ಮಣಿ ಇತ್ತು ಒಂದು ವಜ್ರದ ಮಣಿ ಲೇ ಅಶ್ವತ್ಥಾಮ ಅವರು ನಿನ್ನ ತಲೆಯನ್ನು ಮುಟ್ಟಿ ವಜ್ರಮಣಿಯನ್ನು ಕಡಿದ್ರೆ ನಿನ್ನ ಕೊಂದಾಗತ್ತೆ ನಿನಗೆ ಅವಮಾನವಾಗುತ್ತೆ ಆದರೆ ನನ್ನ ಶಾಪೋಕ್ತಿಯು ನಾನು ಹೇಳಿದ ಆಜ್ಞೆಯು ನಿನ್ನ ಮರಣವು ಏಕತ್ರ ಸಂಭವಿಸಬೇಕಾದ್ದರಿಂದ ನೀನೇ ನಿನ್ನ ಕೈಯಿಂದ ಮಣಿಯನ್ನು ಕತ್ತರಿಸಿ ದ್ರೌಪದಿಗೆ ಅರ್ಪಿಸು ಅಂತ ಹೇಳಲಾಗಿ ವಿಧಿ ಇಲ್ಲದೆ ಪಶುವಿನಂತೆ ತನ್ನ ಜುಟ್ಟು ತಾನೇ ಹಿಡಿದು ಮಣಿಯನ್ನು ಕತ್ತರಿಸಿ ಆ ಕತ್ತಿಯಿಂದ ದ್ರೌಪದಿಗೆ ಅರ್ಪಿಸ್ತಾನೆ ಅಲ್ಲಿಂದ ಕೃಷ್ಣ ಅವನಿಗೆ ಶಾಪವನ್ನು ಕೊಡ್ತಾನೆ ಆ ಶಾಪೋಕ್ತಿ ಹೇಳಬೇಕು ಅನೇಕರು ಕೇಳ್ತಾರೆ ಅಶ್ವತ್ಥಾಮ ಚಿರಂಜೀವಿ ಅಂತ ಆದದ್ದು ಹೇಗೆ ಅಂತ ಲೋಕದಲ್ಲಿ ಯಾರಿಗೂ ಬೇಡ ಇಂಥ ಚಿರಂಜೀವಿತ್ವ ಅದು ಎಂಥ ಚಿರಂಜೀವಿ ನಿನ್ನ ಮೈಯಲ್ಲಿ ದುರ್ಗಂಧಗಳು ನಾಥ ಬರ್ತಾ ಅನೇಕ ವರ್ಷ ನೀನು ಲೋಕದಲ್ಲಿ ಅಲೀತಾ ಇರಬೇಕು ತ್ರೀಣಿ ವರ್ಷ ಸಹಸ್ರಾಣಿ ಮೂರು ಸಾವಿರ ವರ್ಷ ಆಯುಷ್ಯ ಕೊಟ್ಟ ಮಹಾಭಾರತ ಯುದ್ಧ ನಡೆದ ಐದೂರು ಸಾವಿರ ವರ್ಷವಾಯಿತು ಅಂದ್ರೆ ಇಷ್ಟೊತ್ತಿದ್ದು ಅಶ್ವತ್ಥಾಮ ಎಲ್ಲೋ ಸತ್ತಿರಬೇಕು ಯಾರು ಸಂಸ್ಕಾರ ಮಾಡಿಸಿದ್ರೋ ಯಾರು ಪುರೋಹಿತರೋ ನನಗೆ ಗೊತ್ತಿಲ್ಲ ಇದಕ್ಕೆ ಪರಂ ತದ್ ಶಬ್ದ ನಾಸ್ತಿ ಶಬ್ದವಿಲ್ಲ ಅವನಿಗೆ ತ್ರೀಣಿ ವರ್ಷ ಸಹಸ್ರಾಣಿ ಚರಿಷ್ಯಸಿ ಮಹೀಮಿಮಾಂ ಈ ಭೂಮಿಯಲ್ಲಿ ಅಲಿತಾ ನೀನು ಒಂದು ಇಲ್ಲ ಒಂದು ಸೈಟ್ ಇಲ್ಲ ಏನು ಇರತಕ್ಕದ್ದಲ್ಲ ಆಪ್ನುಬನ್ನಿ ಕ್ವಚಿತ್ ಕ್ವಚಿತಿ ಸಂವಿಧಂ ಜಾತುಕೆ ನಚಿತಿ ಅಲ್ಲಲ್ಲಿ ಯಾರೋ ಕೆಲವರು ಗತಿ ಇಲ್ಲದೆ ಇದ್ದವ್ರು ನಿನ್ನನ್ನು ಗುರುತು ಹಿಡಿತಾರೆ ಮಾರಾಯರೆ ನಾನು ಯಾರು ಅಂತ ಹೇಳಬೇಡಿ ನೀನೇ ಅವರನ್ನ ಕೇಳ್ಕೊಳ್ತೀಯೇ ನಿರ್ಜನಾನ ಸಹಾಯಸ್ವಂ ದೇಶಾನ್ ಪ್ರವಿಚರಿಷ್ಯಸಿ ಜನಶೂನ್ಯವಾದ ಪ್ರದೇಶದಲ್ಲಿ ಓಡಾಡ್ತಾ ಇರ್ತೀಯೇ ಪವಿತ್ರೀನ ಹಿತೆ ಕ್ಷುದ್ರ ಮಧ್ಯೆ ಸಂಸ್ಥಿತಿ ಜನಗಳು ಸಾಂದ್ರವಾಗಿರೋ ಜಾಗದಲ್ಲಿ ನೀನು ವಾಸ ಮಾಡತಕ್ಕದ್ದಲ್ಲ ಸ್ಮಶಾನದಲ್ಲಿ ಹೋಗಿರಬೇಕಾದ್ರೆ ಪುಣ್ಯ ಶೋಣಿತ ಗಂಧಿ ಪೂಯ ಶೋಣಿತ ಗಂಧೀಚ ದುರ್ಗಕಾಂತಾರ ಸಂಶಯ ಪೂಯ ಶೋಣಿತ ಗಂಧಿ ನಿನ್ನ ಮೈಯಲ್ಲಿ ಲೋಕದಲ್ಲಿ ಎಷ್ಟೊಂದು ರೋಗಗಳಿವೆ ಅಂತ ಶಾಸ್ತ್ರಜ್ಞರ ಆಯುರ್ವೇದದಲ್ಲಿ ಹೇಳ್ತಾರೆಯೋ ಅಷ್ಟೂ ರೋಗಗಳು ನಿನ್ನನ್ನು ಕಿತ್ತು ತಿನ್ನಲಿ ನಿನ್ನ ಮೈಲಿ ದುರ್ಗಂಧದ ವಾಸನೆ ಬರಲಿ ವಿಚರಿಷ್ಯಸಿ ಪಾಪಾತ್ಮನ್ನೇ ಸರ್ವವ್ಯಾಜ ಸಮನ್ವಿತ ಎಲ್ಲ ವ್ಯಾಧಿಗಳು ನಿನ್ನನ್ನೇ ಅಟ್ಟಿಸಿಕೊಂಡು ಹೋಗಲಿ ನೀನು ಬದುಕಲೂಬಾರದು ಸಾಯಲೂಬಾರದು ಇಂಥದ್ದು ಮೂರು ವರ್ಷ ಆಯುಷ ಕೊಟ್ಟಿದ್ದೆ ನಿನಗೆ ವಯಃಪ್ರಾಪ್ತಿ ಪರೀಕ್ಷಿತರಿಗೆ ಹೋದರೆ ಅವನು ವಯಸ್ಸಿಗೆ ಬಂದ ಮೇಲೆ ಮೂವತ್ತಾರನೇ ವರ್ಷ ಪಟ್ಟಾಭಿಷೇಕವಾಗುತ್ತೆ ಷಷ್ಟಿಂ ವರ್ಷಾಣಿ ಧರ್ಮಾತ್ಮ ವಸುಧಾಂ ಪಾಲಯಿಷ್ಯತಿ ಅರವತ್ತು ವರ್ಷ ಭೂಮಿಯನ್ನಾಡ್ತಾನೆ ಅಹಂತಂ ಜೀವಯಿಷ್ಯಾಮಿ ಅವನನ್ನು ಬದುಕಿಸ್ತೇ ನೋಡು ಅಂತ ಹೇಳಿ ಯದಿ ಮೇ ಬ್ರಹ್ಮಚರ್ಯಂ ಸ್ಯಾತ್ ಮೈ ಸತ್ಯಂ ಪ್ರತಿಷ್ಠಿತಂ ಅವ್ಯಾಹತಂ ಮಮ ತೇನ ಜೀವತು ಬಾಲಕ ಏಕಕಾಲಕ್ಕೆ ಸತ್ತವನನ್ನು ಬದುಕಿಸಿದ ಬದುಕಿದವನನ್ನು ಸಾಯಿಸಿದ ಭಗವಂತ ಏನವನು ವಿಚಿತ್ರವಾದ ಲೀಲೆ ನೋಡಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂದ್ರೆ ಇದಕ್ಕೆ ಹೇಳಬೇಕು ಈ ವಿಷಯವನ್ನು ತಮಗೆ ತಿಳಿಸಿದ್ದಾಯಿತು ಪರೀಕ್ಷಿತ ಜನವಾಯಿತು ಇನ್ನು ಧೃತರಾಷ್ಟ್ರನ ಭೇಟಿ ಇನ್ನೊಂದು ಐದು ನಿಮಿಷ ಇವತ್ತು ಮುಗಿಸ್ಬಿಡ್ತೀನಿ ಅಂತ ದಯವಿಟ್ಟು ಕ್ಷಮಿಸಬೇಕು ನನ್ನನ್ನು ಇಲ್ಲದೆ ನಾಳಿನ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೆ ಆಗ ಪಾಂಡವರು ಇನ್ನೊಂದು ಕೂತಿನಿಂದ ಪಾರಾದವಲ್ಲ ಅಂತ ಸಂತೋಷಪಟ್ಟು ಕೃಷ್ಣ ನಿನ್ನನ್ನು ಮುಂದೆ ಇಟ್ಕೊಂಡು ಹೋಗಬೇಕು ಆ ಮುದುಕನನ್ನು ಭೇಟಿಯಾಗಬೇಕು ಧೃತರಾಷ್ಟ್ರನನ್ನು ಹೇಗೆ ಮಾಡೋದು ಅರಮನೆಗೆ ಹೋದರು ವಿದುರನನ್ನು ಕೇಳಿದರು ಸಂಜಯನನ್ನು ಕೇಳಿದರು ಮುದುಕನನ್ನು ಕೇಳಿ ಹಳ್ಳಿ ಭೇಟಿಗೆ ಸಿದ್ಧ ಅಂತ ಮೂಲದಲ್ಲಿ ಸ್ಪಷ್ಟವಿಲ್ಲ ನಾ ಬರೆದಿದ್ದೇನೆ ಕಾದಂಬರಿಯಲ್ಲಿ ಆ ಹೊತ್ತಿನಲ್ಲಿಯೂ ಪ್ರೆಸೆನ್ಸ್ ಆಫ್ ಮೈಂಡ್ ಹೇಗಿತ್ತು ಅಂದರೆ ದುರ್ಯೋಧನ ಮಲಗ್ತಾ ಇದ್ನಲ್ಲ ಶಯ್ಯಾಗ್ರಹದಲ್ಲಿ ಭೇಟಿಯಾಗೋಣ ಅಂತ ರಾಜ್ಯಸಭೆಯಲ್ಲ ಕೃಷ್ಣ ತಲೆ ಕೆರ್ಕೊಂಡು ಅಲ್ಲಿ ಹಾಕಬೇಕು ಇಲ್ಲೇನೋ ಇಟ್ಟಿರ್ಬೇಕು ನಮ್ಮ ಅಂತ ಅದನ್ನೆಲ್ಲ ಹುಡುಕಾಡ್ತಾನೆ ದುರ್ಯೋಧನ ಮಲಗ್ತಿದ್ದ ಕೋಣೆ ಕಡೆ ಅನಿವಾಸ ಆ ಕಡೆ ಬೆಳಗ್ಗೆ ಎದ್ದು ಎಕ್ಸಸೈಜ್ ಮಾಡ್ತಿದ್ದಾಗ ಅದು ಅಲ್ಲಿ ಭೀಮನಂತೆ ಆ ಕೃತಿಯೊಳ ಅನೇಕ ಉಕ್ಕಿನ ಗೊಂಬೆಗಳು ತೊಡೆ ಮೂರು ಮುರಿದು ತಲೆ ಮುರಿದು ಸತ್ತಿದ್ದನ್ನು ನೋಡಿದ ಬೊಂಬೆರನ್ನ ಒಂದು ನಾಲ್ಕು ಐದು ಪ್ರತಿಮೆ ಹಾಕಿ ಇತ್ತು ಅರ್ಥವಾಯಿತು ಕೃಷ್ಣಗೆ ಆಲಿಂಗನ ಮಾಡ್ಕೊಳ್ಳೋಣ ಏನೋ ಮಾಡ್ತಾನೆ ಭೀಮನಿಗೆ ಕಾಣುತ್ತೆ ಅಂತ ಇಲ್ಲೇ ಆಗಲಿ ಪೀಠ ಗೀಟ ಹಾಕಿ ಆ ಪ್ರಕರಣ ಒಂದು ತನ್ನ ಪಕ್ಕದಲ್ಲಿ ತಂದಿಟ್ಟು ವಿಜಯ ನಂಗೆ ತಿಳಿಲಿಲ್ವಲ್ಲ ಅಂದಾಗ ನೀನು ಸುಮ್ಮನೆ ಸುಮ್ಮನೆಯರು ನೀನು ತಿಳಿದಿದ್ದು ಇಷ್ಟಲ್ಲ ಕದ ಯಾಕೆ ಆಗ್ತಿತ್ತು ಅಂತ ಹೇಳಿ ಧೃತರಾಷ್ಟ್ರ ಒಡಂಬಡಿಸ್ತಾರೆ ಪಾಂಡವರ ಮೈಗೆ ಸುಗಂಧಲೇಪನವನ್ನೆಲ್ಲ ಮಾಡಿಸಿ ಒಳ್ಳೆ ಪುಷ್ಪಾಲಂಕಾರ ಮಾಡಿ ಅದೇ ಅಲಂಕಾರ ಪರಿಮಳವನ್ನು ಗೊಂಬೆಗೂ ಹಾಕಿ ಧೃತರಾಷ್ಟ್ರ ಬರ್ತಾನೆ ಅವರಿವರು ಸಹಾಯದಿಂದ ಗಾಂಧಾರಿ ಬರ್ತಾರೆ ಕೂತ್ಕೊಳ್ತಾರೆ ಕುಂದಿ ಕಡೆ ದ್ರೌಪದಿ ಕಡೆ ಎಲ್ಲ ಸೇರ್ತಾರೆ ಆ ಸಭೆಗೇನು ಅರ್ಥ ಇಲ್ಲ ಧರ್ಮರಾಜ ಬಂದೇನೋ ನನ್ನ ಮಗನ ಬಂದೆಯಲ್ಲಪ್ಪ ನಿನಗೆ ಶಾಂತಿ ಆಯಿತೆ ತೃಪ್ತಿ ಆಯಿತೆ ನನ್ನ ಮಕ್ಕಳೆಲ್ಲ ಸೊತ್ತರೆಲ್ಲ ತೃಪ್ತಿ ಆಯಿತೆ ಎಂದ ನಾನೇನು ಮಾಡಲಿ ದೊಡ್ಡಪ್ಪ ಯಾರಿದ್ರು ಕೇಳಲಿಲ್ಲ ನೀವು ನೀವೇ ಕುಮ್ಮ ಕೊಟ್ಟ್ರಿ ಮಕ್ಕಳಿಗೆ ನಾವು ಕೊಲ್ಲಬೇಕಿದ್ವಿ ಅಂತ ಬಾರೋ ಇಲ್ಲಿ ಅವನನ್ನು ಕರೆದು ಆಲಿಂಗನ ಮಾಡಿಕೊಂಡ ಧರ್ಮರಾಜರಿಗೆ ಅಪಾಯ ಮಾಡಲಿಲ್ಲ ಕೃಷ್ಣ ಅನುಸರಣೆ ಮಾಡಿದ ಪಾರಾಜ ಹೋಗಾಚೆಗೆ ಅಂತ ಭೀಮ ಬಾರೋ ಇಲ್ಲಿ ಕರೆದ ಯಾಕೋ ಇಷ್ಟ ಇಲ್ಲವೇನೋ ತುಂಬ ಅನ್ಯಾಯ ಮಾಡಿದ್ದೇಪ್ಪ ನಿಮಗೆ ಆದರೂ ಆಗಿದ್ದೇ ಯುದ್ಧದಲ್ಲಿ ವಂಶದ ಹಿರಿಯ ನಾನು ಬಾರೋ ನನ್ನನ್ನು ಕ್ಷಮಿಸು ನನ್ನ ಮಗನನ್ನು ಕ್ಷಮಿಸು ಆಗಿದಾಗೋಯ್ತು ಬಾಪ ಅಂದಾಗ ಸದಿಲ್ಲದೆ ಭೀಮನು ವಿದುರನು ಭೀಮನು ಆ ಉಕ್ಕಿನ ಗೊಂಬೆಯನ್ನು ಇಡ್ತಾರೆ ಇಟ್ಟರೆ ಇವನು ತನ್ನ ಹತ್ತು ಸಾವಿರ ಆನೆಯ ಬಲದಿಂದ ಆ ಗೊಂಬೆಯನ್ನು ಅವಿಸಿಕೊಂಡಾಗ ಅದು ಭಗ್ಗನ ಉರಿದು ಪುಡುಪುಡಿಯಾಗಿ ಚದರ ಪಟಾಕ್ಷಿ ಹೋದ ಹಾಗೆ ಹೊಡಿಲಿ ಚಪಳೆ ದೃಷ್ಟಿಪಾತವಾಯಿತು ಮುದುಕನಿಗೆ ಕಣ್ಣು ಕಾಣಲಿಲ್ಲ ಅಯ್ಯೋ ಭೀಮ ಹೋಗಿಬಿಟ್ನೆ ಅಂತ ಕಪಟದ ಅಳುವನ್ನು ಹೇಳ್ತಾನೆ ಅಯ್ಯೋ ಇಷ್ಟೆಲ್ಲ ವಿಜಯ ನನ್ನ ನೂರು ಮಕ್ಕಳನ್ನು ಕೊಂದು ಯುದ್ಧದಲ್ಲಿ ವಿಜಯವನ್ನು ಮಾಡಿಕೊಂಡಂತ ನಿಮ್ಮ ಶಿಲ್ಪಿ ಅಯ್ಯೋ ನಾ ಕೊಂದು ಬಿಟ್ಟನಲ್ಲ ಯಾರು ಹೇಳ್ತಾಳೆ ಇಲ್ವಲ್ಲ ಭೀಮ ಸತ್ರು ಯಾರು ಕಳ್ತಾ ಇಲ್ಲ ನಿಮಗೂ ಸಂತೋಷವಾಯಿತೆ ಅಂತ ಕೇಳಲಾಗಿ ಕೃಷ್ಣ ಹೇಳ್ತಾನೆ ಹೇ ಮುದುಕ ನಿನ್ನ ಕಪಟವನ್ನು ಸಾಕು ಮಾಡು ಭೀಮನನ್ನು ಸುಖ ಸುಖಪಡಬೇಕು ಅಂತಿದೆಯಲ್ಲ ನೀನು ಕೊಂಡದ್ದು ಭೀಮನ ಪ್ರತಿಮೆಯನ್ನ ಭೀಮ ಇಲ್ಲೇ ಇದ್ದಾನೆ ದೊಡ್ಡ ಇಲ್ಲೇ ಇದ್ದಾನೆ ಅಂತ ಅವನು ಭೀಮ ಇನ್ನೂ ಬದುಕಿದ್ದೀಯೇನು ಅಂದ ಅವ್ರು ಮತ್ತೆ ನಿನ್ನ ಕೈಲಿ ಆಶೀರ್ವಾದ ತಗೋಬೇಡವೆ ಇನ್ನು ಹದಿನಾರು ವರ್ಷ ನಿನಗೆ ದಿವಸ ಪಿಂಡ ಹಾಕಬೇಡವೆ ನಾನು ಎರಿಯಲ್ಲ ದುರ್ಯೋಧನ ನಡ್ಕೊಂಡು ಯಾವ ತೋಳುಗಳೋ ಅಡಿಗೆ ಅವ್ರು ಹೇಳಬೇಕು ಬುದ್ಧಿ ನಿಮ್ಮದೇ ತೋಳುಗಳು ಇದು ಹೇಳ್ತಾ ಹೇಳ ಪಿಂಡ ಹಾಕಬೇಕು ಅಡಿಗೆ ಅವನೇ ಬಡಿಸೋನು ಧೃತರಾಷ್ಟ್ರನಿಗೆ ಶತ್ರುಗಳ ಕಷ್ಟ ಮುಂದೆ ಭೀಮಾ ಅಪವರ್ಜಿತ ಪಿಂಡ ಮುಂದೆ ಕೊಡ್ತಾರೆ ವಾಕ್ಯವನ್ನ ಭೀಮ ಸಾಯಲಿಲ್ಲವೇಂದ ಭೀಮ ಸಾಯಬೇಕಾಗಿತ್ತೆ ಮಹಾರಾಜರೇ ನೀವು ಮಾಡಿದ್ದೇನು ನಿಮ್ಗೆ ಹತ್ತು ಸಾವಿರ ಆನೆ ಬಲ ಅಕಸ್ಮಾತ್ ನೀವು ತಬ್ಬು ರಭಸದಲ್ಲಿ ನಿಮ್ಮ ಸಂಚನ ತಿಳ್ಕೊಂಡು ನಿಮ್ಮನ್ನು ಜೋರಾಗಿ ತಬ್ಬಿದ್ರೆ ನೀವೇ ಸತ್ತು ಹೋಗ್ತಾ ಇದ್ರಿ ಶಿವಾಜಿನ ಕೊಲ್ಲು ಅಫ್ಸಲ್ ಖಾನ್ ಬಂದ ಶಿವಾಜಿ ಏನ್ ಮಾಡ್ದ ಅಫ್ಸಲ್ ಖಾನ್ ಅನ್ನು ಕೊಂದ ಜಾಗರಣಕದಿಂದ ಯಾತಕ್ಕೆ ನೋಡಿ ಇದೆಲ್ಲ ಯುದ್ಧ ಸಹಜ ಇನ್ನಾದರೂ ಪಾಂಡು ಪ್ರೀತಿ ತೋರಿಸು ಹೀಗಿರಬೇಡ ಅಂತ ಹೇಳಲಾಗಿ ಹೆಚ್ಚಾಗತ್ತೆ ಮುಖ ಅದಾದ ಮೇಲೆ ಗಾಂಧಾರಿ ಬಳ್ತಾರೆ ಗಾಂಧಾರಿ ಅಳ್ತಾಳೆ ಗೋಳಾಡ್ತಾಳೆ ಬಹಳ ಆಶ್ಚರ್ಯವಾದ ಮಾತನ್ನು ಕೇಳ್ತಾಳೆ ಎಲ್ಲಿದ್ದೀಯೋ ಭೀಮ ಇಲ್ಲಿ ಬಾರೋ ಇಲ್ಲಿ ಅಂತ ಕರೆದು ಅವನ ತಲೆಯನ್ನು ಮುಟ್ಟಿ ನೋಡಿ ನೋಡಪ್ಪ ನಾನೇನು ತಪ್ಪಿಲ್ಲ ನನ್ನ ಮಕ್ಕಳು ದುಷ್ಟನೋದು ನಿಜ ಆದರೆ ನಾನು ಯುದ್ಧದಲ್ಲಿ ನನಗೆ ಆಶೀರ್ವಾದ ಮಾಡ್ತಾಯಿ ನಾನು ಗೆಲ್ಲಬೇಕು ಅಂತ ಕೇಳಿದರೆ ನನ್ನ ಮಗನಿಗೆ ಜಯ ಆಗೋದಿಲ್ಲ ಅಂತ ಹೇಳಿದ್ದೇನೆ ಮತ್ತು ಪಾಂಡವರಿಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡವಳು ನಾನು ಈ ವಾಕ್ಯವೆಲ್ಲ ಕೊಟ್ಟಿದ್ದಾರೆ ಮೂರು ವೇದವ್ಯಾಸರು ಪರಮಾಶ್ಚರ್ಯವಾಗುತ್ತೆ ಅಮ್ಮ ಇವ ಕೊನೆ ಯುದ್ಧ ನನಗೆ ಆಶೀರ್ವಾದ ಮಾಡು ಅಂತ ಕೇಳಿದ ದುರ್ಯೋಧನ ಯಥೋ ಧರ್ಮಸ್ತೋ ಜಯ ಯಥೋ ಕೃಷ್ಣಸ್ತೋ ಧರ್ಮ ಧರ್ಮ ಇದ್ದ ಕಡೆ ಜಯ ಕೃಷ್ಣ ಇದ್ದ ಕಡೆ ಧರ್ಮ ನಿನಗೆ ಜಯ ಆಗೋದಿಲ್ಲ ಹೋಗು ಅಂತ ಹೇಳಿದವಳು ನಾನು ಅಪ್ಪ ಭೀಮ ನನ್ನ ಮಗ ಹೋಗಿದ್ದರೆ ನನಗೆ ಸಂಕಟವಿಲ್ಲ ಕಾಣು ಆದರೆ ಒಂದು ಪ್ರಶ್ನೆ ಕೇಳ್ತೇನೆ ಉತ್ತರ ಕೊಡು ಇದೊಂದು ಸಂಕಟದ ಪ್ರಶ್ನೆ ಕೌಲಿಗೆ ಶೇಷಾಚಾರ್ಯರು ಅಂತ ಒಬ್ಬರು ಮೈಸೂರಲ್ಲಿದ್ದಾರೆ ತೊಂಬತ್ಮೂರು ನಾಲ್ಕು ವರ್ಷ ಎಡಕ್ಕೆ ಕಿವಿ ಕೇಳಿಸೋದಿಲ್ಲ ಉಡುಪಿ ಸಂಸ್ಕೃತ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ನಮಗೆ ಬಹಳ ಒಳ್ಳೆ ಸ್ನೇಹಿತರು ಈ ಸಂದ ಸಂದೇಹಗಳನ್ನೆಲ್ಲ ಕೊಂಡು ಬಂದು ನಮ್ಮನ್ನು ಪ್ರಶ್ನೆ ಕೇಳೋರು ಏನು ಪ್ರಶ್ನೆ ಭೀಮ ನಿಜವಾಗಿ ದುಶಾಸನ ರಕ್ತವನ್ನು ಕುಡಿದನೇ ಅಂತ ಈ ಪ್ರಶ್ನೆ ಕೇಳಿದ ಯಾರಾದರೂ ನೀವು ಈ ನೀವೆಲ್ಲ ಪಂಡಿತರು ನನ್ನ ಕೈ ಕೇಳಿಕೊಂಡು ಯಾರಿಗೆ ಪ್ರಶ್ನೆ ಗೊತ್ತಿಲ್ಲ ಅವ್ರನ್ನ ತೆಗೆಸ್ಬೋದು ನೀವು ಪ್ರಶ್ನೆ ಕೇಳಿ ಕೇಳಿ ಬಂಧುವಿನ ರಕ್ತವನ್ನು ಬಂಧು ಕುಡಿಯಬಹುದು ಮನುಷ್ಯನ ರಕ್ತವನ್ನು ಮನುಷ್ಯನೇ ಕುಡಿಯಬಹುದೇ ನೀ മാണിച്ചല്ല അന്യസ്യാപിന ಪಾತವ್ಯಂ ಅಭಿಪಶೋಣಿತಂ ಸಂಖ್ಯೆ ದುಶ್ಯಾಸನ ಶರೀರಜಂ ನೀ ನೋಡಿದ ಮಾಂದ ಇಲ್ಲಪ್ಪ ಯಾರೋ ಹೇಳಿದ್ರು ನಿನ್ನ ತಮ್ಮಲ್ವೇನೋ ಅವನು ಜ್ಞಾತಿ ರಕ್ತ ಕುಡಿದರೆ ನೀನು ಸದ್ಭಿಹಿ ವಿಗೃಹಿತಂ ಘೋರಂ ಅನಾರ್ಜ ಅನಾರ್ಜ ಜನಸೇವಿತಂ ಕ್ರೂರಂ ಕರ್ಮಾಕೃತಾ ತಸ್ಮಾತ್ ತದಯುಕ್ತಂ ಮೃಕೋದರ ರಕ್ತ ಕುಡಿದಂತೆ ಮಾಡುವುದೇನೋ ನೀನು ಇದನ್ನು ಭೀಮ ಇನ್ನೂ ಕೇಳ್ತೇನೆ ಧರ್ಮರಾಜ ನೂರು ಮಕ್ಕಳಲ್ಲಿ ದುರ್ಯೋಧನ ಹೋದದ್ದು ಹೋಗಲಿ ನಾವು ಮುದುಕರು ವಯಸ್ಸಾದವರಿಗೆ ಹೋದಿನಂತೆ ಒಬ್ಬ ಮಗನನ್ನಾದರೂ ಬಿಡ್ಬೋದಾಗಿತ್ತು ಒಬ್ಬನನ್ನೂ ಬಿಡಿಲ್ಲ ಅಷ್ಟು ಜನನ ಕೊಂದಿಯಲ್ಲ ಧರ್ಮರಾಜನೇ ಮಾಡಿ ಸರಿಯೇ ಎರಡು ಪ್ರಶ್ನೆ ಕೇಳ್ತಾಳೆ ಅದಕ್ಕೆ ಇಲ್ಲಿ ಸಂದೇಹ ಬಂತು ಭೀಮ ಹೇಳ್ತಾನೆ ಅಮ್ಮ ಈ ಹೇಳಿಕೆ ನಾಕಿಲ್ವೇ ಇನ್ನೊಬ್ಬನ ರಕ್ತವನ್ನೇ ಕುಡಿಯಬಾರದು ಅನ್ಯಸ್ಯಾಪಿನ ವಾತವ್ಯಂ ರುಜಿರಂ ಕೆಂ ಪುನಃ ಸ್ವಕಂ ಒಂದೇ ಕುಲದ ರಕ್ತವನ್ನು ರಕ್ತವನ್ನೆಲ್ಲರೂ ಕುಡಿತೇನೆ ತಾಯಿ ಆದರೆ ಕುಡಿದೆ ಅಂತ ಹೇಳಿದ್ರಲ್ಲ ಹೌದು ಕುಡಿದೆ ಯಾವ ಅರ್ಥದಲ್ಲಿ ರುಚಿರಂ ನವ್ಯತಿಕ್ರಾಂತಿ ದಂತೋಷ್ಟಮೇ ಅಂಬಮಾಶ್ರಿತ ತುಟಿ ಹಲ್ಲು ಅಷ್ಟೇ ಬಾಯಲ್ಲಿ ಹೋಯಿತೆ ಹೊರತು ಹಲ್ಲಿನ ಒಳಕ್ಕೆ ರಕ್ತ ಹೋಗಿದರೆ ನೀನು ನಾಣೆ ನೋಡು ಅಂತ ಅಹಿಂಸೆ ಈ ಪ್ರಶ್ನೆ ಏನು ಯಾರು ಹೇಳಿದ್ರಿ ಕುಡಿಲ್ವಾದ್ರೆ ಪ್ರತಿಜ್ಞೆ ಗತಿ ಏನಾಯಿತು ರಕ್ತವನ್ನು ಕುಡಿಯಿದೆ ಅಂತ ಕುಂತಿ ಪುತ್ರ ಅಲ್ಲ ಸೌಲಭ್ಯ ಆಗಲಿಲ್ಲ ಅಂತಿದ್ನಲ್ಲ ಹಲ್ಲಿನೊಳಕ್ಕೆ ರಕ್ತ ಹೋಗದಿದ್ರೆ ಪ್ರತಿಜ್ಞೆ ವ್ಯಕ್ತವಾಯಿತು ಪ್ರತಿಜ್ಞೆ ಪೂರೈಸಿದರೆ ಪಾಪ ಬಂತು ಕುಡಿಯಬಾರ್ದು ಜ್ಞಾತಿ ರಕ್ತವನ್ನು ಕುಡಿದಂತ ಇದಕ್ಕೆ ಪರಿಹಾರ ಹೇಗೆ ಕೂತ್ಬಿಟ್ರಲ್ಲ ಬೆಪ್ಪಾಗಿ ಎರಡಕ್ಕೆ ಪರಿಹಾರ ಹೇಳ್ಬೋದು ಒಂದನೇದು ಅವನು ಕುಡಿದುದು ಉಂಟು ಪ್ರತಿಜ್ಞಾಪೂರ್ಣ ಆಗಬೇಕು ಮತ್ತು ಸುಳ್ಳು ಯಾಕೆ ಹೇಳ್ದ ಕುಡಿದುಂಟು ಅಂತ ಹೇಳಿದ್ರೆ ಅಲ್ಲೇ ಇದೆ ಒಡೆದು ಸಾಯ್ತಿದ್ದು ಗಾಂಧಾರಿ ಅವಳನ್ನು ಬದುಕಿಸುವುದಕ್ಕೆ ಸುಳ್ಳು ಹೇಳಿದ ಭೀಮಸೇನ ಇದೇ ನಿರ್ಣಯ ಅಥವಾ ಹಲ್ಲು ಬಾಯಿ ತುಟಿ ತನಕ ಹೋದದ್ರಲ್ಲಿ ಚರಿತಾರ್ಥ ಆಯಿತು ಅಂತ ಒಂದು ಹೇಳಬಹುದು ಸ್ವಾಮಿ ಹುಡುಗನ ಗಜಕೇಸರಿ ಯೋಗ ಇದೆ ಆನೆ ಮೇಲೆ ಹತ್ತು ಕೂತ್ಕೊಳ್ಳೋ ಯೋಗ ಜಾತಕದಲ್ಲಿ ಹೇಳಿರ್ತಾರೆ ಯಾವುದೋ ಹಳ್ಳಿಲಿ ಕೂತಿರ್ತಾನೆ ಪಟೇಲ್ನ ಮಗ ನನಗೆ ಗಜಕೇಸರಿ ಯೋಗ ಆಯಿತು ಎಂಟನೇ ಒಂಬತ್ತನೇ ವಯಸ್ಸಿನಲ್ಲಿ ಆನೆ ಮೇಲೆ ಮೆರವಣಿಗೆ ನಮ್ಮ ತಂದೆ ಹೇಳ್ತಿದ್ರು ಆನೆ ಮೇಲೆ ಮೆರವಣಿಗೆ ಆಗುತ್ತೆ ಎಂಟನೇ ವಯಸ್ಸಲ್ಲಿ ಯಾರು ಮಡಿಗೆ ಮಾಡೋರು ಅರ್ಕಾವತಿ ನದಿ ಸೋಪಾನದಲ್ಲಿ ಎಲ್ಲರೂ ಉಪಕರ್ಮ ಕೂತಿದ್ದಾರೆ ಊರು ವೈಷ್ಣವರೆಲ್ಲ ನಮ್ಮ ತಂದೆ ಅದು ಎಲ್ಲರಿಗೆ ಮಾಡಿಸ್ತಾ ಕೂತಿದ್ದಾರೆ ಅಲ್ಲಿ ಮಂಟಪದ ಹತ್ತ ಎರಡು ಕಲ್ಲಾನೆ ಇತ್ತು ನನಗೆ ಉಪನಯನ ಆಗಿರಲಿಲ್ಲ ನನಗೂ ಬೇಕು ಅಂತ ಹಠ ಮಾಡಿದ್ರೆ ಕಳ್ಳಿ ಜನಿವಾರ ಒಂದು ಹಾಕಿದ್ರು ನಮ್ಮ ತಂದೆ ಅವ್ರದ್ದು ಹಾಕಿ ಬಿಟ್ಟದ್ದನ್ನ ಇಲ್ಲಿ ಕೂತರು ಒಂದು ಮೆಟ್ಲ ಮೇಲೆ ಕೂರಿಸಿದ್ರೆ ಆನೆ ಚೆನ್ನಾಗಿತ್ತಲ್ಲ ಅಂತ ಅದ್ರ ಮೇಲೆ ಬಿಟ್ಟೆ ನಾನು ಒಂದು ಒಂದು ಕೊಟ್ಟರು ಕಪಾಳಕ್ಕೆ ಆನೆ ಮೇಲೆ ಕೂಡೋ ಯೋಗ ಇತ್ತು ಮುಠಾಳ ಕಲ್ಲಾನೆ ಮೇಲೆ ಕೂತ ಯೋಗವನ್ನು ಕಳ್ಕೊಂಡೆಲ್ಲ ಎಂಬುದಾಗಿ ನಾನು ಹೇಳಿದೆ ಕಲ್ಲಾನೆ ಮೇಲಾರು ಕೂತನಲ್ಲ ಅದೇ ಒಂದು ಭಾಗ್ಯ ನನಗೆ ಚಲಿತಾರ್ಥ ಅಂತಾರೆ ಸ್ವಾಮಿ ಇವನಿಗೆ ಸೆರೆಯಾಗುವ ಯೋಗವಿದೆ ಅರೆಸ್ಟ್ ಮಾಡ್ತಾರೆ ರಾಜರು ಒಂದು ಎರಡು ಗಂಟೆ ಕಾಲ ಸೆರೆಯೋಗವಿದೆ ಇವನಿಗೆ ಎಲ್ಲಿ ವಿಧಾನಸೌಧದಲ್ಲಿ ಹಾಗೆ ಲಿಫ್ಟಲ್ಲಿದ್ದಾನೆ ಕರೆಂಟ್ ಹೋಗಿಬಿಡ್ತು ಮೇಲೂ ಹೋಗಲಿಲ್ಲ ಕೆಳಗೂ ಹೋಗಲಿಲ್ಲ ಸೆರೆಯಲ್ಲಿದ್ದಾನೆ ಇದು ಚರಿತಾರ್ಥ ಹೇಗಾಗುತ್ತೆ ಜ್ಯೋತಿಷ ಸುಳ್ಳಾಗುವುದಿಲ್ಲ ಅದೇ ರೀತಿಯಲ್ಲಿ ಭೀಮಸೇನ ತುಟಿವರೆಗೆ ಹಲ್ಲಿನವರೆಗೆ ನಾಲಿಗೆ ಹೊರಗೆ ತೆಗೆಯಿದೆ ಪಾನ ಮಾಡಿರುವುದು ಸಂಭವ ಚಲಿತಾರ್ಥ ಅಂತ ಇಟ್ಕೊಳ್ಳೋಣ ಭೀಮ ಬರೀ ಚರಿತಾರ್ಥದಲ್ಲಿ ಮುಗಿಸೋವನಲ್ಲ ಸರಿಯಾಗಿಯೇ ಮಾಡುವವನು ರಕ್ತ ಕುಡಿದದ್ದು ಉಂಟು ಸರಿಯೋ ತಪ್ಪ ತೊಡೆ ಹೊಡೆದು ಸರಿ ಅಂತ ಕೇಳಿದ ಸರಿಯೋ ತಪ್ಪ ಪ್ರತಿಜ್ಞೆ ಇತ್ತು ಮಾಡಿದ್ದಾನೆ ಇದನ್ನು ಪ್ರತಿಜ್ಞೆ ಅಂತ ಮಾಡಿದ್ದಾನೆ ಆದರೆ ನಿಜ ಹೇಳಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾಳೆ ಅಂತ ಹೇಳಲಿಲ್ಲ ಆಪತ್ ಕಾಲದಲ್ಲಿ ಸುಳ್ಳು ಹೇಳಬಹುದು ರಾಮಾಯಣದಲ್ಲಿ ಪ್ರಮಾಣವಿದೆ ಅಂತ ಹೇಳಿದ ಮೇಲೆ ಕೌಲಿಗೆ ಶೇಷಾಚಾರ್ಯರು ಒಂದು ಲೇಖನವನ್ನು ಬರೆದು ನನ್ನ ಹೆಸರನ್ನು ಕೆಳಗೆ ಕೊಟ್ಟು ಇವರು ಹೇಳಿದಂತೆ ಹೀಗೆ ವಿವರಿಸಿದ್ದೇನೆ ಅಂತ ಕೊಟ್ಟೆ ಬಂದು ತೋರಿಸಿದ್ರು ಆರ್ಟಿಕಲ್ ಕೊಟ್ಟಿದ್ದಾರೆ ಅದಾದ ಮೇಲೆ ಕೃಷ್ಣನ್ ನೋಡಿದ್ರು ಗಾಂಧಾರಿ ನೀನೇನೇ ಹೇಳು ಕೃಷ್ಣ ಒಂದು ಮಗುವನ್ನು ಬಿಡಲಿಲ್ಲ ನನಗೆ ನೀನು ನನ್ನ ಹೊಟ್ಟೆ ಸಂಕಟ ತಾಳಲಾರೆ ಸರಿ ಅಮ್ಮ ಏನು ಮಾಡ್ಲಿ ಎಷ್ಟು ಬುದ್ಧಿ ನಿನ್ನ ಮನೆಗೆ ಬಂದು ನಾನೇ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಮಕ್ಕಳು ನಾನೇನ್ ಮಾಡ್ಲಿ ಅಂದ್ರೆ ಅವಳು ಕೋಪ ತಡೆಯಲಾರದೆ ಇನ್ನು ಮೂವತ್ತಾರು ವರ್ಷಕ್ಕೆ ನಿನ್ನ ಕಣ್ಣೆದುರಿಗೆ ನಿನ್ನ ಯಾದ ವಂಶವೆಲ್ಲ ಸುಟ್ಟು ಬೂದಿಯಾಗಲಿ ಪರಸ್ಪರ ಹೊಡೆದಾಡು ಸಾಯಿಲಿ ಶಾಪ ಕೊಟ್ಬಿಟ್ಲು ಗಾಂಧಾರಿ ಕಣ್ಣಿನ ಪಟ್ಟಿಯನ್ನು ಸ್ವಲ್ಪ ತೆಗೆದು ಧರ್ಮರಾಜನನ್ನು ನೋಡಿದಳು ಕೋಪದಿಂದ ಅವನ ಕೈಕಾಲು ಊರುಗಳೆಲ್ಲ ಸುಟ್ಟು ಹೋದವು ಧರ್ಮರಾಜನಿಗೆ ಇದು ನೋಡಿ ಅರ್ಜುನನಿಗೆ ಭಯವಾಯಿತು ನನಗೇನು ಮಾಡ್ತಾಳೆಯೋ ಅಂತ ಧರ್ಮರಾಜನ ಹಿಂದೆ ಅವಿತುಕೊಂಡ ಬರೆದಿದ್ದಾರೆ ಮಹಾಭಾರತದಲ್ಲಿ ಅಷ್ಟು ವರ್ಷದ ಅವಳ ತಪಸ್ಸಿನ ಫಲ ಇದು ಕೊನೆಯಲ್ಲಿ ಹೀಗೆ ವ್ಯರ್ಥವಾಗಿ ಹೋಯಿತು ಕರಹರಾದಕ್ಕೆ ಮನಸ್ಸಿನ ಸಂಕಟ ಕೋಪ ಆ ರೀತಿ ಮಾಡಿತು ಇನ್ನು ನಾವು ಈ ಸ್ತ್ರೀ ಪರ್ವವನ್ನು ಪಾರಾಗಿದ್ದೇವೆ ಇನ್ನೊಂದು ಸಣ್ಣ ಪ್ರಸಂಗ ಉಳ್ಕೊಳ್ತು ಮೂಲದಲ್ಲಿಲ್ಲ ಕೃಷ್ಣ ಮತ್ತು ಭಾನುಮತಿಯರ ಭೇಟಿ ಅದು ಮೂಲದಲ್ಲಿಲ್ಲ ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ ಅದು ತುಂಬ ಹೃದಯ ಸ್ಪರ್ಶಿ ಭಾಗ ಅಂತ ಕೆಲವರು ಹೇಳ್ತಾರೆ ಅದು ನಾಳೆ ವಿವರಿಸಿ ಧರ್ಮರಾಜನ ಪಟ್ಟಾಭಿಷೇಕ ಹೋಗ್ತಾ ಇದ್ದೇವೆ ಮಧುವಾತಾರತಾಯಿತೆ ಮಧುಕ್ಷರಂತಿ ಸಿಂಧವ ಮಾಧ್ವೀರ್ನ ಸಂತೋಷದೀಹಿ ಮಧುನಕ್ರಮತೋಷಿ ಮಧು ಮತ್ಪಾರ್ಥಿವ ಗುಂಡಜ ಮಧುಜವರಸ್ತುನ ಪಿತಾ ಮಧುವಾನ್ ಭುವನಸ್ಪತಿ ಮಧು ಮಾರ್ಗಮಸ್ತು ಸೂರ್ಯ ಮಾಧ್ವೀರ್ಗಾವೋ ಭವಂತು ಮಧು ಮಧು ಮಧು ಕೃಷ್ಣಾಯಿತು ನಮಃ ಇನ್ನೊಂದೇನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಭಟ್ರು ಹೇಳಿ ಹೇಳಿ ಹೇಳಿ ತಗೊಳ್ಳಿ ಜೈ ಶ್ರೀರಾಮ್ ಸುಮಾರು ಹದಿನೈದು ದಿನದ ಹಿಂದೆ ಆಚಾರ್ಯ ಅವರ ಸಮಕ್ಷಮದಲ್ಲಿ ವಿಜ್ಞಾಪಿಸ್ಕೊಂಡಿದ್ದೆ ಐವತ್ನಾಲ್ಕು ಸುವರ್ಣ ಪುಷ್ಪ ಬಂದಿತ್ತು ಅಂತ ಅವತ್ತು ವಿಜ್ಞಾಪಿಸಿದ ತಕ್ಷಣವೇ ಆಚಾರ್ಯರ ಒಂದು ಅನುಗ್ರಹ ಮತ್ತೆ ಐವತ್ನಾಲ್ಕು ಸುವರ್ಣ ಪುಷ್ಪಗಳು ಎಲ್ಲರ ಭಕ್ತಾದಿಗಳು ಬಂದು ಡೊನೇಟ್ ಮಾಡಿದ್ರು ಆ ಒಂದು ಸುವರ್ಣ ಉತ್ಸವ ಇವತ್ತು ಬಂದಿದೆ ಇದಕ್ಕೆ ಡೊನೇಟ್ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಾಳೆಯಿಂದ ಅವಕಾಶವಾದರೆ ಸಾಯಂಕಾಲದ ಹೊತ್ತು ಬಂದರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ನೂರೆಂಟು ಸ್ವರ್ಣ ಪುಷ್ಪದಿಂದ ಅರ್ಚನೆ ಮಾಡಲಾಗುತ್ತೆ ಈ ಕೈಂಕರ್ಯದಲ್ಲಿ ತಾವೆಲ್ಲ ಭಾಗವಹಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀವಿ ಅತಿ ಮುಖ್ಯವಾಗಿ ಈ ಒಂದು ತಿಂಗಳ ಕಾಲ ಮಹಾಭಾರತದ ಒಂದು ತಿಂಗಳ ಎರಡು ದಿನ ಪ್ರವಚನ ಬಹಳ ವಿಜೃಂಭಣೆಯಿಂದ ನಾಳೆ ಮುಕ್ತಾಯ ಆಗುತ್ತೆ ನಾಳೆದಿಂದ ಶ್ರೀಯವರಿಗೆ ಬ್ರಹ್ಮರಥೋತ್ಸವ ಹದಿನೆಂಟನೇ ತಾರೀಕಿಂದ ಹಿಡಿದು ಇಪ್ಪತ್ತ ಏಳನೇ ತಾರೀಕುವರೆಗೂ ವಿಶೇಷವಾಗಿರ್ತಕ್ಕಂಥ ಒಂದು ಬ್ರಹ್ಮೋತ್ಸವ ನಡೆಯುತ್ತೆ ಪ್ರತಿದಿನ ಸಂಜೆ ಒಂದೊಂದು ವಾಹನದಲ್ಲಿ ಭಗವಂತನಿಗೆ ರಾಜಬೀದಿಯಲ್ಲಿ ಮೆರವಣಿಗೆಯಾಗಿ ವೇದ ಪ್ರಬಂಧ ಮಂಗಳವಾದ್ಯದೊಡನೆ ವಿಶೇಷವಾಗಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ ಕಲ್ಯಾಣೋತ್ಸವ ಇಪ್ಪತ್ತೊಂದನೇ ತಾರೀಕು ಮೂರನೇ ತಾರೀಕು ಬ್ರಹ್ಮರಥೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಆಮೇಲೆ ಈ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿ ಸುಮಾರು ನೂರ ಎಂಟು ವರ್ಷಗಳಾಗಿದೆ ತಾವೆಲ್ಲ ಪ್ರತಿದಿನ ಇಲ್ಲಿ ಬರ್ತಾ ಇದ್ದೀರಾ ಮುಂದೆ ರಾಜದ್ವಾರ ಗೊಬ್ಬರವನ್ನ ಸ್ವಲ್ಪ ಗಮನಿಸಬೇಕಾಗಿ ಪ್ರಾಣಿಸ್ಕೊಳ್ತಾ ಇದ್ದೀನಿ ಏನಂದ್ರೆ ಬಹಳ ಶಿಥಿಲಾವಸ್ಥೆಯಲ್ಲಿದೆ ಅದನ್ನ ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಭಗವಂತನ ಪ್ರೇರಣೆಯಿಂದ ಸರ್ಕಾರದಿಂದ ಅನುಮತಿಯನ್ನು ಪಡೆದು ನಮ್ಮ ದೇವಸ್ಥಾನದ ವತಿಯಿಂದ ಈ ಒಂದು ಜೀರ್ಣೋದ್ಧಾರ ಕೈಂಕರ್ಯವನ್ನು ಮಾಡಬೇಕು ಅಂತ ಭಗವಂತನ ಒಂದು ಅನುಗ್ರಹ ಆಗಿದೆ ಇದರ ಒಂದು ಅಪೀಲನ್ನು ಹೊರಗಡೆ ಎಲ್ಲರಿಗೂ ಕೊಡ್ತಾರೆ ಇದನ್ನು ಸ್ವೀಕರಿಸಿ ಯಥಾಶಕ್ತಿಯಾಗಿ ತಾವುಗಳು ಈ ರಾಜದ್ವಾರದ ಗೋಪುರಕ್ಕೆ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಕನ್ನಡದಲ್ಲಿರೋದನ್ನು ಹೋಗ್ತೀನಿ ಇಂಗ್ಲಿಷು ಮತ್ತು ಕನ್ನಡ ಎರಡರಲ್ಲೂ ಇದೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಬೆಂಗಳೂರು ಮಹಾನಗರದ ಮಲ್ಲೇಶ್ವರದ ಅತ್ಯಂತ ಪುರಾತನವಾದ ದೇವಸ್ಥಾನವಾಗಿರುತ್ತದೆ ಮೈಸೂರು ಮಹಾರಾಜರಾಗಿದ್ದ ಶ್ರೀ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಅವರ ಆರಾಧ್ಯ ದೈವವಾದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿಯವರ ದಿವ್ಯ ಮಂಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿ ಈ ದೇವಸ್ಥಾನವನ್ನು ನಿರ್ಮಿಸಿ ಈಗ ಸುಮಾರು ನೂರೆಂಟು ವರ್ಷಗಳಾಗಿದೆ ಅಂದಿನಿಂದ ಇದುವರೆಗೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಸಹಕಾರದಿಂದ ಮತ್ತು ತಮ್ಮಂತಹ ಭಕ್ತಾದಿಗಳ ಸಹಾಯದಿಂದ ಶ್ರೀವರಿಗೆ ಅತಿಶಯವಾಗಿ ಮತ್ತು ವೈಭವ ಪುರಸ್ಸರ ದೈನಂದಿನ ಆರಾಧನೆ ಮತ್ತು ರಥೋತ್ಸವವೇ ಮೊದಲಾದ ಆಗಮೋಕ್ತ ವಿಶೇಷ ಸೇವೆಗಳು ಆಳ್ವಾರ್ ಆಚಾರ್ಯರುಗಳ ತಿರುನಕ್ಷತ್ರಾದಿಗಳು ಅವಿರತವಾಗಿ ನಡೆಯುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಈಗ ದೇವಸ್ಥಾನದ ಮಹಾದ್ವಾರದ ರಾಜಗೋಪುರವು ಶಿಥಿಲವಾಗಿರುವುದರಿಂದ ಈ ಗೋಪುರವನ್ನು ಶ್ರೀ ಪಾಂಚರಾತ್ರಾಗಮೋಕ್ತವಾಗಿ ಸುಂದರವಾದ ವಿಗ್ರಹಗಳಿಂದ ಮತ್ತು ಸುವರ್ಣ ಕಲಶದಿಂದ ಅಂದರೆ ಬಂಗಾರದ ಕಲಶವನ್ನು ಇಡಬೇಕು ಅಂತ ಒಂದು ಸಂಕಲ್ಪ ಕೂಡಿದ ಐದು ಅಂತಸ್ತಿನ ರಾಜಗೋಪುರವನ್ನು ನಿರ್ಮಿಸಿ ಕುಂಭಾಭಿಷೇಕವನ್ನು ಮಾಡಲು ಭಗವತ್ ಪ್ರೇರಣೆಯಿಂದ ನಿಶ್ಚಯಿಸಲಾಗಿದೆ ಈ ಭಗವತ್ ಕೈಂಕರ್ಯಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳು ಅಂದಾಜು ಮಾಡಲಾಗಿದೆ ಭಕ್ತ ಮಹಾಶಯರಾದ ತಾವುಗಳು ಈ ಮಹತ್ ಕಾರ್ಯಕ್ಕೆ ಉದಾರವಾಗಿ ವಂತಿಗೆ ನೀಡಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವುದರ ಮೂಲಕ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಚಾರ್ಯರನ್ನು ನಾನು ಪ್ರಾರ್ಥಿಸ್ಕೊಳ್ತೀನಿ ಈ ಕುಂಭಾಭಿಷೇಕದ ಅಧ್ಯಕ್ಷತೆಯನ್ನು ತಾವೇ ವಹಿಸಿ ದಯವಿಟ್ಟು ಇದ್ದು ನಡೆಸಿಕೊಡ್ಬೇಕಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಸುವರ್ಣ ಒಂದು ನಮಗಿಂತ ಜೈ ಸ್ವಾಮಿ ಬಹಳ ದೊಡ್ಡ ಕೈಂಕರ್ಯಕ್ಕೆ ನನಗಿಂತ ದೊಡ್ಡವರಿದ್ದಾರೆ ರಂಗಪ್ರಿಯ ಸ್ವಾಮಿಗಳಂತವರಿದ್ದಾರೆ ಪರಕಾಲ ಮಠಾಧೀಶರಿದ್ದಾರೆ ಇನ್ನೂ ಅನೇಕರಿದ್ದಾರೆ ನಾನು ಧನದಲ್ಲಿಯೂ ನಿಕೃಷ್ಟ ಜ್ಞಾನದಲ್ಲಿ ನಿಕೃಷ್ಟ ಅನುಷ್ಠಾನದಲ್ಲಿ ನಿಕೃಷ್ಟ ಏನೋ ಒಂದು ಹುಲ್ಲು ಕಡ್ಡಿ ಕೂರಿಸಿದ್ದೀರಿ ಭಗವಂತನ ಹೊರತು ಅದಿಂದ ಎರಡು ಮಾತು ಹೇಳ್ತೇನೆ ಹೊರತು ರಿಕ್ತ ಏನೂ ಇಲ್ಲ ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಮಂಗಳಾಚರಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತಬಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನು ಸಹಸ್ರಾಣಿ ದಿವಸೇ ದಿವಸೇ ಮೂಢಂ ಆವಿಶಂಚರ ಪಂಡಿತಂ ऊर्ध्वबाहुर्विरौम्येश न च कच्च शृणोति मे धर्मादर्थश्च कामश्च स किमर्थम् ಧರ್ಮಂ ತ್ಯಜೆ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಕಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಥ ಶುಚಿಶ್ರೋತಾ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ನಾರಾಯಣಂ नमस्कृत्य ಪರಂ ಚೈವ देवीं सरस्वतीं ಸರಸ್ವತೀಂ ವ್ಯಾಸಂ ततो जयमुदीरयेत् स्वस्य प्रजाभ्य परिपालयन्ताम् न्यायेन मार्गेण महीं महीषाः गोब्राह्मणेभ्यः शुभमस्त्वनित्यम्